ಪ್ರಕಾರ ಒಂದು ವಿನಂತಿ ಒಂದು ಮಾಹಿತಿ ವಿನಂತಿ ಯಾರು ಜಂಗಮ ಫೋನ್ ಮೊಬೈಲ್ ಇಟ್ಕೊಂಡಿದ್ರೆ ದಯವಿಟ್ಟು ಆಫ್ ಮಾಡಬೇಕು ತೊಂದರೆ ಆಗ್ತಾ ಇದೆ ಒಂದು ಸಂತೋಷದ ಮಾಹಿತಿ ನಿನ್ನೆವರೆಗೆ ಈ ಪ್ರವಚನ ಮಾಲೆಯಲ್ಲಿ ಏನು ಉಪನ್ಯಾಸಗಳು ನಡೆದಿವೆ ಅವುಗಳ ಸಿಡಿ ತಯಾರಾಗಿ ಈಗ ಲಭ್ಯ ಇದೆ ಆಸಕ್ತರು ಹೋಗುವಾಗ ಮಳಿಗೆಯಲ್ಲಿ ಕೊಂಡುಕೊಳ್ಳಬಹುದು ಮೊದಲು ನಮಗೆ ಅದನ್ನೆಲ್ಲ ಧ್ವನಿ ಮುದ್ರಣ ಮಾಡೋ ಉದ್ದೇಶ ಇರಲಿಲ್ಲ ಯಾಕೆಂದ್ರೆ ಬಂದು ಎಲ್ಲ ಗುರುಮುಖದಿಂದ ಕೇಳಬೇಕು ಅಂತಲೇ ನಮ್ಮ ಉದ್ದೇಶ ಇತ್ತು ಆದರೆ ಕ್ರಮೇಣ ಈ ಉಪನ್ಯಾಸಕ್ಕೆ ಬರಕ್ಕೆ ಆಗದೇ ಇರೋವ್ರಿಗೂ ಪ್ರಯೋಜನ ಆಗಲಿ ಎನ್ನುವ ಅಭಿಪ್ರಾಯ ಬಂತು ಅಲ್ಲದೆ ಯಾರು ಇಲ್ಲಿ ನೇರ ಉಪನ್ಯಾಸಗಳನ್ನು ಕೇಳಿರ್ತಾರೆ ಅವರೇ ನಮಗೆ ಪದೇ ಪದೇ ಮತ್ತೆ ಕೇಳಬೇಕಾಗತ್ತೆ ಅನ್ನೋ ಅಭಿಪ್ರಾಯನೂ ಹೇಳಿದ್ರಿಂದ ಈಗ <laughs> ಈಗ ಅದೊಂದು ವ್ಯವಸ್ಥೆ ಮಾಡಿ ಈ ಪ್ರವಚನಗಳ ಸಿಡಿ ಮಾಡ್ತಾ ಇದ್ದೇವೆ ನಿನ್ನೆವರೆಗೆ ಆದ ಉಪನ್ಯಾಸಗಳ ಸಿಡಿ ಲಭ್ಯ ಇದೆ ಹೋಗುವಾಗ ಆಸಕ್ತರು ತೆಗೆದುಕೊಳ್ಳಬಹುದು ನನ್ನ ಕೈಯಿಂದ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ಇದು ಒಂದು ಗುಚ್ಛ ಒಂದು ಸಿಡಿ ಪ್ರಮಾಣ श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताः शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेतसमकल्मषम् गोष्पदीकृतवाराशम् मशकीकृतराक्षसम् रामायणमहामाला रत्नम् वन्दे निलात्मजम् अञ्जनानन्दनम् वीरम् जानकीशोकनाशनम् कपीशमक्षान्तारम् वन्दे लङ्काभयङ्करम् मामिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् मातरयूतमुख्यम् श्रीरामदूतम् शिरदानुमामि उल्लङ्घ्य सिन्धोः सलिलम् शरीरम् यशोकवह्निम् जनकात्मजायाः आदाय तेनैव ददाहलङ्काम् नमामि तम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततुर्मूलवासिनम् भावयामि पौमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिन्नमत राक्षसान्तकम् वेदवेद्ये परे पुंसिः जाते दशरथात्मजे वेदः प्राचैरसादासीत् साक्षात् रामायणात्मनः चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनम् पुण्यः रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् ಯಾ ಕರ್ಣಾಂಜಲಿ ಸಂಪುಟ ಈರಹರಃ ಸಂಯಪ್ಪಿಪತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧುಜನ್ಮವ್ಯಾಹಜರಾವಿಪತ್ತಿನಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪದಂ ಶಾಶ್ವತಂ ತದುಪಗತ ಸುಮಾಸು ಸಂಧ್ಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ನಿಶಾಮಯಧ್ವಂ శ్రీరాఘవం దశరథాత్మజమప్రమేయం సీతాపజం రఘుకులాన్వయరత్నదీపం అజానుబాహుమరవిందదళాయితాక్షం రామం నిషాచర వినాశకరం నమామి వైదేహీ సైతం సురద్రుమతలే హైమే మహామండపే మధ్యే పుష్పకమాసనే మణిమయే వీరాసనే సుస్థితం అగ్రే వాచైతి ప్రభంజనసుతే తత్వం మునిభ్య పరం వ్యాఖ్యాంతం భరతాదిభిపరివృతం ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯಣ ಮಹಾವೋಂ ರಾಮಚಂದ್ರವರಬ್ರಹ್ಮಣೇ ಮಹಾವೋಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿವಪ್ರಚ ವಾಲ್ಮೀಕಿರ್ಮುನಿಪುಂಗಮಂ ತಪಸ್ವಾಧ್ಯಾಯ ತಪಸ್ವಿ ನಾರದಂ ಶ್ರೀರಘುನಂದನ ಪರಬ್ರಹ್ಮಣೇ ಮಹಾವೋಂ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಅಯೋಧ್ಯಾಕಾಂಡವನ್ನು ಪ್ರವೇಶ ಮಾಡಿ ದಶರಥ ಚಕ್ರವರ್ತಿ ಹೇಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಉದ್ದೇಶವನ್ನು ಮಾಡಿ ಘೋಷಣೆ ಮಾಡಿದನು ಜನ ಅದನ್ನು ಹೇಗೆ ಅನುಮೋದಿಸಿದರೋ ಅದರ ಹಿಂದೆ ಇದ್ದ ಅವನ ತಳಮಳವೇನು ಇತ್ಯಾದಿಗಳನ್ನು ಕುರಿತು ಸೂಕ್ಷ್ಮವಾಗಿ ರಾಮಚಂದ್ರ ಸ್ವಾಮಿ ಅಶ್ವಮೇಧ ಮಂಟಪದಲ್ಲಿ ಲವಕೋಶರು ವಿಜ್ಞಾಪಿಸಿದ್ದ ಕಥೆಯಿಂದ ಮುಂದಕ್ಕೆ ಇವತ್ತು ಇನ್ನಷ್ಟು ಬೆಳೆಸೋಣ ಅಯೋಧ್ಯಾಕಾಂಡದ ಮೊದಲರ್ಧ ಭಾಗದಲ್ಲಿ ನಿಮಗೆ ಜೀರ್ಣ ಮಾಡಿಕೊಳ್ಳುವುದಕ್ಕೆ ತುಂಬಾ ಕಠಿಣವಾದ ಭಾಗ ಈ ದಶರಥನ ಮನಸ್ಸಿನ ಒಳತೋಟಿ ಅವನ ಕಠಿಣವಾದ ನಿರ್ಧಾರ ರಾಮಪ್ರವರಾಜನ ಮತ್ತು ಅದರ ಹಿಂದೆ ಇರತಕ್ಕ ಕೈಕೇಯಿಯ ವ್ಯಕ್ತಿತ್ವದ ವೈಶಿಷ್ಟ್ಯ ಇದು ತುಂಬಾ ಕಠಿಣವಾದ ವಿಷಯ ಕೈಕೇಯಿ ಸ್ವಭಾವವನ್ನು ಅರ್ಥೈಸುವುದೇ ಕಠಿಣ ಯಾತಕ್ಕೆ ಅಂದರೆ ಅರ್ಥೈಸುವ ಮನುಷ್ಯರ ಮನಸ್ಸುಗಳೂ ವಕ್ರ ಕಠಿಣ ವಿಕೃತಿಗೊಂಡವು ಇಷ್ಟು ಹೊರಟಿದ್ದರೆ ಕೈಕೇಯಿ ನಮ್ಮ ನಂಬುವುದು ಕಷ್ಟವಲ್ಲ ಒಂದು ಹೆಣ್ಣಿನ ಹೃದಯ ಒಂದು ಮಹಾ ಸಾಮ್ರಾಜ್ಯದಲ್ಲಿ ಇಷ್ಟು ಅಲ್ಲೋಲ ಕಲ್ಲೋಲವನ್ನು ಮಾಡಿ ಒಬ್ಬ ಚಕ್ರವರ್ತಿಯನ್ನೇ ಕೊಂದು ಹಾಕಿ ಮಾತಿನಿಂದ ಮುಂದೆ ದೊರೆಯಾಗಲಿರ್ತಕ್ಕಂತಹ ರಾಜಕುಮಾರನಿಗೆ ವಿನಾಕಾರಣ ವನವಾಸವನ್ನು ಏರ್ಪಡಿಸಿ ಇಡೀ ರಾಮಾಯಣದ ಕಥೆಯನ್ನು ಒಬ್ಬಳು ಈ ರೀತಿ ಕಠೋರ ಹೃದಯದ ಹೆಂಗಸು ಮಾಡಿದಳು ಅಂದರೆ ನಾವು ನಂಬುವುದು ಹೇಗೆ ಇದು ಅನೇಕರ ಪ್ರಶ್ನೆ ವಾಲ್ಮೀಕಿ ರಾಮಾಯಣ ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಅನೇಕರಿಗೆ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ವಾಲ್ಮೀಕಿ ಹೇಳ್ತಾರೆ ಅಂತಹ ಸ್ತ್ರೀಯರು ಅವತ್ತು ಇದ್ದರು ನಿಮ್ಮ ಕಾಲದಲ್ಲಿ ಇರುತ್ತಾರೆ ನೋಡಿಕೊಳ್ಳಿ ಜಯಲಲಿತಾ ಯಾರು ಮಮತಾ ಬ್ಯಾನರ್ಜಿ ಯಾರು ಸುಭದ್ರಾ ಜೋಶಿ ಅಂತ ಒಬ್ಬಳಿದ್ದಳು ತಾರಕೇಶ್ವರಿ ಸಿನ್ಹಾ ಅಂತ ಒಬ್ಬಳಿದ್ರು ತಾಟಕೇಶ್ವರಿ ಸಿನ್ಹಾ ಅಂತ ಕರಿತಿದ್ವು ನಾವು ಸುಚೇತಾ ಕೃಪಲಾನಿ ಅಂತ ಒಬ್ಬಳು ಇವರೆಲ್ಲ ರಾಜಕಾರಣದಲ್ಲಿ ಭಜಾರಿಯರು ಕೆಟ್ಟ ಮಾತು ಹೇಳಬಾರದು ನಾನು ಸ್ತ್ರೀಯರನ್ನು ಅಬಲೆ ಅಂತ ಯಾರೋ ಹೇಳಿದ್ರು ಗೃಹಿಣಿಯರಿಗೆ ಹೇಳಿದ ಮಾತೇ ಹೊರತು ಒಂದು ಸಾಮ್ರಾಜ್ಯವನ್ನೇ ಕಾಲಿಕ್ಕಿ ಇಷ್ಟೆಲ್ಲ ಅನರ್ಥ ಮಾಡುವ ಸ್ತ್ರೀಯರುಂಟೆ ಅಂದ್ರೆ ಪುರುಷರಂತೆ ಸ್ತ್ರೀಯರಿಗೂ ಸಮಾನವಾದ ಅಧಿಕಾರವಿದೆ ಅನರ್ಥ ಮಾಡುವುದರಲ್ಲಿ ಅಂಥವ್ರು ಇರಲಿಲ್ಲ ಅಂತ ನಾವು ಭಾವಿಸಿಕೊಂಡು ಅವರನ್ನೆಲ್ಲ ತಿದ್ದುವುದು ಎಲ್ಲರನ್ನ ಒಳ್ಳೆಯದು ಮಾಡುವುದು ನಿಮ್ಮ ಹೃದಯದ ಒಳ್ಳೆತನ ತೋರಿಸ್ತದೆ ನಿಮಗೆ ನಂಬಿಕೆಗೆ ಇಷ್ಟ ಇಲ್ಲ ಎಂಥ ಕೆಟ್ಟವರಿದ್ದರೆ ಅಂತ ನೀವು ಕೈ ಮುಗಿತೇನೆ ನಾನು but we must face reality ಯಾವ ಕಾವ್ಯದಲ್ಲಿ ರಿಯಾಲಿಟಿ ಸತ್ಯದ ನಿಜವಾದ ಬಿಂಬ ಇಲ್ಲವೋ ಒಳಿತು ಕೆಡಕುಗಳ ಪರಸ್ಪರ ಸ್ಪರ್ಧೆ ಈ ದೇವಾಸುರ ಯುದ್ಧ ಈ ಚಿತ್ರವನ್ನು ವೇದಪುರುಷ ಏನು ಕೊಡ್ತಾನೆ ವೈದಿಕ ದರ್ಶನದ ಹೃದಯ ಅದರ ಬಿಂಬ ಎಲ್ಲಿಲ್ಲವೋ ಅಲ್ಲಿ ನಿಮ್ಮ ಹೃದಯಕ್ಕೆ ವಂಚನೆ ಆಗ್ತದೆ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರು ನೀವು ನಂಬಿದರೆ ಇವತ್ತಿನ ಭಾರತದ ಸ್ಥಿತಿ ನಮಗೆ ಬರ್ತದೆ ನೆಹರು ನಂಬಿದರು ಗಾಂಧಿ ನಂಬಿದರು ಎಲ್ಲರೂ ಒಳ್ಳೆಯವರೇ ದೇಶ ವಿಭಜನೆಯಾಯಿತು ಅಲ್ಲಿಂದ ಈಚೆಗೆ ಎಷ್ಟೊಂದು ಅವಾಂತರ ನಿನ್ನೆ ತನಕ ಮೊನ್ನೆ ತನಕ ಮುಂಬೈ ರೈಲ್ವೆ ಬ್ಲಾಸ್ಟ್ ತನಕ ನಡೆದಿದೆ you are not prepare to believe there is evil in life ಎಂಥ ಭ್ರಷ್ಟರು ನಾವು ಜೀವನದಲ್ಲಿ ಕೆಡಕನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳುವ ಕವಿ ಜನವಂಚನೆಯನ್ನು ಮಾಡ್ತಾನೆ ಜನರನ್ನು ತಯಾರು ಮಾಡಬೇಕು ಕೆಟ್ಟದ್ದಿದೆ ಆದರೆ ಕೆಟ್ಟದ್ದು ತೆಗಿಬಹುದು ಕೆಟ್ಟದನ್ನು ತೆಗೆಯುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು evil is real but removable evil is not permanent ಅದು ಆಕಸ್ಮಿಕವೋ ಶಾಪವೋ ವಿಧಿಯೋ ಹೀಗೆಲ್ಲ ಹೇಳಿ ಕುತಂತ್ರಗಳನ್ನು ಮಾಡಿ ಅದನ್ನು ಅಪಲಾಪ ಮಾಡಿ ಬಣ್ಣ ಗಿಣ್ಣ ಅಳಿಸೋದು ಬೇಡ ವಾಲ್ಮೀಕಿ ಎಷ್ಟು ಸಹಜವಾದ ಜೀವನದ ಚಿತ್ರವನ್ನು ಒಂದು ಕ್ಯಾರೆಕ್ಟರ್ ಹಾಗೂ ಒಂದು ಕ್ಯಾರೆಕ್ಟರ್ ಇದು ಕವಿ ಕಲ್ಪಿತವೂ ಅಲ್ಲ ನಡೆದದ್ದನ್ನು ಬರೆದಿದ್ದಾರೆ ಬರ್ತಾ ಮಾತನಾಡಿಕೊಂಡು ಬಂದೆವು ಹೇಳಿದ್ರಿ ಒಳ್ಳೆಯವರು ನೀವು ಮಾತನ್ನು ಹೇಳಿದ್ರಿ ಎಲ್ಲರೂ ಒಳ್ಳೆಯವರೇ ಎಲ್ಲಿ ತನಕ ಒಳ್ಳೆ ತನಕ ಒಳ್ಳೆಯದು ಪರೀಕ್ಷೆ ಆಗುವ ತನಕ a man's goodness a tested only in particular circumstances ಆ ಸಂದರ್ಭಾತೀತವಾಗಿ ಎಲ್ಲರೂ ಒಳ್ಳೆಯವರೇ ಪೊಟೆನ್ಷಿಯಲ್ ಇದ್ದೇ ಇರ್ತದೆ ಸಂದರ್ಭದಲ್ಲಿ ಗೊತ್ತಾಗ್ತದೆ ಒಳ್ಳೆಯವರೇ ಕೆಟ್ಟವರೇ ಎನ್ನುವುದು ಆ ದೃಷ್ಟಿಯಿಂದ ನೋಡುವಾಗ ರಾಮಾಯಣದಲ್ಲಿ ವಾಲ್ಮೀಕಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಮಂಥರೆಗಾಗಲಿ ಕೈಕೇಯಿಗಾಗಲಿ ರಾವಣನಿಗಾಗಲಿ ವಿರಾಧ ಕಬಂಧ ಅಥವಾ ವಾಲಿ ಇವರೆಲ್ಲ ಕೆಳಗಿನ ಜಾತಿಯವರು ಇವರಿಗೆಲ್ಲ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ವಾಲಿ ಬ್ರಾಹ್ಮ ವಾಲ್ಮೀಕಿ ಅಂತ ಅವರನ್ನು ತಿದ್ದು ಹೊರಡುವುದು ಈ ಹೃದಯದ ಈ ಒಂದು ಗ್ರಹಿಕೆಯೇ ಸರಿಯಲ್ಲ ನೀವು ತಿದ್ದುವುದಕ್ಕೆ ಯಾರು ಇದ್ದಿದ್ದನ್ನು ಬರೆದಿದ್ದಾರೆ ನೀವು ನೋಡಿಕೊಳ್ಳಿ ಇದಕ್ಕಿಂತ ಕ್ರೂರವಾದ ಕಥೆ ಮಹಾಭಾರತ ಶಕುನಿಯನ್ನು ತಿದ್ದು ಯಾರಾದರೂ ಕಾವ್ಯ ಬರೆದಿದ್ದಾರೆ ನೋಡಿ ಪಂಪನಿಗೂ ಆಗಿಲ್ಲ ಜೈನ ಕವಿಗಳಿಗೂ ಆಗಿಲ್ಲ ಪಂಪನ ಅಂಥ ಒಳಿತು ಎಲ್ಲ ಒಳಿತೆ ಕೆಟ್ಟದ್ದಿಲ್ಲ ಅಂತ ಹೇಳುವ ದರ್ಶನ ಜೈನ ದರ್ಶನದಲ್ಲಿ ಎಲ್ಲ ಒಳ್ಳೆ ಇದೆ ಬೌದ್ಧರಲ್ಲಿ ಎಲ್ಲ ಒಳ್ಳೆ ಇದೆ ಶಕುನಿ ಚಿತ್ರವನ್ನ ಯಾರೂ ಬದಲಿ ಮಾಡಲಿಕ್ಕೆ ಆಗೋದಿಲ್ಲ ನಾಳೆ ನೀವೊಂದು ಹೊಸ ಕಾದಂಬರಿ ಕಥೆ ಕಾವ್ಯ ಬರೀತೀರಿ ಟಿಪ್ಪು ಅನ್ನ ಲೋಕೋತ್ತರ ನಾಯಕ ಅಂತ ಚಿತ್ರ ಮಾಡ್ತೀರಾ ಮಾಡಿದ್ರೆ ಏನಾಗ್ತದೆ ಯೋಚನೆ ಮಾಡಿಕೊಳ್ಳಿ ವಂಚನೆ ಆಗುತ್ತೆ ಮತ್ತೆ ನಡೆದಿದ್ದೇ ನಡೆಯುತ್ತೆ ಇನ್ನೊಬ್ಬ ಸುಲ್ತಾನ ಬರ್ತಾನೆ ನಿಮ್ಮ ಸ್ವಾತಂತ್ರ್ಯ ಹೋಗ್ತದೆ ಅನ್ಯಾಯಗಳಾಗ್ತದೆ ಎದುರಿಗೆ ಬರೋ ಹುಲಿಯನ್ನು ಕಂಡು ಇಲ್ಲ ಇಲ್ಲ ಅದು ಬರೀ ಗೋವು ನಿಮ್ಮನ್ನು ಮುಟ್ಟಿ ಹೋಗುತ್ತೆ ಅಂತ ನಾನು ಸುಳ್ಳು ಆಶ್ವಾಸನೆ ಕೊಟ್ಟರೆ ನಿಮ್ಮನ್ನು ತಿಂದು ಪಾಪ ನನಗೆ ಬರುತ್ತೆ ಹುಲಿಗೆ ಬರೋದಿಲ್ಲ a great poet has to prepare the mind of the people of the nation for the true picture of the battle between good and evil ಇದು ನನ್ನ ಎಲ್ಲ ಕೃತಿಗಳಲ್ಲಿ ಲೇಖನಗಳಲ್ಲಿ ಪ್ರವಚನಗಳಲ್ಲಿ ಕಾಲೇಜಿನಲ್ಲಿ ಪಾಠದಲ್ಲಿ ಈ ಮಾತನ್ನು ನಾನು ಪದೇ ಪದೇ ಹೇಳ್ತೇನೆ reality may be cruel it may be hard to face but you have to face it how to face ರಾಮನಾಮ ಇದೆ ಅಪಾರವಾದ ಒಳ್ಳಿತಿದೆ ಜಗತ್ತಿನಲ್ಲಿ ಆ ಒಳ್ಳಿತನ ನೀವು ಗ್ರಹಿಸಿಕೊಳ್ಳಿ ಕೆಡುಕನ್ನು ಎದುರಿಸುವ ಶಕ್ತಿ ನಿಮಗುಂಟಾಗ್ತದೆ ನನಗೆ ಬೇಡ ಅಂದರೂ ರಾಮಾಯಣದ ಬಗೆಗೆ ಅಪಪ್ರಚಾರ ಮಾಡುವ ಲೇಖನಗಳೇ ಕಣ್ಣಿಗೆ ಬೀಳ್ತವೆ ನಾನು ಏನು ಮಾಡಲಿ ನಾನು ಹಣೆ ಬರಹ ಒಂದು ಪತ್ರಿಕೆ ಮಾಸ ಪತ್ರಿಕೆ ಅದರಲ್ಲಿ ಒಬ್ಬರು ಸಂಸ್ಕೃತ ಪ್ರೊಫೆಸರು ಈ ಪುಸ್ತಕ ತೆಗೆದು ಕೂಡಲೇ ಹೆಸರು ಹೇಳೋದಿಲ್ಲ ಅಯೋಧ್ಯಾಕಾಂಡ ರಾಮಾಯಣದ ಹೃದಯ ಅಂತ ಲೇಖನೆ ಲೇಖನ ಅದರಲ್ಲಿ ಕಣ್ಣಿಗೆ ಬಿತ್ತು ನನ್ನ ಕಣ್ಣಿಗೆ ಬೀಳುತ್ತೆ ವಾಕ್ಯ ದಶರಥನಿಗೆ ದೈವಾನುಗ್ರಹದಿಂದ ನಾಲ್ಕು ಮಕ್ಕಳೇನೋ ಆದರೂ ಅವನಿಗೆ ಸಕಲ ಸದ್ಗುಣ ಸಾರನಾದ ಜ್ಯೇಷ್ಠ ಪುತ್ರ ಶ್ರೀರಾಮನಲ್ಲಿ ಪ್ರಾಣಾಧಿಕ ಪ್ರೀತಿ ಇದ್ದುದು ಸಹಜವೇ ಒಪ್ಪಿಗೆ ಪೂರ್ತಿ ಒಪ್ಪಿಗೆ ಆದರೆ ಅವನ ಮೇಲಿನ ಅದೇ ಪ್ರೀತಿ ಅವನು ರಾಜಕುಲ ಮರ್ಯಾದೆಯನ್ನು ಉಲ್ಲಂಘಿಸುವಂತೆ ಮಾಡಿತು ಎಲ್ಲಿ ಉಲ್ಲಂಘನೆ ಮಾಡಿದ ತಾನಿನ್ನೂ ಜೀವಿಸಿರುವಾಗಲೇ ಶ್ರೀರಾಮಚಂದ್ರನನ್ನು ಸಿಂಹಾಸನದಲ್ಲಿ ಕೂಡಿಸುವ ಅವನ ಆಶೆ ವಿಚಿತ್ರ ರೀತಿಯಲ್ಲಿ ಪರ್ಯವಸಾನ ಕಂಡಿತು ರಾಮ ಓದಿಲ್ಲ ರಾಮಾಯಣವನ್ನು ವಾಕ್ಯ ಇದೆ ಅವರು ತಪ್ಪರ್ಥ ಮಾಡಿದ್ದಾರೆ ಪ್ರೀತಿರೇಷ ಕಥಂ ರಾಮೋ ರಾಜಾಸ್ಯಾನ್ಮಯಿ ಜೀವತಿ ಮೂವತ್ತಾರನೇ ಶ್ಲೋಕ ಮೊದಲನೇ ಸರ್ಗ ಅಯೋಧ್ಯಾಕಾಂಡ ಇದರ ಹಿಂದೆ ಎಷ್ಟು ವಿಷಯ ಇದೆ ಮುಂದೆ ಎಷ್ಟು ವಿಷಯ ಇದೆ ನೋಡೇ ಇಲ್ಲ ಮಹಾಂತರು ದಶರಥ ರಾಜನಿಗೆ ಮನಸ್ಸಿಗೇನು ಉಂಟಾಯಿತು ಅಥ ರಾಜೋ ರಾಜ್ಞೋ ಬಭೂವೈವಂ ವೃದ್ಧಸ್ಯ ಚಿರಜೀವಿನಃ ವೃದ್ಧನಾಗಿದ್ದಾನೆ ತುಂಬ ಕಾಲ ಬಾಳಿ ಆಗಿದೆ ಬದುಕಬೇಕೆನ್ನುವ ಆಸೆ ಬಹಳ ಇಲ್ಲ ಆದರೆ ಕೈ ಕೈ ಚಾಪಲ್ಯ ಇನ್ನೂ ಇತ್ತು ನಿನ್ನೆ ಹೇಳಿದ್ದೇನೆ ಅದನ್ನು ಅದು ಒಗ್ಗರಣೆ ಬಿಟ್ಟು ನಾವು ಮಾತಾಡೋ ಹಾಗಿಲ್ಲ ಅಂಥವನಿಗೆ ಪ್ರೀತಿರೇಶ ಕಥಂ ರಾಮೋ ರಾಜಾಸ್ಯಾನ್ಮಯಿ ಜೀವತಿ ನಾನು ಬದುಕಿರುವಾಗಲೇ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ನೋಡಬೇಕು ಎಂಬ ಪ್ರೀತಿ ಉಂಟಾಯಿತು ಇದು ಅತಿಯಾದದ್ದರಿಂದ ಅವರ ಆಕ್ಷೇಪ ಅವನು ಬದುಕಿರುವಾಗಲೇ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೊರಟದ್ರಿಂದ ದಶರಥನಿಗೆ ಹೀಗಾಯಿತು ಅವಳು ಕಾಡಿಗೆ ಹೋಗಬೇಕಾಯಿತು ಪಟ್ಟಾಭಿಷೇಕ ಆದಷ್ಟು ಬಿಟ್ಟಷ್ಟು ನಾ ಸಾಯೋ ಸಾಯ್ತೇನೆ ಆದ್ರಾಗಲಿ ಅಂತ ಬಿಟ್ಟಿದ್ರೆ ಆಗ್ತಿರಲಿಲ್ಲ ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ ಇದು ಶುದ್ಧ ಅಬದ್ಧ ಅವರು ರಘುವಂಶವನ್ನೇ ಓದಿಲ್ಲ ಸಂಸ್ಕೃತ ವಿದ್ವಾಂಸರು ರಘುವಂಶದಲ್ಲಿ ಹೇಳ್ತಾರೆ ದಶರಥ ಒಬ್ಬನೇ ಅಲ್ಲ ಶೈಶವೇಭ್ಯಸ್ತ ವಿದ್ಯಾನ ನಮ್ಮ ತೊರವೆ ರಾಮಾಯಣದಲ್ಲಿ ಹೀಗೆಯೇ ಭಾಷಾಂತರ ಮಾಡಿದ್ದಾರೆ ರಘುವಂಶದ ಮಹಾರಾಜನ ಮೇಲೆ ಕಾವ್ಯ ಬರೆಯೋದಕ್ಕೆ ನೀನು ಏನೆಯ ಯೋಗ್ಯತೆ ಕಾಳಿದಾಸ ಅಂತ ಕೇಳೋದಾದ್ರೆ ತನು ವಾಕ್ ವಿಭವೋಪಿ ಸನ್ನೆ ವಾಕ್ ವೈಭವ ಕಡಿಮೆ ಇದ್ರೂ ಕೂಡ ದೋಣಿಯಲ್ಲಿ ಕೂತ್ಕೊಂಡು ಒಬ್ಬ ಮೂಢ ಸಮುದ್ರವನ್ನ ದಾಟುವುದಕ್ಕೆ ಆಶೆ ಪಡುವಂತೆ ಉಣಾಮನ್ವಯಂ ವಕ್ಷೆ ಆ ರಘು ವಂಶದಲ್ಲಿ ಎಲ್ಲಿ ಮಾಂಧಾತನಿಂದ ಹಿಡಿದು ದಶರಥನವರೆಗೆ ಎಲ್ಲರೂ ಹೇಗಿದ್ರು ಶೈಶವೇಭ್ಯಸ್ತ ವಿದ್ಯಾನ ಸಣ್ಣ ಮಕ್ಕಳಾಗಿದ್ದಾಗ ಶಿಶುಕಾಲದಿಂದ ಹಿಡಿದು ಯೌವನ ವಿವಾಹ ಆಗೋ ತನಕ ಬ್ರಹ್ಮಚರ್ಯ ಎಲ್ಲ ವಿದ್ಯೆಗಳನ್ನು ಕಲಿತಾ ಇದ್ರು ಯೌವನೇ ವಿಷಯೈಷಿಣಾಂ ಯೌವನ ಬಂತು ಪತ್ನಿ ಜೊತೆಯಲ್ಲಿ ಸುಖ ಪಡಬೇಕು ಮಕ್ಕಳನ್ನ ಮುಂದೆ ಸಂತಾನಕ್ಕೆ ರಾಜಾರ್ಹವಾದ ಮಕ್ಕಳನ್ನ ಕೊಡಬೇಕು ಅಂತ ವಿಷಯ ಭೋಗಗಳನ್ನು ಅನುಭವಿಸಿ ವಾರ್ಧಕೆ ಮುನಿವೃತ್ತೇನ ವೃದ್ಧಾಪ್ಯ ಬಂತು ವಾನಪ್ರಸ್ಥಾಶ್ರಮಕ್ಕೆ ಹೋಗುತ್ತಿದ್ರು ದಶರಥನಿಗೆ ಅದು ಅವಸ್ಥೆ ಈಗ ವಾರ್ಧಕೆ ಮುನಿವೃತ್ತೇನ ಕೊನೆಯಲ್ಲಿ ಯೋಗೇನ ತನು ತ್ಯಜಾಂ ಯೋಗದಲ್ಲಿ ಪ್ರಾಣವನ್ನು ಬಿಡುತ್ತಿದ್ರು ರಘೂಣಾಮನ್ವಯಂ ವಕ್ಷೇ ತನುವಾಗ್ವಿಭವೋಪಿ ಸನ್ ಈ ಶ್ಲೋಕದ ಹಿಂದೆ ಇರೋ ಭಾವ ಏನು ಅಜ ದಿಲೀಪ ಭಗೀರಥ ರಘು ಮೊದಲಾದವರು ತಮಗೆ ರಾಜ್ಯಭಾರ ಮಾಡಿ ಸಾಕು ವಂಶೋತ್ಕರ ಪುತ್ರ ಹುಟ್ಟಿದ್ದಾನೆ ಅಂತ ತಿಳಿದ ಮೇಲೆ ಆ ಮಗುವಿಗೆ ಒಂದು ದಿವಸ ತಾವೇ ಕೈಯಿಂದ ಪಟ್ಟಾಭಿಷೇಕವನ್ನು ಮಾಡಿಸಿ ಮಗುವಿನ ಅಪ್ಪಣೆ ಮುಂದೆ ಅವನೇ ಚಕ್ರವರ್ತಿ ಆದ್ದರಿಂದ ಕುಲಗುರುಗಳ ಅಪ್ಪಣೆಯನ್ನು ಪಡೆದು ನಾನಿನ್ನು ತಪಸ್ಸಿಗೆ ಹೋಗ್ತೇನೆ ತಪಸ್ಸಿಗೆ ಹೋಗೋದಂದ್ರೆ ವಾನಪ್ರಸ್ಥಾಶ್ರಮದಲ್ಲಿ ಇದು voluntary withdrawal into solitude ರಾಜಕಾರಣಿಗಳಿಗೆ ಗೊತ್ತಿದ್ದು ಗೊತ್ತಿಲ್ಲ ಜನರ ಬಾಯಲ್ಲಿ ಛೀಥು ಅನಿಸ್ಕೊಂಡು ಇವರು ಇನ್ನೂ ಸಾಯಲಿಲ್ವಲ್ಲ ಹೋಗಲಿಲ್ವಲ್ಲ ಹಾಗಲ್ಲ ತಾವಾಗಿಯೇ ತಪಸ್ಸಿಗೆ ಹೋಗಬೇಕು ವಾನಪ್ರಸ್ಥರಾಗಬೇಕು ಭೋಗ ಅನುಭವಿಸಿದ್ ಸಾಕು ಅತ್ಯಂತ ಸರಳ ವೃತ್ತಿಯಲ್ಲಿ ಚಕ್ರವರ್ತಿಯಾಗಿದ್ದರೂ ಉದುರಿ ಬಿದ್ದ ಹಣ್ಣು ಎಲೆ ಕುಡ್ಕೊಂಡು ತಿನ್ಕೊಂಡು ನೀರು ಕಾಡಿನ ನದಿಗಳ ತೊರೆಗಳ ಕೆರೆಗಳ ನೀರನ್ನು ಕುಡಿದುಕೊಂಡು ಶರೀರ ಒಣಗಿ ಬೀಳುವ ತನಕ ಇದು ತಪಸ್ಸಲ್ಲಿರಬೇಕು ವಾರ್ಧಕೆ ಮುನಿ ವೃತ್ತೀನ ಕೊನೆಯಲ್ಲಿ ಯೋಗೇನಾಂತೆ ತ್ಯಜ ಯೋಗದಲ್ಲಿ ಪ್ರಾಣ ಬಿಡ್ತಿದ್ರು ಆಸ್ಪತ್ರೆಯಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಒಕಾರ್ಟ್ ಆಸ್ಪತ್ರೆಯಲ್ಲಿ ಸಾಯ್ತಾ ಇರಲಿಲ್ಲ ಮಕ್ಕಳಿಗೆ ಪೀಡೆ ಆಗ್ತಾ ಇರಲಿಲ್ಲ ನಾವು ದೇವರನ್ನು ಇದನ್ನೇ ಪ್ರಾರ್ಥನೆ ಮಾಡ್ತೇವೆ ಮಕ್ಕಳಿಗೆ ಭಾರವಾಗದಂತೆ ಕೊನೆಯಲ್ಲಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ನಾವು ಉಳಿಬಾರದು ದುಡ್ಡು ಹೋಯಿತು ಅಪ್ಪನೂ ಹೋದ ದೇವರೇ ಆ ಸ್ಥಿತಿ ಅವರು ತರಬೇಡ ನಮಗೂ ಆ ಸ್ಥಿತಿ ತರಬೇಡ ಎಲ್ಲೋ ದೂರಕ್ಕೆ ಹೋಗ್ತೇವೆ ಹೋದದ್ದು ಗೊತ್ತಾಗಿರಬಾರದು ಅವರಿಗೆ ಅವ್ರಿಗೆ ಭಾರ ಆಗಬಾರದು ನಮ್ಮ ಪೆನ್ಷನ್ನಲ್ಲಿ ನಾವಿರಬೇಕು ಇದು ಇವತ್ತಿಗೂ ಮನುಷ್ಯರು ಶಾಂತ ಸ್ವಭಾವದವರು ಬಯಸುವಂತಹ ಒಂದು ಗುರಿ ಇದು ಇಡೀ ರಘುವಂಶದ ಮಹಾರಾಜರಿಗೆಲ್ಲ ಇತ್ತು ಅಂತ ತಿಳ್ಕೊಂಡೆ ದಶರಥ ತಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಹೋಗಬೇಕು ಅಂತ ನೋಡಿದ್ನೆ ಹೊರತು ಬದುಕಿರುವಾಗಲೇ ನೋಡಿ ಚಪಲ ದುಡುಕಬೇಕು ಅಂತ ಮಾಡಿದ ಅನ್ನೋದು ಇದು ಅತಿ ಪ್ರವೃತ್ತಿ ಇದಲ್ಲ ಹೀಗೆ ಬರೀಬಾರದು ರಾಮಾಯಣ ಓದೇ ಬರೀಬಾರದು ಒಂದು ಪತ್ರಿಕೆಯಲ್ಲಿ ಬರೆದು ಬಿಟ್ಟ ಧಾರ್ಮಿಕ ಪತ್ರಿಕೆ ನಿನ್ನೆ ಮೊನ್ನೆ ಮೊದಲನೇ ದಿವಸದಿಂದ ಹೇಳ್ತಿದ್ದೆ ಎಷ್ಟೊಂದು ಅಬದ್ಧವಾದ ಕಥೆಗಳನ್ನು ಬರೆದು ಬರೆದು ಭಾರತೀಯರು ತಲೆ ಕೇಳಿಸಿಬಿಟ್ಟಿದ್ದಾರೆ ನೋಡಿ ಕನ್ನಡದಲ್ಲಿ ಗಾಡೆ ಕೇಳಿದ್ದೀರಿ ಕಾಡು ಬಾ ಅನ್ನುತ್ತೆ ಊರು ಹೋಗು ಅನ್ನುತ್ತೆ ಇದು ನಾವು ಮಾಡಿದ್ನ ಅದೇ ನೀವು ಮಾಡಿದ್ರ ಕಾಡು ಬಾ ಅನ್ನುವ ವಯಸ್ಸು ಊರು ಹೋಗು ಅನ್ನುವ ವಯಸ್ಸು ಎಷ್ಟು ಹಳೇದಿದು ಕಾಳಿದಾಸ ಹೇಳಿದ ಮಾತನ್ನ ಪರಂಪರೆಯಿಂದ ನಮ್ಮ ಪೂರ್ವಿಕರು ಹೇಳ್ತಿದ್ದಾರೆ ವಾನಪ್ರಸ್ಥಾಶ್ರಮ ಅಂದ್ರೆ ಊರಿಂದ ಆಚೆಗೆ ಕಾಡು ಕುಗ್ರಾಮ ಅಂಟಿ ಅಂಟದಂತೆ ಇರುವ ಜನಸಂಪರ್ಕ ತೀರ ಇಲ್ಲದೆ ಇರುವಂತಹ ಒಂದು ಶಾಂತ ಜೀವನವನ್ನು ವೃದ್ಧಾಪ್ಯದಲ್ಲಿ ಬಯಸಬೇಕು ಅದು ಬಯಸಿದವರಿಗೆ ಅದರ ಸುಖ ಗೊತ್ತು ಬರೀ ಟ್ರಾಫಿಕ್ ಸಿಗ್ನಲ್ ಹತ್ರ ಮನೆ ಮಾಡಿಕೊಂಡಿದ್ದವರು ಗೊತ್ತಾಗೋದಿಲ್ಲ ಇದು ದೂರದಲ್ಲಿರಬೇಕು ತಾಲೂಕಾ ಪ್ಲೇಸ್ಗಿಂತ ಸಣ್ಣ ಊರಿರಬೇಕು ಹೋಬಳಿ ಇರಬೇಕು ಟೆಲಿಫೋನ್ ಇರಬಾರದು ಟೆಲಿ ಪ್ರಿಂಟರ್ ಇರಬಾರದು ಬೇಕು ಅಂದ್ರೆ ವ್ಯಾನು ಕಾರು ಕಾಕೊಂಡು ಐವತ್ತು ಜನ ಬಂದು ನಿಮ್ಮ ಸುತ್ತ ಸ್ವಾಮಿ ಇದು ಕೊಡಿ ಅದು ಕೊಡಿ ಪೀಡಿಸ್ತಾರಲ್ಲ ಜನಪೀಡೆ ಇಲ್ಲದೆ ಇರಬೇಕು ನೀವಾಗಿ ಏನಾದ್ರು ಜನರಿಗೆ ಕೊಡಬೇಕು ಅಂತಂದ್ರೆ ಸೌಲಭ್ಯ ಇರಬೇಕು ಸಮಾಜಕ್ಕೆ ನಿಮ್ಮ ಕೊಡುಗೆ ಕೊನೆಯ ತನಕ ಇರ್ತದೆ ಸಮಾಜವನ್ನು ಮರಿಬೇಡಿ ಮನುಷ್ಯ ಹುಟ್ಟುವುದೇ ಸಮಾಜದಲ್ಲಿ ಮನುಷ್ಯ ಸಾಯುವುದೇ ಸಮಾಜದಲ್ಲಿ ಮನುಷ್ಯ ಯಾರಿಗಿಲ್ಲದೆ ಇದ್ರೂ ಕೊನೆಯಲ್ಲಿ ನಾಲ್ಕು ಜನರಿಗೂ ಬೇಕು ಆ ನಾಲ್ಕು ಜನರನ್ನು ಮನುಷ್ಯ ಮರಿಬಾರದು ಆದ್ರಿಂದ ದಶರಥನಿಗೆ ತಾನು ಬದುಕಿರುವಾಗ ರಾಮನು ಪಟ್ಟಾಭಿಷೇಕ ಮಾಡಬೇಕು ಅಂತದ್ರಲ್ಲ ಅಸಹಜತೆ ಏನಿದೆ ಅಸಹಜತೆ ಎಲ್ಲಿ ಬಂತು ಜನರ ತಲೆ ಮೇಲೆ ಹೊರಿಸಿ ಮ್ಯಾಂಡೇಟ್ ಜನಾಭಿಪ್ರಾಯದಂತೆ ಮಾಡ್ತಾ ಇದ್ದೇನೆ ವಂಶ ಪರಂಪರೆಯಿಂದ ಬಂದದ್ದನ್ನು ಕೊಡ್ತಾ ಇಲ್ಲ ಅನ್ನೋ ಚಿತ್ರ ಮಾಡಿದ ಈ ಠಕುಮಿಕಿ ಇದರಲ್ಲಿ ಅವನ ಹೃದಯದ ತಳಮಳ ಅದರಲ್ಲಿಯೂ ಒಂದು ದೃಷ್ಟಿಯಲ್ಲಿ ಮಾನವ ದೌರ್ಬಲ್ಯ ಕಾಣ್ತೀರಿ ಬದುಕಿರುವಾಗಲೇ ರಾಮನ ಪಟ್ಟಾಭಿಷೇಕ ಮಾಡಬೇಕಂದದ್ದು ತಪ್ಪಲ್ಲ ರಾಮನು ಹಾಗೆ ಮಾಡಿದ ಸ್ವಯಂ ರಾಮಚಂದ್ರ ಸ್ವಾಮಿ ತಾನು ಜಗತ್ತನ್ನೇ ಬಿಟ್ಟು ಅವತಾರ ಸಮಾಪ್ತಿ ಮಾಡುವಾಗ ಮಗನನ್ನ ಕರೆದ ಕುಶನನ್ನ ಪಟ್ಟಾಭಿಷೇಕ ಮುಹೂರ್ತ ನೋಡಲಿಲ್ಲ ಮಗು ಲಕ್ಷ್ಮಣ ಹೊರಟು ಬಿಟ್ಟ ಕಾಣೋ ಅವನು ಗಡಿ ಪಾರು ಮಾಡಿಬಿಟ್ಟೆ ನಾನು ಇರುವುದಕ್ಕೆ ಅವಕಾಶವಿಲ್ಲಪ್ಪ ಬಾ ಇಲ್ಲಿ ಅಂತ ತನ್ನ ಮುಡಿಯನ್ನು ಕಳಿಸಿ ಅವನ ತಲೆಯಲ್ಲಿಟ್ಟು ಲೇ ಲವ ಅಣ್ಣ ತಮ್ಮೊಂದು ಜಗಳ ಮಾಡಿದ ರಾಜ್ಯ ಮಾಡಿಕೊಳ್ಳಿ ವಸಿಷ್ಠರೇ ನೀವು ಅಣಿಸ್ಕೊಳ್ಳಿ ಹಿಂತಿರುಗಿ ನೋಡದೆ ಸರಿಯೋ ನದಿ ಪ್ರವೇಶ ಮಾಡಿಬಿಟ್ಟ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ದೊರೆ ಹೋಗಿ ಚಾರ್ಜ್ ಕೊಟ್ಟು ಹೋಗಬೇಕು ಒಂದು ಸಂಸ್ಥೆ ಬಿಟ್ಟು ಹೋಗೋರು ಸರಿಯಾದವ್ರನ್ನ ಅಲ್ಲಿಟ್ಟು ಹೋಗಬೇಕು ನಮ್ಮ ಡ್ಯೂಟಿ ಅದು ಉಪ್ಪು ತಿಂದಿರ್ತೀರಿ ಸಂಸ್ಥೆಯಲ್ಲಿ ರಾಜ್ಯವೆಂಬುದು ಒಂದು ಸಂಸ್ಥೆ ಸಮರ್ಥರ ಕೈಯಲ್ಲಿ ಅದನ್ನು ಕೊಟ್ಟು ಹೋಗಬೇಕು ಅನಾಯಕ ಪಾಳ್ಯ ಆಗುವಂತೆ ಮಾಡಿ ಹೋಗಬಾರದು ಈ ಪದ್ಧತಿಯಂತೆ ದಶರಥ ಮಾಡಿದ್ದಾನೆ ಅದರಲ್ಲೇನು ನಾವು ಹುಡುಕ್ತಕ್ಕದ್ದು ತಪ್ಪಿಲ್ಲ ಇದನ್ನೆಲ್ಲ ಹೇಳಿ ಹೇಳಿಯಾಯಿತು ಇವತ್ತು ಮುಂದಿನ ಕಥೆಗೆ ಹೋಗ್ತಾ ಇದ್ದೇವೆ ಪರಿಷತ್ತು ಅನುಮೋದನೆ ಮಾಡಿತು ಒಪ್ಪಿಬಿಟ್ಟ ದಶರಥ ಏನು ಎಷ್ಟು ಶ್ಲೋಕ ಹೇಳಬೇಕು ಎಷ್ಟು ವ್ಯಾಖ್ಯಾನ ಮಾಡಬೇಕು ಮುಂದೆ ಹೋದ ಕಥೆ ಹಿಂದೆ ನೋಡಿ ಅಯ್ಯೋ ಇದು ಬಿಟ್ಟನಲ್ಲ ಅದು ಬಿಟ್ನಲ್ಲ ಇದು ಬಿಟ್ಟನಲ್ಲ ರಾಮನೇ ಕಣ್ ಮನ್ನಿಸ್ಲಿ ನನ್ನನ್ನು ಈಗೇನಾಯಿತು ಅರ್ಧರಾತ್ರಿ ಊರಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ಜನ ಮನೆಗಳಿಗೆಲ್ಲ ಹೊಸ ಬಣ್ಣ ಸುಣ್ಣ ಬಳಿದು ಪತಾಕ ಅಲಂಕಾರ ಫೆಸ್ಟೂನ್ಸ್ ಗಾರ್ಲೆಂಡ್ಸ್ ಮನೆ ಮನೆಯಲ್ಲಿ ಕಂಬ ಕಂಬಗಳಲ್ಲಿ ರಾಜವೀಧಿ ಎರಡೂ ಕಡೆಯ ಮರಗಳಲ್ಲಿ ದೀಪಾಲಂಕಾರ ಮಾಡಿದ್ರು ಅಂತ ಬರ್ತಾರೆ ಎಲ್ಲ ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವ ಕಾಲ ವಿದ್ಯುತ್ ದೀಪ ಇಲ್ಲದೆ ಇದ್ದ ಕಾಲದಲ್ಲಿ ಅವರು ಮರಗಳಿಗೆ ಹೇಗೆ ಅಲಂಕಾರ ಮಾಡಿದ್ರೋ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಗೋವಾ ಕಡೆಯಲ್ಲಿ ದೀಪ ದೇವಸ್ಥಾನದ ಮುಂದೆ ಹಚ್ಚುವುದಕ್ಕೆ ದೊಡ್ಡ ದೀಪದ ಕಂಬಗಳಿಟ್ಟಿರ್ತಾರೆ ಸಾಲು ಸಾಲು ಸಾಲು ದೀಪಗಳು ಅಯೋಧ್ಯೆಯ ರಾಜಮಾರ್ಗದಲ್ಲಿಯೂ ಅಂತಹ ದೀಪ ವ್ಯವಸ್ಥೆ ಇದ್ದಿರಬೇಕು ತುಂಬ ಯಾಕೋ ಅರ್ಥ ಇದೆ ಅದು ರಿಕಾರ್ಡಿಂಗು ಕಷ್ಟ ನನಗೂ ಸ್ವಲ್ಪ ಕೇಳೋದು ಕಷ್ಟ ಏನೋ ವ್ಯತ್ಯಾಸವಾಗಿದೆ ನೋಡಿ ಬಹಳ ಯಾಕೋ ಬರ್ತಾ ಇದೆ ಇಂಥದ್ದು ಮಾಡಬೇಕಾ ಅಷ್ಟೆಲ್ಲ ಏರ್ಪಾಡು ಮಾಡಿದ ದೊರೆ ಈ ಸಮಾಚಾರವನ್ನು ಇನ್ನೂ ಕೈಕೇಯಿಗೆ ತಿಳಿಸಿಲ್ಲ ಊರಲ್ಲಿ ಡಂಗೂರ ಹಾಕಿದ್ದಾರೆ ಕಿವಿ ಬಿರಿದು ಹೋಗುವಷ್ಟು ಎಲ್ಲರೂ ಕೇಳಿದ್ದಾರೆ ಪ್ರತಿಯೊಬ್ಬರೂ ಹೊಸ ಬಟ್ಟೆ ಉಟ್ಟುಕೊಂಡಿದ್ದಾರೆ ಒಡವೆಗಳನ್ನು ಧರಿಸಿದ್ದಾರೆ ಯಾವತ್ತೂ ಧರಿಸದೇ ಇದ್ದದ್ದು ಹಬ್ಬ ಮಾತ್ರ ಬಂದಾಗ ಧರಿಸುವಂತಹ ಒಡವೆ ವಸ್ತ್ರಗಳು ಬೆಳಗ್ಗೆ ಎಷ್ಟೊತ್ತಿಗಾಗ್ತದೆಯೋ ಸೂರ್ಯೋದಯ ಎಷ್ಟೊತ್ತಿಗಾಗ್ತದೆಯೋ ಪಟ್ಟಾಭಿಷೇಕಕ್ಕೆ ಪಾಸ್ ಗೀಸ್ ಟಿಕೆಟ್ ಇದ್ದವರು ಅರಮನೆ ಒಳಗೆ ಹೋಗ್ಬೋದು ನಮಗೆ ಉತ್ಸವ ಮೂರ್ತಿ ರಾಮಚಂದ್ರ ಆನೆ ಮೇಲೆ ಕೂತ್ಕೊಂಡು ಬರ್ತಾರೆ ಪಟ್ಟಾಭಿಷೇಕ ನೋಡಬೇಕು ಅಂತ ಜಾಗಗಳನ್ನು ಹಿಡಿದುಕೊಂಡು ಮನೆಗಳ ಮೇಲೆ ಮಾಳಿಗೆಗಳ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕೂತು ಬಿಟ್ಟಿದ್ದಾರೆ ದಶರಥನಿಗೆ ಸ್ವಲ್ಪ ಮನಸ್ಸು ಅಳುಕುವುದಕ್ಕೆ ಆರಂಭವಾಯಿತು ನಾನು ಹೆಂಡತಿಗೆ ಹೇಳಿಲ್ಲ ಕೌಸಲ್ಯ ಹೇಳಿದೆ ಅಂದ್ರೆ ಪರವಾಗಿಲ್ಲ ಯಾಕ್ರಿ ಹೇಳಲಿಲ್ಲ ಮೂರು ಕಾಸಿಗೆ ಮಾನ ಹರಾಜು ಹಾಕೋಳಲ್ಲ ರಾಮನ ಪಟ್ಟಾಭಿಷೇಕ ಯಾರೋ ಹೇಳಿರ್ತಾರೆ ಅರಮನೆಯಲ್ಲಿ ಕೌಸಲ್ಯ ಸಂತೋಷ ಕೊಡುವವಳು ಅವಳಿಗೇನು ಆಕ್ಷೇಪ ಸುಮಿತ್ರಿಗೆ ಏನು ಆಕ್ಷೇಪ ಅವನು ಹೆದರುತ್ತಾ ಇದ್ದದ್ದು ಕೊನೆ ಹೆಂಡತಿಗೆ ಕೈಕೇಯಿಗೆ ಅವಳಿಗೆ ನಾನೇ ಹೇಳಬೇಕು ದೂತರ ಮುಖ ಹೇಳಿದ್ರೆ ನೀವು ಬಂದು ಹೇಳಿದ್ರ ಸರ್ವೆಂಟ್ಸ್ ಹೇಳಿದ್ರು ಇನ್ನೊಬ್ಬರ ಕೈಯಲ್ಲಿ ಚಾಕರಿ ಮಾಡೋರ ಕೈಲಿ ಕೇಳೋ ಸ್ಥಿತಿ ಬಂತಲ್ಲ ಚಕ್ರವರ್ತಿಗಳಿದ್ಕೊಂಡು ನೀವು ಹೇಳಿಲ್ವಲ್ಲ ಅಂತ ಆಕ್ಷೇಪ ಬರುತ್ತೆ ಅಂತ ತಿಳ್ಕೊಂಡು ತಾನೇ ಹೇಳಬೇಕು ಅಂತ ಅವಳ ಮನೆಗೆ ಹೋಗಬೇಕು ಆ ಹೊರಡುವಷ್ಟರಲ್ಲಿ ಅಯೋಧ್ಯೆಯಲ್ಲಿ ಒಂದು ವಿಚಿತ್ರ ಸಮಾಚಾರವಾಯಿತು ಕಥೆ ತಿರುಗಿಸುವುದಕ್ಕೆ ಜ್ಞಾತಿ ದಾಸೀಯತೋ ಜಾತ ಕೈಕೇಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹ ಯದೃಚ್ಛಯ ಏಳನೇ ಸರ್ಗ ಮೊದಲನೇ ವಾಕ್ಯ ಮಂಥರೆ ಅಂತ ಹೆಸರು ಹೇಳಲಿಲ್ಲ ಇಲ್ಲಿ ದಾಸಿ ಕೈಕೇಯಿಗೆ ಆಪ್ತ ದಾಸಿ ಕೈಕೇಯಿಗೆ ಎರಡು ಮೂರರಷ್ಟು ವಯಸ್ಸಾದವಳು ಮುದುಕಿ ಇವಳು ಜ್ಞಾತಿ ದಾಸಿ ಜ್ಞಾತಿತ್ವ ದಾಯಾದಿ ಜ್ಞಾತಿ ಅಂದ್ರೆ ದಾಯಾದಿಗಳು ದಾಯಾದಿಗಳಂದ್ರೆ ಯಾರು ಯಾರು ಸತ್ರ ಇನ್ನೊಬ್ರು ಹತ್ತು ದಿವಸ ಸೂತಕ ಇರಬೇಕೋ ಅವರೇ ಜ್ಞಾತಿಗಳು ದಾಯ ಅಂದ್ರೆ ಆಸ್ತಿ ಭಾಗ ದಾಯಾದಿ ಆಸ್ತಿಯನ್ನು ಹಂಚಿಕೊಂಡು ಬದುಕುವವರು ನಾಲ್ವರು ಅಣ್ಣ ತಮ್ಮಂದರಿದ್ರೆ ಅವರ ಮಕ್ಕಳಿದ್ರೆ ಏಳು ತಲೆಮೊರೆ ಇವರೆಲ್ಲ ದಾಯಾದಿಗಳು ಆಸ್ತಿಗೆ ಇವರಿಗೆ ಏನಾದರೂ ಹಕ್ಕು ಇರಲಿ ಆಸ್ತಿ ಬರಲಿ ಬಿಡಲಿ ಸತ್ರ ಮಾತ್ರ ಹತ್ತು ದಿವಸ ಸೂತಕ ಅದೇ ದೊಡ್ಡ ಆಸ್ತಿ ಒಬ್ಬರು ಸತ್ರ ಇವರು ಹತ್ತು ದಿವಸ ಊಟ ಮಾಡೋ ಹಾಗಿಲ್ಲ ಶುಭಶೋಭನ ಮಾಡೋ ಹಾಗಿಲ್ಲ ಅಂಥವರು ಜ್ಞಾತಿಗಳು ಎಲ್ಲೋ ಹುಟ್ಟಿದವಳಲ್ಲ ಇವಳು ಕೈಕೇಯಿ ಊರಲ್ಲೇ ಹುಟ್ಟಿದವಳು ಜ್ಞಾತಿದಾಸೀ ಇಲ್ಲಿ ಮೂರ್ನಾಲ್ಕು ಅರ್ಥ ಮಾಡ್ತಾರೆ ವ್ಯಾಖ್ಯಾನಕಾರರು ಕುಬ್ಜಾತ್ವ ಹಾಸ್ಯಹೇತಭೂತಕುಬ್ಜಾತ್ವನಿಬಂಧನಂ ಸಹೋಷಿತ ಇವಳು ಜೊತೆಯಲ್ಲೇ ಬೆಳೆದವಳು ಜೊತೆಯಲ್ಲೇ ಬಂದವಳು ಬಟ್ಟೆ ಉಟ್ಕೊಂಡು ರೈಲಿನಲ್ಲಿ ಬಸ್ಸಲ್ಲಿ ಇನ್ನೊಂದು ಊರಿಗೆ ಹೋಗ್ತೀರಿ ನಿಮ್ಮ ಬಟ್ಟೆ ಇಲ್ಲಿದ್ದ ತಿಗಣೆ ನಿಮ್ಮ ಜೊತೆಯಲ್ಲೇ ಬರುವಂತೆ ನಡುವೆ ಒದರಬೇಕು ಅಂತ ನಿಮ್ಗೆ ಅನಿಸೋದೂ ಇಲ್ಲ ಒದರಿದ್ರೆ ತಿಳಿಯುವುದೂ ಇಲ್ಲ ಅದು ಬಿಟ್ಟು ಹೋಗುವುದು ಅಲ್ಲ ಸಹೋಷಿತ ಜ್ಞಾತಿದಾಸಿ ಯಥೋ ಜಾತ ಎಲ್ಲಿ ಹುಟ್ಟಿದಳು ಸಿಟ್ಟಿಂದ ಹೇಳ್ತಾರೆ ವಾಲ್ಮೀಕಿ ಯಾವತ್ತು ಹೇಳಿದೆ ಯಥೋ ಜಾ ಎಲ್ಲೋ ಹುಟ್ಟಿದಳು ಹುಡುಗಾಡು ಅವಳ ಹೆಸರು ಹೇಳಬಾರದು ಕೇಳಬೇಡಿ ಹೋಗಿ ನಮಗೆ ಒಂದರ್ಥ ಎಲ್ಲೋ ಹುಟ್ಟಿದ್ರು ಖ್ಯಾತಿ ಬಾರದ ವಸ್ತು ಎಲ್ಲಿದ್ದರೇನು ದಾಸರವಾಣಿ ಯಾವುದೋ ಬೀದಿ ನಾಯಿ ನೋಡ್ತೀರಿ ಸ್ವಾಮಿ ನಾಯಿ ಯಾವ ಊರಿಂದು ಇದರ ಗೋತ್ರ ಯಾವುದು ಎಲ್ಲಿ ಹುಟ್ಟಿತು ಯಾರು ಕೇಳ್ತಾರೆ ನೋಡಿ ಅದು ನಾಯಿ ನಮ್ಮನೆ ನಾಯಿ ಇದ್ದಾಗೆ ಇದೆಯಲ್ಲ ಇರಬಹುದು ಎಲ್ಲ ನಾಯಿಗೂ ನಾಲ್ಕೇ ಕಾಲು ಎಲ್ಲ ನಾಯಿಗೂ ಸಟ್ಟಬಾಲ ಎಲ್ಲ ನಾಯಿಗಿರುವುದು ಒಂದೇ ಬಗುಳಿಕೆ ಶಬ್ದ ಅದು ಪ್ರೀತಿ ಮಾಡುವುದು ಅದರಲ್ಲೇ ಕೋಪ ಹೇಳುವುದು ಅದರಲ್ಲೇ ಯಥೋ ಎಲ್ಲ ಎಲ್ಲಿ ಹುಟ್ಟಿತು ನಾಯಿ ತಗೊಂಡೇನ್ ಮಾಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಾಯಿಗಳಿವೆಯಂತೆ ಪರದೇಶಿ ನಾಯಿಗಳಿಗೂ ಬೆಲೆ ಪರದೇಶಿ ಹೆಣ್ಣು ಮಕ್ಕಳಿಗೂ ಬೆಲೆ ಪರದೇಶಿಗೆಲ್ಲ ಹೆಂಡಕ್ಕೂ ಬೆಲೆ ಪರದೇಶಿ ಅಂದ್ರೆ ಬೆಲೆ ಇದು ಎಲ್ಲೋ ಹುಟ್ಟಿದ್ರು ಕೇಳಬೇಡಿ ಇದು ಒಂದರ್ಥ ಎರಡನೇದು ಅವಿಜ್ಞಾತ ದೇಶ ಮಾತಾ ಪಿತೃಕ ಅವಳ ತಾಯಿ ಯಾರು ತಂದೆ ಯಾರು ಅಯೋಧ್ಯೆಯಲ್ಲಿ ಯಾರೂ ವಿಚಾರಿಸೋದಕ್ಕೆ ಹೋಗಿರಲಿಲ್ಲ ಬಂಧುಗಳೆಲ್ಲ ಮತ್ತಿವಳು ಆಕ್ಷೇಪ ಮಾಡೋ ಹಾಗಿರಲಿಲ್ಲ ಕೈಕೇಯಿಗೆ ಮದುವೆಯಾದ ದಿವಸ ಕೈಕೇಯಿ ತಂದೆ ಅಶ್ವಪತಿ ಅನೇಕ ದಾಸರನ್ನ ದಾಸಿಯರನ್ನ ಕುದುರೆಗಳನ್ನ ಒಂಟೆಗಳನ್ನ ನಾಯಿಗಳನ್ನ ಆಲ್ಸೇಷನ್ ಡಾಗ್ಸ್ ಆ ಕಡೆದು ಹಲ್ಲು ಹೇಗಿತ್ತು ವರ್ಣನೆ ಮಾಡ್ತಾರೆ ಕಂಬಳಿಗಳು ಕಾರ್ಪೆಟ್ಸ್ ಜಮ್ಖಾನ ಅದೆಲ್ಲ ಆ ಕಡೆ ವಿಶೇಷ ಅದೆಲ್ಲ ಬಳುವಳಿ ತಗೊಂಡು ಬಂದಾಗ ಅದೆಷ್ಟೋ ಬಳುವಳಿ ಜೊತೆಯಲ್ಲಿ ಈ ಮಂಥರಿಯು ಒಂದು ಬಳುವಳಿಯಾಗಿ ಬಂದಿದ್ದಳು ಒಬ್ಬೊಬ್ಬರನ್ನ ಯಾರು ಚೆಕ್ ಮಾಡ್ತಾರೆ ಇದಕ್ಕೆಲ್ಲ ವೀಸಾ ಪಾಸ್ಪೋರ್ಟ್ ಕೊಡು ಆಫೀಸೇ ಇದು ಬಂದುಬಿಟ್ಟಿದ್ಲು ಹಾಗಿದ್ರೆ ಜ್ಞಾತಿ ಅಂತ ಹೇಳಿದಾರೆ ಜ್ಞಾಸಿ ದಾಸಿ ತ್ವಮಪಿ ಸ್ವ ಉದರ ಪೂರಣಾರ್ಥಂ ಪ್ರಾರಂಭದಲ್ಲಿ ಹೇಳಿದೆ ಜ್ಞಾತಿಯರು ದಾಯಾದಿಗಳು ಒಬ್ಬರ ಮೇಲೊಬ್ಬರಿಗೆ ಈ ದಾಯಾದಿತ್ವ ಹಠ ಹೇಗಿರ್ತದೆ ಅಂದ್ರೆ ಸತ್ರು ಅವರ ಮನೆಯಲ್ಲಿ ಭಿಕ್ಷೆ ತರಬಾರದು ಸಾಲ ತರಬಾರದು ನಿಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ದಾಯಾದಿ ಹತ್ತು ದಿವಸ ಸೂತಕ ಇರಬೇಕಾದ ಅವರ ಮನೆಯಲ್ಲಿ ಅಡ್ಡೂರಿಯಾಗಿ ಕೃಷ್ಣ ಜಯಂತಿ ಮಾಡ್ತಾ ಇದ್ದಾರೆ ನಿಮಗೆ ಬಡತನ ನಮ್ಮಲ್ಲಿ ಕೃಷ್ಣ ಜಯಂತಿ ಇದೆ ಇವತ್ತೇನೂ ಇಲ್ಲ ಒಂದ್ ಅಕ್ಕಿ ಸಾಲ ಕೊಟ್ಟಿರಿ ಅಂತ ನೀವು ಕೇಳೋದಕ್ಕೆ ಬಾಯಿ ಬರೋದಿಲ್ಲ ಯಾಕೆ ದಾಯಾದಿಗಳು ಬೇರೆಯವರಲ್ಲಿ ಕೇಳ್ತೀರಿ ದಾಯಾದಿಗಳಲ್ಲಿ ಕೇಳೋದಿಲ್ಲ ಮುಸುರೆ ಉಜ್ಜಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಕಸ ಗುಡಿಸಬೇಕಾದ್ರೆ ಬೇರೆ ವೃತ್ತಿ ಸಿಕ್ಕದೇ ಇದ್ರೆ ಇನ್ನೊಬ್ಬರಲ್ಲಿ ಕೀಳು ಜಾತಿಯವರಲ್ಲಿ ಬೇಕಾದ್ರೆ ಹೋಗಿ ಮಾಡ್ತೀರೇ ಹೊರತು ಜ್ಞಾತಿಗಳಲ್ಲಿ ಮಾಡುವುದಿಲ್ಲ ಇವಳಿಗೆ ಹುಟ್ಟಿದ ಊರಿನಲ್ಲಿಯೂ ಭಿಕ್ಷೆ ಹಾಕುವುದಿಲ್ಲ ಗತಿ ಕೆಟ್ಟವಳಿವಳು ಮಂಥರೆಗೆ ಆ ಗಿರಿವರಜ ರಾಜಗೃಹದಲ್ಲಿ ಇವಳ ಸ್ವಭಾವ ಇವಳ ನಡತೆ ಹೇಗಿತ್ತು ಅಂದ್ರೆ ಮನೆ ಮುರುಕಿ ಹುಟ್ಟಿದಾಗಲಿಂದ ಮನೆ ಮುರುಕಿ ಅದು ಹುಟ್ಟಿದ್ರು ಸುಳಿ ಬೋಯಿಸೋದ್ರು ಹೋಗೋದಿಲ್ಲ ಅಂತ ನೋಡಿ ಆ ಬುದ್ಧಿ ಹಾಗಿತ್ತು ಅಂಥವರಿಲ್ಲವೇ ಇಂತೂ ಇದ್ದಾರೆ ಇವತ್ತಿಗೂ ಇದ್ದಾರೆ ಜಗತ್ತಲ್ಲಿ ಆಗಲೇ ಎರಡು ಮೂರು ಪವಿತ್ರವಾದ ಹೆಸರುಗಳನ್ನು ಹೇಳಿದೆ ಮತ್ತೆ ತಿರುಗಿ ಹೇಳಿಸಿಬಿಡಿ ಅಂತಹ ಹೆಸರುಗಳನ್ನು ಆದ್ರಿಂದ ಅವಳು ಎಲ್ಲೋ ಹುಟ್ಟಿದ್ರು ಹೊಟ್ಟೆ ತುಂಬೋದಕ್ಕೆ ಬೇರೆಯವರು ಭಿಕ್ಷೆ ಹಾಕಲಿಲ್ಲ ಕೈ ಕೈ ನಿನ್ನ ಮನೆಯಲ್ಲೇ ಕಸ ಗುಡಿಸ್ತಾ ಇರ್ತೇನೆ ಕಾರಣ ಏನಾದರೂ ಕೊಡೆ ಒಣಗಿ ಹೋಗಿದ್ದೋ ರೊಟ್ಟಿಯೋ ಪಟ್ಟಿಯೋ ಅಂತ ಅಂಗ್ಲಾಚಿ ಕಾಡಿ ಬೇಡಿ ಅಲ್ಲಿ ಸೇರ್ಕೊಂಡಿದ್ದಳು ಯಥೋ ಜಾತ ಎರಡನೇ ಅರ್ಥ ಹೇಳ್ತಾರೆ ಮೊದಲು ಹೇಳಿದ್ರು ಎತ್ರ ಜಾತ ಈಗ ಹೇಳ್ತಾರೆ ತಾದೃಶೀನ ಅಯೋಧ್ಯಾಯಾಮ್ ಜನನ ಅಸಂಭವಾತ್ ಕೈ ಜೊತೆಯಲ್ಲಿ ಬಂದ್ಲು ಅಂತ ಹೇಗೆ ಹೇಳ್ತೀರಿ ಅಯೋಧ್ಯೆಯಲ್ಲಿಯೇ ಇದ್ದು ಒಂದು ವೇಳೆ ಮುದುಕಿ ಬೆನ್ನಿನ ಮೇಲೆ ಡುಬ್ಬು ಗೋನಿ ಬೇರೆ ಬೊಚ್ಚುಬಾಯಿ ಅದೆಲ್ಲ ಚಿತ್ರ ಪೂರ್ತಿ ಕೊಟ್ಟಿಲ್ಲ ಪಟ್ಟಾಭಿಷೇಕ ವಿಘ್ನ ಬಂದು ಕೈ ಕೈ ಅವಳಿಗೇನೇನು ವಾಗ್ದಾನ ಮಾಡಿದ್ದಳು ತಾನು ಹೇರಿಕೊಂಡಿದ್ದ ಅನೇಕ ಮಣಗಟ್ಟಲೆ ಬಂಗಾರದ ಒಡವೆ ಎಲ್ಲ ಕೊಟ್ಟು ಹ ರಾಮನ್ ಪಟ್ಟಾಭಿಷೇಕ ತಪ್ಪಿಸ್ತೆ ಕುಬ್ಜೆ ನಿನ್ನೆ ಬೆನ್ನಿನಲ್ಲಿ ದುಬ್ಬಿನಲ್ಲಿ ಶಂಭರಾಸುರ ಸತ್ತು ಮೇಲೂ ಮಾಯಗಳನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಅದಕ್ಕೊಂದು ಬಂಗಾರದ ಹೊದ್ದಿಕೆ ಮಾಡಿಸಿಕೊಡ್ಬೇಕು ನಾನು ಕೊಡ್ತೇನೆ ಸದ್ಯಕ್ಕೆ ಒಡವೆ ಇಟ್ಕೋ ಅಂತ ಕೊಟ್ಟಾಗ ಈ ಮನೆ ಮುರುಕಿ ರಾಮನನ್ ಕಾಡಿ ಕಳಿಸಿದ್ದಾಳೆ ಅವಳೊಬ್ಬಳ ಪಾಪಿಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ ಅವತ್ತು ಅರಮನೆ ಆನೆಗಳು ಊಟ ಮಾಡಿಲ್ಲ ಕಬಲ ಅನ್ನಾಗಾಹ ಗಾವೋನಪಾಯ ವತ್ಸಾನ್ ಗೋವುಗಳು ಕರುಗಳಿಗೆ ಉಣಿಸಲಿಲ್ಲ ಅವತ್ತೆಲ್ಲ ಹೇಳಿದ್ದೇನೆ ಚೊಚ್ಚಲ ಮಗು ಗಂಡು ಮಗು ಹುಟ್ಟಿದರೆ ಆಸನ್ನ ಪ್ರಸವಾದಂತಹ ಗರ್ಭಿಣಿಯರು ಥೂ ಈ ಮಗು ರಾಮ ಕಾಡಿಗೆ ಹೋದ ದಿವಸ ಹುಟ್ಟಿತು ಇದಕ್ಕಿನ್ನು ವರ್ಷ ವರ್ಷ ಹುಟ್ಟಿದಬ್ಬ ಮಾಡುವಾಗ ಅಮ್ಮ ಈ ಮಗು ಯಾವತ್ತು ಹುಟ್ಟಿತು ಅಂತ ಯಾರು ಪುರಿ ಉಂಡೆ ತಗೊಂಡು ಹೋಗೋರ ಮನೆಯಲ್ಲಿ ಬಂದರೆ ರಾಮ ಕಾಡಿಗೆ ಹೋದ್ನಲ್ಲ ಅವತ್ತು ಹುಟ್ಟಿತು ಸುಟ್ಟು ಮಗು ಅಂತ ಬೈಬೇಕು ಅಂತ ಅವರಿಗೂ ತೃಪ್ತಿ ಆಗಲಿ ಊರಿಗೆ ಊರೇ ಕಣ್ಣೀರು ಹಾಕಿದೆ ದಶರಥ ಸತ್ತಿದ್ದಾನೆ ಮಂತ್ರೆ ಕಣ್ಣಲ್ಲಿ ನೀರು ಬರಲಿಲ್ಲ ಕೂತಿದ್ದಾಳೆ ಊರಾಚೆ ಒಂದು ಜಗ್ಗುಲಾಲ್ ಕಟ್ಟೆ ಮಂಟಪದ ಹತ್ರ ಯಾರೋ ಹೇಳ್ಬಿಟ್ರು ಶತ್ರುಘ್ನಿಗೆ ಅಯ್ಯ ನಿಮ್ಮೂರಲ್ಲಿ ಇಷ್ಟೆಲ್ಲ ಅನರ್ಥಕ್ಕೆ ಯಾರ ಕಾಲ ಅವನು ಕೇಳ್ತಾ ಇದ್ದಾನೆ ಶತ್ರುಘ್ನ ಯಾರು ಇದೆಲ್ಲ ಮಾಡಿದವರು ಈ ದುರ್ಬುದ್ಧಿ ನಮ್ಮ ತಾಯಿಗೆ ಯಾರು ಹೇಳ್ಕೊಟ್ರು ಚಿಕ್ಕಮ್ಮನಿಗೆ ಅಂತ ಎಲ್ಲರೂ ಗಪ್ ಸಿಪ್ ಒಬ್ಬರು ಹೇಳಿಲ್ಲ ಅರಮನೆ ವೃತ್ತ ಅಂತ ಯಾರೋ ಒಬ್ರು ಹತ್ರ ನಾ ಹೇಳಿದೆ ಅಂತ ಹೇಳಬೇಡಿ anonymous source identity not revealed ಪತ್ರಿಕೆಯಲ್ಲಿ ಹಾಕ್ತಾರೆ ನೋಡಿ ಇವಳೇ ಇಷ್ಟೆಲ್ಲ ಕೆಲಸ ಅಂದ ಮೇಲೆ ಹೋದ ಶತ್ರುಘ್ನ ಮೊದಲೇ ರೋಷಾವಿಷ್ಟ ಕತ್ತಿ ತಗೊಂಡು ಜುಟ್ಟು ಹಿಡಿದ ಕೊಂದು ಬಿಡುತ್ತೇನೆ ಅಂತ ಬರ್ತಾ ಬರ್ತಾ ಬರ್ತಾ ನಾನು ಕೊಲ್ತಾ ಇದ್ದ ನೋಡು ಅಂತ ಹಾ ಹೂ ಹುಯಿ ಎರಡೇಟ್ ಬೀಳೋಕ್ ಮುಂಚೆ ಪ್ರೈಮರಿ ಶಾಲೆಯಲ್ಲಿ ಹುಡುಗರು ಕಣ್ಣಲ್ಲಿ ನೀರು ಬರೋಕ್ ಮುಂಚೆ ಅಳ್ತಾರ ನೋಡಿ ಮೇಷ್ಟು ಬೆತ್ತ ತೆಗೆದು ಕೂಡಲೇ ಹಾಗೆ ಕಿರಿಚಿದ್ದಾಳೆ ಹ್ಯಾಕ್ ಕೂತಿದ್ದಂತೆ ಅಂದ್ರೆ ರಜ್ಜು ಬದ್ದೇವವಾನರಿ ಕೈ ಕೈ ಕೊರಳಿಗೆ ಮಾಡಿದ ಆಭರಣ ಕೈಗೆ ಮಾಡಿದ ಕಂಕಣ ತೋಳಿಗೆ ಮಾಡಿದ ಆಭರಣ ಹಾಕೊಂಡಿದ್ರೆ ದೂರಕ್ಕೆ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದ್ದು ಅಂದ್ರೆ ಹಗ್ಗ ಕಟ್ಟಿದ ಅಂತ ಕಾಣ್ತಾ ಇದ್ದಳು ರಜ್ಜು ವಾನರಿ ಎಷ್ಟು ಕುರೂಪಿ ಇರಬೇಕು ಮನಸ್ಸಿಗಲ್ಲದೆ ವಿಕೃತಿ ಪ್ರಕೃತಿಗುಂಟೆ ಮನಸ್ಸಿಗೆ ವಿಕೃತಿ ಕುವೆಂಪು ಹೇಳ್ತಾರೆ ಹೊರಗಿನ ಪ್ರಕೃತಿ ತಗೊಂಡು ಮಾಡೋದೇನು ಇದಕ್ಕಿಂತ ಭಯಂಕರ ಕುರೂಪುಗಳಿದ್ರು ಅದಲ್ಲ ಇವಳ ಮನಸ್ಸಿಗೆ ಇತ್ತು ಕುವೆಂಪು ಹೇಳ್ತಾರೆ ಈ ಮಾತನ್ನ ಒಂದೃಷ್ಟಿಲಿ ಕನಿಕರ ತೋರಿಸ್ತಾರೆ ಆದರೆ ಕೈಕೇಯಿ ಸಂಸಾರವೆಂಬ ಹಾಲಿನಲ್ಲಿ ಇಜ್ಜಲು ಚೋರಂತೆ ತೇಲ್ತಿದ್ಲು ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಪಕ್ಷಪಾತ ಮಾಡಿಲ್ಲ ಮಂತ್ರೆಯ ಪಾತ್ರವನ್ನು ಯಾರು ಇಂಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಅವಾಂತರ ಮಾಡಿಬಿಟ್ಲಿ ಇವಳು ಅವಳು ಏನ್ ಮಾಡಿದ್ದಾಳೆ ಯಥೋ ಜಾತ ಇಂಥವ್ರು ಅಯೋಧ್ಯೆಯಲ್ಲಿ ಹುಟ್ಟಿರುವ ಸಂಭವವಿಲ್ಲ ಅಯೋಧ್ಯೆಯಲ್ಲಿ ಹುಟ್ಟಿದ್ರೆ ಮಣ್ಣಿನ ಗುಣದಿಂದ ರಾಮಭಕ್ತಿ ಬರಬೇಕಾಗಿತ್ತು ಅವರಿಗೆ ರಾಮಭಕ್ತಿ ಬರಲಿಲ್ಲ ರಾಮಭಕ್ತಿ ಪ್ರಕಾರವಾಹ ಬಾಲಕಾಂಡದಲ್ಲಿ ಮೊದಲನೇ ಸರ್ಗದಲ್ಲಿ ಎಷ್ಟೋ ಶ್ಲೋಕ ಬಿಟ್ಟು ಬಿಟ್ಟೆ ನಾನು ಮಹಾಪಾಪಿ ಹೇಳಿದ್ದ ಶ್ಲೋಕಕ್ಕಿಂತ ಬಿಟ್ಟ ಶ್ಲೋಕಗಳೇ ಹೆಚ್ಚು ರಾಮಚಂದ್ರ ನನಗೆ ಕ್ಷಮಿಸೋದಿಲ್ಲ ವರ್ಷಗಟ್ಟಲೆ ಹೇಳಿದ್ರೆ ನಮಗೆ ಹೋಗಿಲ್ಲ ರಾಮಾಯಣ ರಾಮಭಕ್ತಿ ಪ್ರಕಾರ ಹೇಗಿತ್ತು ಅಂದ್ರೆ ರಾಮ ಕಾಡಿಗೆ ಹೊರಟಾಗ ಮನೆ ಮನೆಯಲ್ಲಿ ಗೃಹಿಣಿಯರು ತೊಟ್ಲು ಕಟ್ಟಿದ್ದಾರೆ ಮಗು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಕೆಂಪ ಕೂತಿದ್ದಾರೆ ವಯಸ್ಸಾದವರು ಮುದುಕರು ಅಗ್ನಿಹೋತ್ರ ಮಾಡುವವರು ಈ ಗೂಬೆಗಳು ಬೇರೆ ಇದ್ದಾರೆ ನಾವು ರಾಮನ ಜೊತೆಯಲ್ಲಿ ಹೋಗೋ ಹಾಗಿಲ್ಲ ಅಂತ ಲೊಟ್ಟುಕೊಂಡು ಕೂತಿದ್ದಾರೆ ಎಷ್ಟೋ ಗೃಹಿಣಿಯರು ಯಜಮಾನರು ಹೇಳಿದ್ರು ನೋಡ್ರಿ ನಮ್ಮೂರಿನಲ್ಲಿ ಏಕ ಲೋಕೆ ಒಬ್ಬ ಲಕ್ಷ್ಮಣ ನಮ್ಮೆಲ್ಲರ ಪರವಾಗಿ ರಾಮನ ಹಿಂದೆ ಹೋಗ್ತಾ ಇದ್ದಾನೆ ಸ್ವಲ್ಪ ನೀವು ಹೋಗ್ರಿ ನೀವು ಹೋಗ್ರಿ ನೀವು ಹೋಗ್ರಿ ಒಂದೊಂದು ಮನೆಯಿಂದ ಗಂಡಸರು ದೊಡ್ಡವರು ಚಿಕ್ಕವರು ಹುಡುಗರು ರಾಮನ ಓರಿಗೆಯ ಸ್ನೇಹಿತರು ಎಲ್ಲರೂ ರಾಮನ ಹಿಂದೆ ಹೊರಟು ಬಿಟ್ಟಿದ್ದಾರೆ ಕೆಲವೊಂದು ಮನೆಯಲ್ಲಿ ಗೃಹಿಣಿಯರು ಹೇಳಿದ್ರು ಏನೋ ಕಾರಣ ಸಬೂಬ್ ಹೇಳಿ ಎರಡು ಮೈಲ್ ಮೂರು ಮೈಲ್ ಹೋದಾಗ ಮಾಡಿ ರಾಮ ಕೈ ಬಿಟ್ಟುಬಿಟ್ಟ ಅಂತ ಹೇಳಿ ವಾಪಸ್ ಬಂದ್ರಿ ನೋಡಿ ಅಂತ ಹೇಳಿ ಏನ್ ಮಾಡಿದ್ರಂತೆ ವಿಗರ್ಹಯನ್ನೇ ಮುಂದೆ ಹೇಳ್ತಾರೆ ರಾಮ ಏಮಾರಿಸಿ ಕಾಡಿಗೆ ಹೋದ್ಮೇಲೆ ಒಂದೊಂದು ಮನೆಯಲ್ಲಿ ಗಂಡಂದರನ್ನ ಬೈತಾ ಕೈಯಲ್ಲಿ ಕಸಬರಿಗೆ ಹಿಡ್ಕೊಂಡು ಕೂತಿದ್ರು ಸ್ತ್ರೀಯರು ರಾಮನನ್ ಬಿಟ್ಟು ಹೇಗ್ರಿ ಬಂದ್ರಿ ನೀವು ಮೀಸೆ ಹೊತ್ಕೊಂಡು ಮುಖ ನೋಡ್ರಿ ಗಾಡಿ ನೋಡ್ರಿ ಈ ಮಾತು ಕೇಳಿ ಪಕ್ಕದವಳು ಬಂದ್ರು ನಮ್ಮ ಯಜಮಾನರು ಹಾಗೆ ಮಾಡಿದ್ರಮ್ಮ ನಿಮ್ಮ ಯಜಮಾನರಿಗೂ ಬುದ್ಧಿ ಇಲ್ಲ ನಮ್ಮ ಯಜಮಾನರಿಗೂ ಬುದ್ಧಿ ಇಲ್ಲ ಮನೆ ಬರಬೇಡಿ ಹೋಗ್ರಿ ಊಟ ಇಲ್ಲ ನಿಮಗೆ ರಾಮಮೇವಾನುಪಶ್ಯಧ್ವಂ ರಾಮನ ಜೊತೆಯಲ್ಲಿ ಬೇಕಾದ್ರೆ ಹೋಗಿ ಸಾಧ್ಯವಾದ್ರೆ ರಾಮನ ಜೊತೆಯಲ್ಲೇ ಪೂರ್ತಿ ಹೋಗ್ಬಿಡಿ ಪೀಗ ಹಾಪಿಗಚ್ಛಥ ಅಥವಾ ಎಲ್ಲಿ ಸತ್ರಿ ಅಂತ ನಮ್ಗೆ ಕಿವಿಗೆ ಸಮಾಚಾರ ಕೊಡದಂತೆ ಎಲ್ಲಾರು ಹಾಳಾಗಿ ಹೋಗಿ ವಾಪಸ್ ಮಾತ್ರ ಬರಬೇಡಿ ಅಂತ ಹೇಳಿದ್ರು ಒಂದೊಂದು ಮನೆಯಲ್ಲಿ ಸ್ತ್ರೀಯರು ಅಲ್ಲ ಯಜಮಾನನಿಗೆ ಮಾತು ಹೇಳ್ತಾರೆ ಕಠೋರ ಹೃದಯ ತಿಳ್ಕೋಬೇಡಿ ರಾಮಭಕ್ತಿ ಪ್ರಕಾರ ಆಗಿತ್ತು ಅದು ತ್ರೇತಾಯುಗದ ಆರಂಭ ತ್ರೇತಾಯುಗದ ಕೊನೆಯ ಹೊತ್ತಿಗೆ ಅದೇ ಜನರು ಸೀತೆಯನ್ನು ರಾಮನನ್ನು ದೂಷಣೆ ಮಾಡುವುದು ಆರಂಭ ಮಾಡಿದರು ಇದು ಹೇಗಾಯಿತು ಅದು ಯುಗಧರ್ಮ ಕಾಲಕ್ಕೆ ಗುಣ ಉಂಟು ತ್ರಿಗುಣಾತ್ಮಕ ಗುಣ ಒಳ್ಳೆ ಕಾಲ ಕೆಟ್ಟ ಕಾಲ ಅಂತ ಹೇಳ್ತೇವೆ ಸುಳ್ಳಲ್ಲ ಅವ್ರು ಹೇಳ್ತಾರೆ ಯಾವುದೋ ಒಂದು ಒಳ್ಳೆ ಮುಹೂರ್ತದಲ್ಲಿ ನಿಮ್ಮ ಸ್ನೇಹ ಆಯಿತು ನಮಗೆ ಹೌದು ಒಂದು ಒಳ್ಳೆ ಮುಹೂರ್ತದಲ್ಲಿ ಗ್ರಂಥ ಶುರು ಮಾಡಿದಿರಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಒಂದು ಕಟ್ಟಡ ಶಂಕುಸ್ಥಾಪನೆ ಒಂದು ಸಂಸ್ಥೆ ಆರಂಭ ಕಾಲಕ್ಕೆ ಶುಭ ಅಶುಭ ಎರಡೂ ಲಕ್ಷಣ ಉಂಟು ತ್ರಿಗುಣದ್ರವ್ಯ ಅಚೇತನ ಕಾಲದಲ್ಲಿ ಭಗವಂತ ಇದ್ದಾನೆ ನಾವಿರುವುದೇ ಈ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಆದ್ದರಿಂದ ಹಿರಿಯರನ್ನು ಕೇಳಿ ಒಳ್ಳೆಯದನ್ನು ಕೇಳಿ ಒಳ್ಳೆ ಮುಹೂರ್ತಗಳನ್ನಿಟ್ಟು ಮಾಡಬೇಕು ಕಾಲ ಬದಲಾಗಿ ಹೋಯಿತು ರಾಮಾವತಾರ ಮುಗಿಯುವುದಕ್ಕೊಂದು ಕಾಲ ಬಂತು ಅಂತ ಹಾಕಾಯಿತು ಅಂಥ ಅಯೋಧ್ಯಾವಾಸಿಗಳು ರಾಮನಲ್ಲಿ ಎಷ್ಟು ಭಕ್ತಿ ಅವರ ಪೈಕಿ ಇವಳೇನು ಸೇರಿರಲಿಲ್ಲ ಅಯೋಧ್ಯೆಯಲ್ಲಿ ಹುಟ್ಟಿದ್ರೆ ಇವಳಿಗೂ ರಾಮ ಭಕ್ತಿ ಬರಬೇಕಾಗಿತ್ತು ಅದು ಬರಲಿಲ್ಲ ಯಥೋ ಜಾತ ಈ ಎರಡನೇ ಅರ್ಥ ಮೂರನೇ ಅರ್ಥ ಯದ್ವಾ ತನ್ನಾಮ ಜಾತಿ ನಿರೂಪಣ ಅಯೋಗ್ಯತೆಯ ತಥಾ ನಿರ್ದೇಶ ಈ ಮಂಥರೆ ಎಲ್ಲಿ ಹುಟ್ಟಿದಳು ಎಲ್ಲಿ ಯಾವ ಜಾತಿ ಇವಳು ತಂದೆ ಏನು ತಾಯಿ ಏನು ಇದನ್ನ ನಿರೂಪಣೆ ಮಾಡುವುದು ಯೋಗ್ಯವಲ್ಲ ಅನ್ನೋ ದೃಷ್ಟಿಯಿಂದ ಹೇಳಲಿಲ್ಲ ಬರೆದ್ರೆ ರಾಮನ್ ಚರಿತ್ರೆ ಬರಿಬೇಕು ಕಾಳಿದಾಸ ಅಷ್ಟೆಲ್ಲಾ ದೊಡ್ಡ ಕಾವ್ಯಗಳನ್ನು ಬರೆದ ಒಬ್ಬ ಯಹ್ ಕಶ್ಚಿತ್ ಯಕ್ಷನ ಕಥೆಯನ್ನು ಬರೆದ ಮೇಘದೂತ ಯಾವ ಹೆಸರು ಗೋತ್ರ ಗೊತ್ತಿಲ್ಲದೆ ಇದ್ದವನೊಬ್ಬ ಯಕ್ಷ ತನ್ನ ಪ್ರೇಯಸಿ ಯಕ್ಷಿಯನ್ನು ನೆನೆಸಿಕೊಂಡು ಏ ಮೇಘವೇ ನೀನು ಹೀಗೆ ಹೋಗು ಅಂತ ತನ್ನ ವಿರಹವನ್ನೆಲ್ಲ ಹೇಳಿ ಹೊತ್ತಂತಹ ಒಂದು ಖಂಡಕಾವ್ಯ ಎರಡ್ನೂರು ಪದ್ಯದ ಕಾವ್ಯ ಅದು ಶುರುವಾಗೋದಾಗೆ ಕಶ್ಚಿತ್ ಕಾಂತ ವಿರಹ ಗುರುಣ ಅಂತ ಆರಂಭ ಆಗುತ್ತೆ ಕಶ್ಚಿತ್ ಯಾಕೆ ಕಶ್ಚಿತ್ ಯಾವನೋ ಒಬ್ಬ ಅಂತ ದೇಶಕ್ಕೆ ಕೋಪ ಉಂಟಾಯಿತು ಮೇಘದೂತ ಅತ್ಯದ್ಭುತ ಕಾವ್ಯ ಪ್ರೇಮ ಕಾವ್ಯ ನಮ್ಮ ಕನ್ನಡದ ಕವಿ ಬೇಂದ್ರೆ ಅವರು ಅದನ್ನು ಅಪ್ಪಟ ಕನ್ನಡದಲ್ಲಿಸಿದ್ದಾರೆ ಮೇಘದೂತ ಓದಬೇಕು ನೀವು ಗಂಗಾವತರಣ ಓದಬೇಕು ಬೇಂದ್ರೆ ಅಂಥ ಕವಿ ಒಂದು ಸಾವಿರ ವರ್ಷಕ್ಕೆ ಒಬ್ಬರು ಬರ್ತಾರೆ ಬಾಕಿ ಕವಿಗಳು ಸಿಗ್ತಾರೆ ಬೇಂದ್ರೆ ಸಿಕ್ಕೋದಿಲ್ಲ ಅಪ್ಪಟ ವೈದಿಕ ಪ್ರಜ್ಞೆಯ ಕವಿ ಅವರ ಜೊತೆಯಲ್ಲಿ ನಾನು ಇಪ್ಪತ್ತು ಮೂವತ್ತು ವರ್ಷ ಒಡನಾಟ ದಿನಂಪ್ರತಿ ನಮ್ಮ ಮನೆಗೆ ಬರುವರು ರಾಮಾಯಣ ಹೇಳೋ ಕೂತ್ಕೊಳ್ಳೋರು ನೀವು ದೊಡ್ಡವರು ಆ ಸಣ್ಣವನು ನಮ್ಮ ಪ್ರವಚನ ನಿಮಗೆ ಆಗಬೇಕಾದ್ದೇನು ಕೇಳಿದ್ರೆ ಅವರು ಹೇಳಿದ್ರು ಕುಳ್ಳಾಗಿದ್ರು ವಾಮನಾಕಾರ ಕಾಲು ತೋರಿಸಿದ್ರು ಯಾಕಪ್ಪ ಓದಿತಾರೋ ಏನು ಅಂತ ಭಯವಾಯಿತು ಕೋಪ ನನ್ನ ಕಾಲಲ್ಲಿ ಹಾರುವ ಶಕ್ತಿ ಇದೆ ಹಕ್ಕಿ ಹಾರುತ್ತಿದೆ ನೋಡಿದರ ನಾನು ಪಕ್ಷಿ ಆಚಾರ್ಯರೇ ನಿಮಗೆ ವಿದ್ವತ್ತಿದೆ ನಿಮ್ಮ ವಿದ್ವತ್ತನ್ನು ಈ ಕಾಲಿಗೆ ಜೋಡಿಸಿ ನಾನು ಹೇಗೆ ಹಾರ್ತೇನೆ ನೋಡಿ ಎಂದ್ರು ಸ್ತೋತ್ರಗಳನ್ನು ಹೇಳಿಸಿಕೊಂಡ್ರು ಭಾಷಾಂತರ ಮಾಡ್ತೇನೆ ಎಂದ್ರು ನಮ್ಮ ಹುಡುಗರೆಲ್ಲ ಚೊಲ್ಟಾರಿಗಳು ಆವಾಗ ಅವ್ರಿಗೆ ಗೊತ್ತಿಲ್ಲ ಮೂರು ವರ್ಷ ರಾಮಾಯಣ ಒಂದು ಮೂವತ್ತು ಜನರಿಗೋಸ್ಕರ ನನಗೆ ಒಳ್ಳೆ ಪ್ರಿಪರೇಷನ್ ಆಯಿತು ಅವರದನ್ನು ಆ ಯಕ್ಷನ ಕಥೆಯನ್ನು ಬರೆದಿದ್ದಾರೆ ಅವರಿಗೆ ವೇದಾಂತೇಶಕರು ಬರೆದಿದ್ದು ಕಾವ್ಯ ಗೊತ್ತಿರಲಿಲ್ಲ ಹಂಸ ಸಂದೇಶ ಅದು ಎರಡ್ನೂರು ಪದ್ಯ ಕಿಷ್ಕಿಂಧೆಯಲ್ಲಿ ನಾಲ್ಕು ತಿಂಗಳು ವಾಸವಾಗಿದ್ದ ರಾಮಚಂದ್ರ ಸ್ವಾಮಿ ಸುಗ್ರೀವನಿಗೆ ಹೆಂಡತಿ ಸಿಕ್ಬಿಟ್ಲು ಏನ್ ಮಜಾ ಮಾಡ್ತಾ ಅವರು ಅಮಲ್ದಾರರಾಗಿ ಅಲ್ಲಿ ಸುಖವಾಗಿ ಕೂತಿದ್ದಾರೆ ಸುಗ್ರೀವ ಮಹಾರಾಜರು ರಾಮ ಇಲ್ಲಿ ಲಕ್ಷ್ಮಣ ಇಬ್ರು ಹೊಡ್ತಾ ಇದ್ದಾರೆ ಮಾಲ್ಯವತ್ ಪರ್ವತ ಒಂದೇ ಘಳೋ ಅಂತ ಮಳೆ ಸುರಿತಾ ಇದೆ ಒಂದು ದಿವಸ ಮಳೆ ನಿಂತಾಗ ಒಂದು ಹಂಸ ಪಕ್ಷಿ ಬಂದಿತ್ತಂತೆ ಇದು ಕವಿ ಸಮಯ ಕಲ್ಪನೀಯ ಕಥೆ ಕಲ್ಪನೆ ಚೆನ್ನಾಗಿ ಮಾಡಿದ್ದಾರೆ ಆ ಪಕ್ಷಿಗೆ ರಾಮ ಹೇಳ್ತಾನೆ ಎಲೆ ಪಕ್ಷಿಯೇ ನನ್ನ ಪ್ರಿಯಾದ ಸೀತಾದೇವಿಯನ್ನು ಹೋಗಿ ನೀನು ನೋಡ್ಕೊಂಡು ಬರಬೇಕು ಎಲ್ಲಿದ್ದಾಳೆ ಎಂಬುದಾಗಿ ಎಲ್ಲೋ ದೂರದಲ್ಲಿ ಲಂಕೆಯಲ್ಲಿದ್ದಾಳಂತೆ ಆದರೆ ನೀ ಹೋಗುವಾಗ ದಿವ್ಯಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಸಿಗ್ತವೆ ಶ್ರೀರಂಗ ಅಂತ ಒಂದು ಊರು ಕಾಂಚೀಪುರ ಅಂತ ತುಂಡೀರ ಮಂಡಲ ಆ ಜಾಗದಲ್ಲಿ ಜನ ಹೇಗಿದ್ದಾರೆ ಸ್ತ್ರೀಯರು ಹೇಗಿದ್ದಾರೆ ಪುರುಷರು ಹೇಗಿದ್ದಾರೆ ಭತ್ತದ ಗದ್ದೆ ಹೇಗಿದೆ ನದಿ ಹೇಗಿದೆ ಈ ವರ್ಣನೆಗಳನ್ನೆಲ್ಲ ಅಲ್ಲಿ ಕಾಳಿದಾಸ ಮಾಡಿದ ರೀತಿಯಲ್ಲಿ ಹೇಳಿಕೊಂಡು ಇದು ಯಕ್ಕಶ್ಚಿತನ ಕಶ್ಚಿತ್ ಕಾಂತ ಕಥೆಯಲ್ಲ ವಂಶೇ ಜಾತ ಸವಿತುರನಗೆ ಸೂರ್ಯವಂಶದಲ್ಲಿ ಹುಟ್ಟಿದ ಚಕ್ರವರ್ತಿಯ ಕಥೆಯಪ್ಪ ಅಂತ ಅದೇ ಮಂದಾಕ್ರಾಂತ ವೃತ್ತದಲ್ಲಿ ಅದ್ಭುತವಾದ ಕಾವ್ಯ ಬರೆದಿದ್ದಾರೆ ಜ್ಞಾತಿ ಹೇಳ್ತೇವೆ ಎಲ್ಲೋ ಹುಟ್ಟಿದವರ ಕಥೆ ಹೇಳಿದ್ರಿಂದ ನಮಗೆ ಮನಸ್ಸಿಗೆ ಸಂತೋಷ ಆಗೋದಿಲ್ಲ paper waste pen waste time waste ಹಳೆ ಕಾಲದಲ್ಲಿ ಬರೆಯೋಕೆ ಪೇಪರು ಇರಲಿಲ್ಲ ಬೋರ್ಜ ಪತ್ರ ತಾಳೆಗರಿ ಅದರಲ್ಲಿ ಪೆನ್ ಬರೆಯೋದು ಹೇಗೆ ನಮ್ಮ ತಾತ ಇಟ್ಟಿದ್ದಾರೆ ಮನೆಯಲ್ಲಿ ಇಂತಿಷ್ಟಿಷ್ಟುದ್ದದ ಕಬ್ಬಿಣದ ಕಡ್ಡಿಗಳು ಅದು ತಲೆ ಭಾರ ಅದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಕೊರದು ಕೊರದು ಕೊರದು ಬರೀಬೇಕು ಅದನ್ನು ಬರೀಬೇಕಾದ್ರೆ matter worth writing on that paper ಅಂಥದ್ದನ್ನು ಬರೀಬೇಕು ಸಿಕ್ಕಿದ್ದೆಲ್ಲ ಬರೆಯೋದಲ್ಲ ಮೊನ್ನೆ ಮೈಸೂರಿಂದ ಒಬ್ಬರು ಮಹಾನುಭಾವರು ನೂರೆಂಬತ್ತು ವರ್ಷದಷ್ಟು ಹಳೆಯ ಶ್ರೀಮದ್ ಭಾಗವತ ವ್ಯಾಖ್ಯಾನ ಸಂಪೂರ್ಣ ವ್ಯಾಖ್ಯಾನ ತೆಲುಗು ಅಕ್ಷರ ವೀರರಾಘವೀಯಂ ಇಷ್ಟು ದೊಡ್ಡ ಸಂಪುಟಗಳನ್ನು ಕೊಟ್ಟು ಕಳಿಸಿದ್ರು ಒಂದು ಪ್ರಿಂಟ್ ಮಿಸ್ಟೇಕ್ ಇಲ್ಲ ಹಳೆಯ ಕಾಲದ ಆ ಮಸಿ ಪೇಪರ್ ಎಲ್ಲ ಕೆಂಪಾಗಿಬಿಟ್ಟಿದೆ ಒಂದು ಆಯುಷ್ಯ ತಗೊಂಡಿರಬೇಕು ಅದನ್ನು ಬರೆದವರಿಗೆ ಪರಕಾಲ ಮಠದ ಹದಿನಾಲ್ಕನೇ ಪಟ್ಟದ ಸ್ವಾಮಿಗಳ ಶಿಷ್ಯರು ಕನಗೊಂಡೆಯವರು ಘನಗಿರಿಯವರು ಜ್ಞಾನಾರ್ಜನೆ ಬಿಡಲಿಲ್ಲ ಬರೆದ್ರೆ ಸತ್ಯವಂತರ ಕಥೆ ಬರಿಬೇಕು ಹರಿಶ್ಚಂದ್ರನಂಥವ್ರ ಕಥೆ ಬರಿಬೇಕು ರಾಮನಂಥವ್ರ ಕಥೆ ಬರಿಬೇಕು ಕೃಷ್ಣ ಚರಿತ್ರೆಯನ್ನು ಬರೀಬೇಕು ಸಿಕ್ಕವರ ಕಥೆ ಬರೆಯೋದಲ್ಲ ವಾಲ್ಮೀಕಿ ನೀ ಸ್ವಲ್ಪ ಮಂತ್ರೇ ಕಥೆಯನ್ನು ಹೇಳಯ್ಯ ನಾನ್ಯಾಕೆ ಹೇಳಿ ನಾ ರಾಮನ ಕಥೆ ಹೇಳ್ತೀನಿ ಇವಳ ಕಥೆ ಹೇಳೋಕೆ ಕೊಟ್ಟಿಲ್ಲ ನಾನು ಯಥೋ ಜಾತ ಎಲ್ಲೋ ಹೊರಟಿದ್ಲು ಡೋಂಟ್ ಆಸ್ಕ್ ಅಂಥವ್ರ ವಿಷಯ ಮಾತನಾಡಬೇಡಿ ಮೂರರ್ಥವಾಯಿತು ನಾಲ್ಕನೇ ಅರ್ಥ ಹೇಳ್ತಾರೆ ಆಚಾರ್ಯಾಸ್ತು ಕಿವಿಯಲ್ಲಿ ಹೇಳ್ತಾರೆ ಯಥೋಜಾತ ಅಂತ ಯಾಕೆ ವಾಲ್ಮೀಕಿ ಇದ್ರೆ ಇಲ್ಲೊಂದು ದೈವ ರಹಸ್ಯವಿದೆ ಅದನ್ನು ಪ್ರಕಟ ಮಾಡಬಾರದು ಅಂತ ಹೇಳಲಿಲ್ಲ ದೇವೈಹಿ ಏವಂ ಇದು ತುಳಸಿದಾಸರು ತಗೊಂಡಿದ್ದಾರೆ ಸ್ವಕಾರ್ಯಾರ್ಥಂ ಕೈಕೇಯೀಂ ಭೇದಯಿತು ಪ್ರೇಷಿತ ಇತಿ ದೇವರಹಸ್ಯಸ್ಯ ಗೌಪ್ಯತೆಯ ತಥಾ ನಿರ್ದೇಶ ಇತ್ಯಾಹು ಬ್ರಹ್ಮದೇವ ದುಂದುಭಿ ಅಂತ ಒಬ್ಬ ದೇವಸ್ತ್ರೀಯನ್ನ ಕಾಡಿದನಂತೆ ಮಹಾಭಾರತದಲ್ಲಿದೆ ಕಥೆ ಇದು ದುಂದುಭಿ ನಾಮ ದೇವಸ್ತ್ರೀ ವೈರ ರಥ ಬ್ರಹ್ಮ ಪ್ರೇಷಿತ ಇತಿ ಮಹಾಭಾರತೆ ಆ ದುಂದುಭಿ ಅನ್ನೋಳನ್ನ ಕಾಲದ ಅವಳೊಬ್ಳ ಅಪ್ಸರೆ ಚೆನ್ನಾಗಿದ್ದು ನೋಡೋಕೆ ಅವಳಿಗೆ ಕೆಲಸ ಏನು ಕೊಟ್ಟಿದ್ರು ಈ ಅಪ್ಸರ ಅಪ್ಸರೆಯರಿಗೆ ಕುಣಿಯೋದು ಬರ್ತಿತ್ತು ಯಾರಿಗೆ ರಂಭೆ ಮೇನಿಕೆ ತಿರೋತ್ತಮೆ ಊರ್ವಶಿ ಇವಳಿಗೆ ಸ್ಪೆಷಾಲಿಟಿ ಏನು ಅಂತ ಜಗಳ ತಂದು ಹಾಕುವುದರಲ್ಲಿ ಪ್ರಸಿದ್ಧ ಇವಳು ಅವಳನ್ನು ಕರೆದು ಲೇ ದುಂದುಭಿ ಬುದ್ಧಿ ಇಲ್ಲ ದಶರಥನಿಗೆ ರಾಮನು ಪಟ್ಟಾಭಿಷೇಕ ಅಂತ ಮಾಡ್ತಾ ಕೂತಿದ್ದಾನೆ ಅದಕ್ಕಾಗಿ ನಾವು ತಪಸ್ ಮಾಡಿ ರಾಮನನ್ನು ಭೂಮಿಗೆ ಇಳಿಸಲಿಲ್ಲ ಭಗವಂತನ ಅವತಾರ ಅವನು ಲಂಕೆಯ ತನಕ ಹೋಗಬೇಕು ರಾಕ್ಷಸ ಸಂಹಾರವಾಗಬೇಕು ಶರ್ವಂಗ ಅತ್ರಿ ಸುತೀಕ್ಷ್ಣ ಶಬರಿ ಮೊದಲಾದವರ ಅನುಗ್ರಹ ಆಗಬೇಕು ಅದಕ್ಕೆ ರಾಮನನ್ನು ಕಾಡಿಗೆ ಹೊರಡಿಸಬೇಕು ಈ ಪಟ್ಟಾಭಿಷೇಕವನ್ನು ನಿಲ್ಲಿಸು ಮಹಾರಾಯಿತಿ ಹೇಗಾದರೂ ಅಂತ ಬ್ರಹ್ಮ ಹೇಳಿದ್ರಿಂದ ದುಂದುಬಿ ಹೇಳ್ತಾಳೆ ಬಂದು ಅಯ್ಯೋ ನನಗೆ ಶಾಪ ಗೀಪ ಬರ್ತದೆ ಜನ ಎಲ್ಲ ಬೈತಾರೆ ಆಮೇಲೆ ರಾಮಾಯಣದಲ್ಲಿ ಶಾಶ್ವತವಾಗಿ ಅಪಕೀರ್ತಿ ಬರ್ತದೆ ಅಪಕೀರ್ತಿ ಬಂದರೂ ನಿನ್ನನ್ನು ಸ್ಮರಣೆ ಮಾಡುವಂತೆ ಮಾಡ್ತೇನೆ ಹೋಗು ಅಂತ ಹೇಳಿದ್ರಿಂದ ಕುರೂಪವನ್ನು ಧರಿಸಿ ಅವಳು ಈ ಮನೆಯಲ್ಲಿ ಬಂದು ಸೇರಿದ್ದಳು ಇದು ದೇವರಹಸ್ಯ ರಹಸ್ಯ ನೋಡಿಕೊಳ್ಳಿ ವಾಲ್ಮೀಕಿ ಅನ್ಯಾಯವನ್ನು ಮಾಡಿಲ್ಲ ಉದ್ದಕ್ಕೆ ದೇವರ ಪದೇ ಪದೇ ಹೇಳ್ತಾ ಕೂತರೆ ರಸಾಭಾಸವಾಗುತ್ತೆ ನೀವು ಪ್ರಶ್ನೆ ಕೇಳಿದ್ರಿ ಆ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಇವತ್ತು ಈಗ ಇನ್ನು ಸ್ವಲ್ಪ ಹೊತ್ತಿಗೆ ವಿಸ್ತಾರ ಮಾಡ್ತೇನೆ ಈ ಪಟ್ಟಾಭಿಷೇಕ ನಡೆಯೋದಿಲ್ಲ ಅಂತ ರಾಮನಿಗೆ ಗೊತ್ತಿತ್ತೆ ಗೊತ್ತಿದ್ದ ಪಕ್ಷದಲ್ಲಿ ವಸಿಷ್ಠ ಹೇಳಿದಂತೆ ಕಂಕಣ ಕಟ್ಟಿಸ್ಕೊಂಡ ಕಂಕಣ ಕಟ್ಟಿಸ್ಕೊಂಡದ್ದಲ್ಲದೆ ತನ್ನ ಕುಲದೇವತೆಯ ಮುಂದೆ ಕೂತು ರಾತ್ರಿಯೆಲ್ಲ ಉಪವಾಸ ಯಾತಕ ಮಾಡಿದ ಇದು ನಡೆಯೋದಿಲ್ಲ ಅಂತ ಅವನು ಗೊತ್ತಿದ್ದ ಪಕ್ಷದಲ್ಲಿ ಇದು ನಡೆಯೋದಿಲ್ಲ ಗುರುಗಳೇ ಸುಮ್ಮನೆ ಯಾತಕ್ಕೆ ಅವಾಂತರ ಮಾಡ್ತೀರಿ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಹಾಗಲ್ಲ ಕಂಕಣ ಕಟ್ಟಿಸ್ಕೊಂಡ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿದ ಏನಂತ ವನವಾಸ ನಿರ್ವಿಘ್ನವಾಗಿ ನೆರವೇರಲಿ ಪಟ್ಟಾಭಿಷೇಕ ನಿಂತು ಹೋಗಲಿ ಇದು ಭಗವಂತನ ಸಂಕಲ್ಪ ಇದು ಡಬಲ್ ಮೀನಿಂಗ್ ಹೇಳಿ ಮೇಲೆ ನೋಡಿದ್ರೆ ಇದು ದೈವದೃಷ್ಟಿಯಿಂದ ರಾಮಾಯಣವನ್ನು ಹೇಳುವುದಾದ್ರೆ ಬರೀ ವೇದಾಂತಾರ್ಥ ಸಿಗ್ತದೆ ಲೌಕಿಕ ನೀತಿ ಸಿಕ್ಕುವುದಿಲ್ಲ ಲೌಕಿಕ ನೀತಿ ಬೇಕಾಗಿದ್ದರೆ ಕೊಂಚ ವೇದಾಂತವನ್ನು ಮರೆಯಬೇಕು ನಮ್ಮ ಸಂಕಟ ಎರಡನ್ನೂ ಹೇಳಬೇಕು ಎರಡು ಕುದುರೆ ಸವಾರಿ ಮಾಡಿದ ಹಾಗೆ ಒಂದು ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅದನ್ನು ಹೇಳಿದ್ರೆ ಪ್ರಶ್ನೆ ಕೇಳ್ತಾರೆ ಆದ್ರಿಂದ ಅಲ್ಲಲ್ಲಿ ಹೇಳಬೇಕು ರಾಮಚಂದ್ರ ಸ್ವಾಮಿಗೆ ದಶರಥ ಮುಂದೆ ಕೈಗೊಳ್ತಕ್ಕಂತಹ ನಿರ್ಣಯ ತನ್ನನ್ನು ವಜಾ ಮಾಡಿ ಭರತನಿಗೆ ಪಟ್ಟಾಭಿಷೇಕ ಅಂತ ಒಪ್ಪಿಕೊಳ್ಳುವುದು ಇದು ತಪ್ಪು ರಾಜ್ಯಾಂಗ ದೃಷ್ಟಿಯ this is a crisis in the constitution of the country ಚೆನ್ನಾಗಿ ಗೊತ್ತು ಮೂರು ಕಡೆ ಹೇಳ್ತಾನೆ ಆ ಮಾತನ್ನ ಪ್ರಭು ಆದರೂ ದಶರಥನ ಮಾತನ್ನು ನಡೆಸಿಕೊಡುವುದು ಹೊರಟದ್ದು ಸರಿಯೋ ತಪ್ಪೋ ಮಾಡಿದ್ರು ನಮ್ಮ ಕೆಲಸ ಆಯ್ತು ಅವತಾರದ ಕೆಲಸ ಅಂತ ಹೊರಟಾನೇ ಹೊರತು ದಶರಥರ ಮೇಲಿನ ಗೌರವದಿಂದ ಹೊರಟಾನೇ ಹೊರಟು ಹೀಗೆ ಕೂಡ ವೀಸಿಲಿ ಸೆಡ್ ನೋ ಸರ್ ನೀವು ಪಟ್ಟಾಭಿಷೇಕ ತಡೆಯೋದಕ್ಕೆ ನಿಮಗೆ ಅಧಿಕಾರವೂ ಇಲ್ಲ ಬಿಟ್ಕೊಡೋದು ನನಗೂ ಅಧಿಕಾರವಿಲ್ಲ ಭರತನಿಗೆ ಒಪ್ಪಿಕೊಳ್ಳೋಕು ಅಧಿಕಾರವಿಲ್ಲ ಅಪ್ಪ ನೀವು ಮಾಡಿ ತಪ್ಪು ಅಂತ ರಾಮಚಂದ್ರ ಹೇಳಿದ್ರೆ ಹೌದು ಕಾಣೋ ಮಗು ಅಂತ ವಸಿಷ್ಠ ಹೇಳ್ತಿದ್ರು ಇಡೀ ರಾಮಾಯಣದ ಕಥೆ ನಿಂತು ಹೋಗ್ತಿತ್ತು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗುತ್ತಿತ್ತು ಇದನ್ನು ನೀವು ನನ್ನ ಕಡೆಯಿಂದ ಪದೇ ಪದೇ ಹೇಳಿಸಬಾರದು ನಾಟಕದಲ್ಲಿ ನಿಮ್ಮ ಹುಡುಗ ಹನುಮಂತನ ಪಾತ್ರ ಮಾಡ್ತಾನೆ ಸಾಕ್ಷಾತ್ ಹನುಮಂತ ನೀವು ಪಕ್ಕದವರನ್ನು ಕುರಿತು ಹೇಳ್ತಾ ಇದ್ದೀರಿ ಅಯ್ಯ ಕೋತಿ ಅಲ್ಲ ಸ್ವಾಮಿ ನಮ್ಮಗ ಹೀಗೆ ನಮ್ಮನೆ ಹುಡುಗ ಹನುಮಂತ ನಮ್ಮನೆ ಹುಡುಗ ನಮ್ಮನೆ ಅವರಂತ ಸುಮ್ಮನೆ ಕೂತ್ಕೊಡ್ರಿ ನಿಮ್ಮ ಹುಡುಗ ಇರಬಹುದು ಈಗಿಲ್ಲ ಹನುಮಂತ ಅವನು ಅಂತ ನೀವು ರಂಗಭೂಮಿಯ ಪರದೆಯ ಹಿಂದೆ ಇರುವಂತಹ ಸತ್ಯವನ್ನು ರಂಗಭೂಮಿ ಮೇಲೆ ಪದೇ ಪದೇ ಆಡುವುದರಿಂದ ರಸಾಭಾಸವಾಗುತ್ತೆ ಈಗ ರಾಮಾಯಣ ಹೇಳ್ತಿರೋರು ಯಾರು ಲವಕುಶರು ನೀವು ಕೇಳ್ತಿರೋದು ಯಾವುದು ವಾಲ್ಮೀಕಿ ರಾಮಾಯಣ ನನ್ನ ತಲೆ ಜುಟ್ಟಲ್ಲಿ ಎಷ್ಟು ಕೂದಲಿದೆ it is irrelevant for you ನೀವು ಅದನ್ನು ಕೂತ್ಕೊಂಡು ಎಣಿಸೋದಲ್ಲ ಯಾರು ಬೀಸಣಿಗೆ ಬೀಸ್ತಿದ್ರು ಹಿಂದಿನ ಕಾಲದಲ್ಲಂತೆ ಅವ್ರಿಗೆ ಬೇರೆ ಕೆಲಸ ಇರೋದಿಲ್ಲ ಆಚಾರ ತಲೆಯಲ್ಲಿ ಎಷ್ಟು ಕೂದಲಿರಬಹುದು ಎಲ್ಲಿ ಬೊಕ್ಕಾಗಿರಬಹುದು ಅವ್ರು ರಾಮಾಯಣ ಕಥೆ ಎಣಿಸೋದಿಲ್ಲ ಅವರಿಗೆ ಅಸಂಬದ್ಧವಾದ ವಿಷಯಗಳನ್ನು ಕೇಳಬಾರದು ಆದ್ದರಿಂದ ಇಲ್ಲಿ ವಾಲ್ಮೀಕಿ ಅತ್ಯಂತ ರಸಪುಷ್ಟವಾದ ಕಾವ್ಯದಲ್ಲಿ ಇದು ಗೋಪ್ಯತೆಯ ನಮ್ಮ ತಂದೆಯವರು ಒಂದು ಉದಾಹರಣೆ ಕೊಡ್ತಿದ್ರು ಆ ಉದಾಹರಣೆ ಹೇಳ್ತೇನೆ ಮೋಸ್ಟ್ ಕ್ಲಿಂಚಿಂಗ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಲ್ಲಿ ನಾ ಕೇಳಿದ ಕೆಲವೇ ಅಂಶಗಳಿದ್ದು ಒಂದು ರಾಮಾಯಣದಲ್ಲಿ ಮಂಥರೆಯ ಪಾತ್ರ ಪ್ರತಿಯೊಬ್ಬರ ನಿಮ್ಮ ನಿಮ್ಮ ಮನೆಗಳಲ್ಲಿ ಕಸಬರಿಗೆ ಏನು ತೀರ್ಸೋದಲ್ಲ ಅದರ ಪಾತ್ರ ಎರಡೂ ಒಂದೇ ಕಸಬರಿಗೆ ಏನು ಮಾಡುತ್ತೆ ಬೊಂಬಾಯಿ ಕಸಬರಿಗೆ ಇದು ಲೋಕಲ್ ಕಸಬರಿಗೆ ಯಾರೂ ಉಪಯೋಗ ಮಾಡುವುದಿಲ್ಲ ನಾವೆಲ್ಲ ಊರಲ್ಲಿ ಸಣ್ಣ ಹುಡುಗರಾಗಿದ್ದಾಗ ಹಂಚಿ ಕಡ್ಡಿ ಅಂತ ತಗೊಂಡ್ಬರ್ತಿದ್ವು ಕಾಡಿಗೆ ಹೋಗಿ ನೋಡಿದ್ರೆ ಹಂಚಿ ಕಡ್ಡಿ ಅಂದ್ರೆ ಅದು ಎಲೆ ಹಚ್ಚೋದಕ್ಕೆ ಬರ್ತದೆ ಶ್ರೀ ವೈಷ್ಣವ್ರ ನಾಮ ಹಾಕೋದಕ್ಕೆ ಬರುತ್ತೆ ಅದು ಹಂಚಿ ಕಡ್ಡಿ ಇವತ್ತು ಹಂಚಿಕಡ್ಡಿ ಅಂದ್ರೆ ಗೊತ್ತೆ ಧಾರವಾಡದಲ್ಲಿ ಪುಷ್ಕಳವಾಗಿ ಒಂದು ಗುಡ್ಡದ ತುಂಬ ಹಂಚಿಕಡ್ಡಿ ಧಾರವಾಡಕ್ಕೆ ಹೋದ್ಮೇಲೂ ತಂದು ಕೊಟ್ಟಿದ್ದೆ ನಮ್ಮ ಮನೆಯವರಿಗೆ ಅದು ದುಡ್ಡು ಕಾಸು ಖರ್ಚಿಲ್ಲದ ಕಸಬೇಡಿ ಈಗ ಒಂಬಾಯಿ ಕಸಬರಿಗೆ ಅಂತ ಬರುತ್ತೆ ಅದಕ್ಕೆ ಮೆಟಲ್ ಕ್ಲಿಪ್ ಬೇರೆ ಈ ಕಡೆಯಿಂದ ಹಿಟ್ ಮಾಡಿರ್ತಾರೆ ಒಂದು ಸಲ ಗುಡಿಸೋದ್ರಲ್ಲಿ ಇವರು ಸಹವಾಸ ಬೇಡ ಅಂತ ದಳಗಳು ಉದುರಿ ಉದುರಿ ಕಸ ಗುಡಿಸ್ತಾ ಗುಡಿಸ್ತಾ ತಾನು ತಾಂತಾನೇ ಒಂದೊಂದು ಗುಚ್ಛವಾಗಿ ಬರುತ್ತೆ ಅದು ಏನ್ ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಎಷ್ಟು ಬೆಲೆ ಗೊತ್ತಿಲ್ಲ ಹದಿನೈದೋ ಇಪ್ಪತ್ತೋ ಎಷ್ಟು ಬೆಲೆ ನಾರಾಯಣ ಒಂದು ಕಸಬರಿಗೆ ಮೂವತ್ತು ರೂಪಾಯಿ ಒಂದು ತಿಂಗಳು ಬರೋದಿಲ್ಲ ಅದು ಆ ಕಸಬರಿಗೆ ಕಾಸ್ಟ್ಲಿ ಇದೆ ನೀವೇನ್ ಮಾಡ್ತೀರಿ ಅಯ್ಯೋ ತುಂಬಾ ಮೂವತ್ತು ಇನ್ನೊಂದು ತಿಂಗಳ ಬಂದ್ರೆ ವಾಸಿಯಲ್ಲ ಅಂತ ಅದನ್ನು ಹೀಗೆ ಗುಡಿಸಿ ತಲೆ ಕೆಳಕಾಗಿ ಹ್ಯಾಂಡ್ಲ್ ಮೇಲಕ್ಕೆ ಬರೋ ಹಾಗಿಟ್ರೆ ಎಲ್ಲಿ ಬಗ್ಗು ಬಿಡುತ್ತೆ ಅಂತ ಹೇಳಿ ಮರ್ಯಾದೆ ಕೊಟ್ಟು ಹ್ಯಾಂಡ್ಲ್ ಕೆಳಗೆ ಬರುವಂತೆ ಛತ್ರಿಯಂತೆ ಗದೆಯಂತೆ ನಿಲ್ಲಿಸ್ತೀರಿ ನಿಲ್ಲಿಸಿದರೂ ಅದರ ಸ್ವಭಾವ ಅದೇ ಕಸಬರಿಗೆ ಕಸಬರಿಗೆ ಸಿಂಗಲ್ ಬೆಡ್ರೂಮ್ ಹೌಸ್ ಇರುತ್ತೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಕಸಬರಿಗೆ ಏನ್ ಮಾಡ್ತೀರಿ ಹಾಸಿಗೆ ಬಿಡುದಲ್ಲೋ ಬಾಗಿಲು ಮುಚ್ಚಿದ್ರೆ ಆ ಸಂಧಿಯಲ್ಲೋ ಇಟ್ಟಿರ್ತೀರಿ ರಾತ್ರಿ ಬಾಗಿಲು ಹಾಕಿರ್ತೀರಿ ಎದ್ದು ಕೂಡಲೇ ಕೈ ನೋಡ್ಕೊಳ್ಳೋಕೆ ಮುಂಚೆ ಮೊದಲು ಕಾಣಿಸೋದು ಕಸಬರಿಗೆ ಥೂ ಅಂತ ವಹಿಸ್ಕೊಳ್ಳುತ್ತೆ ಅದು ಥೂ ಬೆಳಗ್ಗೆ ಎದ್ದು ಕಸಬರಿಗೆ ನೋಡೋ ಹಾಗಾಯ್ತಲ್ಲ ಅದಿಲ್ಲದೆ ಒಂದು ಕ್ಷಣ ನಡೆಯೋದಿಲ್ಲ ಕಸವನ್ನ ತೆಗೆದು ನಿಮ್ಮನ್ನು ಸ್ವಚ್ಛ ಮಾಡುವುದು ಅದೇ ಆದರೆ ಬಯಸ್ಕೊಳ್ಳುವುದು ಅದೇ ಅದೇ ಈ ರಾಮಾಯಣದಲ್ಲಿ ಮಂಥರೇ ರಾಮನನ್ನ ಕಾಡಿಗೆ ಕಳಿಸಿ ಎಷ್ಟು ಉಪಕಾರವನ್ನು ಮಾಡಿದಳು ಆದರೆ ಅವಳಂತ ಬೈಗಳವನ್ನು ಕೇಳಿದವರು ಯಾರು ಇದೊಂದು ವಿರೋಧಾಭಾಸ ಮಂಥರೆ ಮಹಾತಾಯಿ ರಾಮನನ್ನ ಕಾಡಿಗೆ ಕಳಿಸಿಕೊಟ್ಟಿಯಮ್ಮ ನೀವು ಬಯಸ್ಕೊಂಡ್ರೂ ಪರವಾಗಿಲ್ಲ ನಿನಗೆ ಒಳ್ಳೇದಾಗಲಿ ಮಂಥರೇ ಪಾತ್ರ ಇಷ್ಟೇ ಅವಳು ಮುಂದೆ ಮಾಡೋ ರಂಪಾರಾಧ ಅಂತ ಅದರಲ್ಲಿ ವಾಲ್ಮೀಕಿ ಮಂಥರೆಗೆ ಅನ್ಯಾಯ ಮಾಡಿದ್ರು ಅಂತ ತಿಳ್ಕೋಬೇಡಿ ಲೌಕಿಕ ನೀತಿಯಲ್ಲಿ ಇಂಥವರು ಇದ್ದಾರೆ ಅಂತ ತೋರಿಸಿದ್ದಾರೆ ನಿನ್ನೆ ಎಲ್ಲ ಹೇಳಿದೆ ಮಂಥರೆಗೆ ಕೈಕೇಯಿಗೆ ಅಯೋಧ್ಯ ಜನರ ಸಂಸ್ಕೃತಿಯಲ್ಲಿ ಪ್ರೀತಿ ಇತ್ತೆ ಇರಲಿಲ್ಲ ಒಂದು ಕಷ್ಟಕರ ಪ್ರಶ್ನೆಯನ್ನು ಕೇಳಿದೆ ನೀವೊಂದು ಹೇಳಿದ್ರಿ ನಾನೊಂದು ಹೇಳಿದೆ ನಿಮ್ಮ ಮನಸ್ಸಿಗೆಲ್ಲಿ ನೋವಾಯಿತು ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನನಗೆ ಯಾವ ಭಕ್ತರಿಗೂ ಮನಸ್ಸಿಗೂ ನೋವಾಗಬಾರದು ಕೇಳಬಾರದು ಪ್ರಶ್ನೆ ಕೇಳಿಬಿಟ್ಟೆ ಕೈ ಕೈಗೆ ದಶರಥನಲ್ಲಿ ಪ್ರೀತಿ ಇತ್ತೆ ಅಂತ ಕೇಳಿಬಿಟ್ಟೆ ನೀವು ಬರಲಿಲ್ಲ ನಿನ್ನೆ ಪುಣ್ಯಕ್ಕೆ ಇವತ್ತು ಬಂದಿದ್ದೀರಿ ಈ ಪ್ರಶ್ನೆ ಯಾತಕ್ಕೆ ಕೇಳಬಾರದು ಅಂದ್ರೆ ಪ್ರೀತಿ ಅಂದ್ರೆ ಏನು ಅನ್ನೋದನ್ನು ಡಿಫೈನ್ ಮಾಡೋಕೆ ಬರೋದಿಲ್ಲ ಪ್ರೀತಿ ಇತ್ತೆ ಯಾವುದೋ ದೃಷ್ಟಿಯಲ್ಲಿ ಇತ್ತು ಇರಲಿಲ್ಲವೇ ಯಾವುದೋ ದೃಷ್ಟಿಯಲ್ಲಿ ಇರಲಿಲ್ಲ ಚಿಕ್ಕ ಹುಡುಗಾಗಿದ್ದಾಗ ನಾನು ಹಾಸ್ಯ ಚಟಾಕಿಗಳನ್ನು ಬರೆದು ಬರೆದು ಕಳಿಸ್ತಿದ್ದೆ ಪತ್ರಿಕೆಗೆ ಅದರಲ್ಲಿ ಒಂದು ಒಬ್ಬ ವಯಸ್ಸಾದವನು ದಶರಥನ ಹಾಗೆ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿರ್ತಾನೆ ಅವಳು ಹೇಗಿರ್ತಾಳೆ ಮುಸ್ರೆ ತಿಕ್ಕು ಹುಡುಗಿ ಹಾಗೆ ಹೇಳಿದ್ದೆಲ್ಲ ಮಾಡ್ತಾ ಇರ್ತಾಳೆ ಪ್ರೀತಿ ಒಂದು ಬಿಟ್ಟು ದೇ ಹಾಸಿಗೆ ಸಿದ್ಧ ಮಾಡು ಮಾಡಿದ್ದೇನೆ ಸ್ವಾಮಿ ಹಾಲು ಕಾಯಿಸಿದೀಯಾ ಆಯ್ತು ಅಡಿಗೆ ಮಾಡಿದ್ದೀಯಾ ಆಯ್ತು ಬಂದು ಕೂತ್ಕೋ ಏನ್ ಮಾಡಬೇಕು ಅರೆ ಗಂಡ ಹೆಣ್ಕಿನ ಕಳಿಸ್ತಾನೆ ಬಂದು ಕೂತ್ಕೋ ಅಂದ್ರೆ ಏನ್ ಮಾಡಬೇಕು ಅವನು ನೋಡ್ದ ನೋಡ್ದ ರೇಗ್ ಹೋಯ್ತು ಇದು ಪೆದ್ದ ಹುಡುಗಿ ಅಂತ ಕಾಣುತ್ತೆ ಒಂದು ದಿವಸ ಕೂರಿಸ್ಕೊಂಡು ಲೇ ಯಾರನ್ನಾರು ಪ್ರೀತಿ ಮಾಡಿದ್ದೇನೆ ಎಲ್ಲಿ ತನಕ ಜೀವನದಲ್ಲಿ ಅವಳಿಗೆ ಅರ್ಥವೇ ಆಗಲಿಲ್ಲ ಜೋರು ಮಾಡಿದ ಯಾರನ್ನಾರು ಪ್ರೀತಿ ಮಾಡಿದ್ದೀಯಾ ಅವಳಿಗೆ ಭಯವಾಯಿತು ಅಯ್ಯೋ ನಿಮ್ಮ ದಮ್ಮಯ್ಯ ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ ಇಲ್ಲಿ ತನಕ ಅದೇನೋ ಒಂದು ಅಪರಾಧ ಅಂತ ತಿಳ್ಕೊಂಡು ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ ನಾನು ದಯವಿಟ್ಟು ಕೊಲ್ಲಬೇಡಿ ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ ಅವನ ತಲೆ ಚಚ್ಚಿಕೊಂಡ ಅಯ್ಯೋ ಆಗಲ್ವೇ ಯಾರನ್ನಾದ್ರೂ ನೋಡಿದ್ರೆ ಇನ್ನಷ್ಟು ನೋಡ್ಬೇಕಂತ ಅನ್ಸುತ್ತೆ ಅಂತ ಕೇಳಿದೆ ಅಂದ್ರೆ ಕಣ್ಣೊರೆಸಿಕೊಂಡ್ಲು ಪಕ್ಕದ ಮನೆ ಹುಡುಗ ಇದ್ದ ನೋಡಿ ಐವತ್ತು ವರ್ಷಕ್ಕೆ ಹಿಂದೆ ಇಂಥ ಕಥೆ ಬರೀತಾ ಇದ್ದೆ ನಾನು ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಪ್ರತಿ ತಿಂಗಳು ನನ್ನ ಲೇಖನ ಬರೋದು ತಡವಾದ್ರೆ ಕೇಳು ಎಂಥೆಂಥ ಕಥೆಗಳೆಲ್ಲ ಇದು ವಿನೋದ ಚುಟುಕಿ ಹಾಸ್ಯ ಮಾಡುವ ದೃಷ್ಟಿಯಿಂದ ಅದು ಇದು ಪ್ರೀತಿ ಅಂದ್ರೆ ಅವನಿಗೆ ಪ್ರೀತಿ ಅಂದ್ರೆ ಮರೆಯೋಕ್ಕಾಗೋದಿಲ್ಲ ಇವಳಿಗೆ ಪ್ರೀತಿ ಅಂದ್ರೆ ಗೊತ್ತಿಲ್ಲ ಈಗ ಹುಡುಗಿಗೆ ಅವನಲ್ಲಿ ಪ್ರೀತಿ ಇದೆ ಅಂತೀರಾ ಎಲ್ಲ ಅಂತೀರಾ ಅವನು ಹೇಳಿದ ಗೊಜ್ಜು ಚಟ್ನಿ ಪಲ್ಯ ಎಲ್ಲ ಮಾಡಿ ಬರೆಸ್ತಾಳೆ ಸ್ನಾನಕ್ಕೆ ನೀರು ಮಾಡ್ಕೊಳ್ತಾಳೆ ಹಾಸಿಗೆ ಸರಿ ಮಾಡ್ತಾಳೆ ಅಂದ್ರೆ ಕೂಡ್ತಾಳೆ ಹೇಳಂದ್ರೆ ಹೇಳ್ತಾಳೆ ಬಟ್ಟೆ ಒಗಿತಾಳೆ ಪ್ರೀತಿ ಇಲ್ಲ ಅಂತಿಲ್ಲ ತ್ರಿಗಜ ಪ್ರಶ್ನೆ ಆಯ್ತಲ್ಲ ನೆನೆಯದೆ ಪ್ರೀತಿ ಇದೆ ಅಂದ್ರೇನು ಇಲ್ಲ ಏನು ಪ್ರಾರಂಭದಲ್ಲಿ ಹೇಳಿದೆ ಇದು ಸಂದರ್ಭದಲ್ಲಿಯೇ ಗೊತ್ತಾಗುವಂತ ಅನುಭವ ಜತಿ ಪದಾರ್ಥ ನಂತರ ಕೋಪಿ ಹೇತು ನಕಲು ಬಹಿರುಪಾಧೀನ್ ಪ್ರೀತಯ ಸಂಶಯಂತೆ ಅಯೋಧ್ಯ ಕಾಂಡಕ್ಕೆ ಪೀಠಕ್ಕೆ ಹಾಕುವಾಗ ಮೊನ್ನೆ ದಿವಸ ಹೇಳಿದ ಮಾತು ನೀವು ಅವತ್ತೂ ಬರಲಿಲ್ಲ ಸೂರ್ಯಕಾಂತಿ ಅಂತ ಒಂದು ಸಸ್ಯ ಇದು ಸೂರ್ಯನನ್ನೇ ನೋಡ್ತಾ ಇರ್ತದೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಸೂರ್ಯ ಮುಳುಗಿದರೆ ಗೋಳನ್ನೇ ಕೆಳಗೆ ತಗ್ಗಿಸಿ ಬಿಡುತ್ತದೆ ಅದಕ್ಕೆ ಆ ಪ್ರೀತಿಯನ್ನು ಹೇಳಿಕೊಟ್ಟವರು ಯಾರು ವಿಜ್ಞಾನಿಗಳು ಹೇಳ್ಬೋದು ಇದೆಲ್ಲ ಪ್ರೀತಿ ಗೀತಿ ಇಲ್ಲ ಹೌದು ನೀವು ಸೂರ್ಯಕಾಂತಿ ಗಿಡ ಅಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ಒಬ್ಬ ವಿಜ್ಞಾನಿ ಫಿಸಿಸಿಸ್ಟ್ ಬಂದಿದ್ರು ಏನೇನೋ ಮಾತನಾಡ್ತಿದ್ರು ನಮ್ಮ ಜೊತೆಯಲ್ಲಿ ನಾವು ಯಾರನ್ನೂ ಬಿಟ್ಟಿಲ್ಲ ರೇಗಿಸೋ ಕೆಲಸ ನಾ ಹೇಳಿದೆ ಈ ಭೂಮಿ ತನ್ನ ಸುತ್ತಲೂ ತಾನು ಪ್ರದಕ್ಷಿಣೆ ಹಾಕ್ತಾ ಸೂರ್ಯನ ಸುತ್ತಲೂ ಒಂದು ವರ್ಷದಲ್ಲಿ ಒಂದು ಪ್ರದಕ್ಷಿಣೆ ಬರ್ತದಲ್ಲ are you sure that the earth doesn't have love for the sun ಇದು ಸೂರ್ಯನನ್ನು ಪ್ರೇಮಿಸೋದಿಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲಿರಾ ನಿಮ್ಮ ಅಸ್ಟ್ರಾನಮಿ ನಿಮ್ಮ ಫಿಸಿಕ್ಸ್ ಅಲ್ಲಿ ಅಸ್ಟ್ರೋಫಿಸಿಕ್ಸ್ ಅಲ್ಲಿ You may not have measurement or or instruments to measure the love of the earth. ಅವ್ರು ಹೇಳಿದ್ರು ನಮ್ಮ ಸಬ್ಜೆಕ್ಟ್ ಅಲ್ಲಿ ಇದು ಬರೋದಿಲ್ಲ ಅಂದ್ರು ಹಾಗೆ ಹೇಳಿ ಭೂಮಿಗೆ ಪ್ರೀತಿ ಇಲ್ಲ ಅಂತ ಅನ್ಬೇಡಿ ಎಲ್ಲ ಉಳಿದ ಗ್ರಹಗಳು ಸೂರ್ಯನ ಸುತ್ತ ಸುತ್ತವೆ ಈ ಭೂಮಿ ಒಂದು ಮಾತ್ರ ಈ ದೇವಸ್ಥಾನದಲ್ಲಿ ಗುರುವಾಯೂರಲ್ಲಿ ಮಾಡ್ತಾರೆ ನೋಡಿ ತಿರುಪತಿಯಲ್ಲಿ ಮಾಡಿದ್ ನಾನು ನೋಡಿಲ್ಲ ಉರುಳು ಸೇವೆ ಮಾಡ್ತಾರೆ ಗುರುವಾಯೂರಿನಲ್ಲಿ ಹೆಜ್ಜೆ ಪ್ರದಕ್ಷಿಣೆ ಅಂತ ಒಂದು ಮಾಡ್ತಾರೆ ತಮ್ಮ ಸುತ್ತ ತಾವೇ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಕೇಳ್ತೀರಲ್ಲ ಆಂಟಿ ಕ್ಲಾಕ್ ವೈಸ್ ಯಾಕೆ ಮಾಡೋದಿಲ್ಲ ಪ್ರದಕ್ಷಿಣೆಯಿಂದ ಎಡಗಡೆಯಿಂದ ಬಲಗಡೆಗೆ ಯಾಕೆ ಬರ್ತೀರಿ ಎಲ್ಲ ಇನ್ ದಿ ಸ್ಟೆಲಾರ್ ವರ್ಲ್ಡ್ ನಕ್ಷತ್ರ ಗ್ರಹ ತಾರಕಾಮಂಡಲ ಪ್ರಪಂಚದಲ್ಲಿ every movement is in what you call the clockwise direction ಇದನ್ನು ನೋಡಿ ಗಡಿಯಾರವನ್ನು ಹಾಗೆ ಮೊದಲು ನಿರ್ಮಾಣ ಮಾಡಿದವರು ಭಾರತೀಯರು ಪಶ್ಚಿಮದವರಲ್ಲ ಅದಕ್ಕೆ ಪ್ರದಕ್ಷಿಣ ಅಂತ ಹೇಳ್ತೇವೆ ನಾವು ಕೌಮಿ get me a translation for this word ಪ್ರದಕ್ಷಿಣ ಇನ್ ಇಂಗ್ಲಿಷ್ ಪ್ರದಕ್ಷಿಣೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಒಂದು ಶಬ್ದ ಹೇಳಿ ನೋಡೋಣ ಮಾಡ್ತೀರಾ ಆರ್ ಕೆ ನಾರಾಯಣ್ ಒದ್ದಾಡಿ ಬಿಟ್ಟಿದ್ದಾರೆ ಮಂಗಳಾರತಿ ಎತ್ತಬೇಕು ದೇವರಿಗೆ ಅದ್ಯಾವುದೋ ಒಂದು ಪುಸ್ತಕದಲ್ಲಿ ಬರೀಬೇಕಾಯಿತು keep lighted camphor in your right hand and circumambulate around it keeping the object to the right ಅದು ಪಿಂಡ ಏನು ಅರ್ಥ ಆಗುತ್ತೆ ಈಗಂದ್ರೆ ಇದು ಯಾತಕ್ಕೆ ತಪ್ಪು ಅಂತ ಹೇಳ್ತೀರಿ ಅಂದ್ರೆ you don't have a corresponding concept in that language ಆ ಭಾ ಈಗ ಶ್ರಾದ್ದದಲ್ಲಿ ಪಿಂಡ ಅಂತ ಒಂದಂತೇವೆ ಅಲ್ಲಿ ಎಲ್ಲಿ ಕೊಂಡು ಕೊಡಿ ನೋಡ್ತೀನಿ ಮಾಡ್ತೀರಾ ಒಂದೊಂದು ಸಂಸ್ಕೃತಿಗೆ ಒಂದೊಂದು ವಿಶಿಷ್ಟವಾದ ಶಬ್ದ ಇದೆ ಅಲ್ಲ ಶರೀರಕ್ಕೆ ನಾವು ಪಿಂಡ ಅಂತೇವೆ ಕೆಟ್ಟ ಭಾಷೆ ತಿಳ್ಕೋಬೇಡಿ ಅಪ್ಪ ಅಮ್ಮನಿಗೆ ಬದುಕಿರೋ ತನಕ ನಾವು ಯಾತಕ್ಕೆ ಶ್ರಾದ್ದ ಪಿಂಡ ಹಾಕಬೇಕು ಎಲ್ಲ ನಿಮ್ಮ ಪಿಂಡ ಇದೆಯಲ್ಲ ಇಲ್ಲಿ ಇದು ಪಿಂಡಾಂಡ ನ್ಯಾಯ ಆ ಶರೀರದಿಂದ ಬಂದದ್ದು ಅವರನ್ನು ಒಪ್ಪ ಮಾಡಿ ಸಪಿಂಡೀಕರಣ ಮಾಡಿರ್ತೀರಿ ಗಯಕ್ಕೆ ಹೋದು ಶ್ರಾದ್ದ ಮಾಡಿ ಮುಗಿಸ್ಬಿಟ್ಟು ಈ ಶ್ರಾದ್ದ ಬಿಟ್ಟುಬಿಡ್ಬೋದು ಹೇಗೆ ಬಿಡ್ತೀರಿ ನಿಮ್ಮ ಶರೀರ ಇದೆ ಮಾತಾಪಿತೃಗಳ ಸಂಬಂಧ ಇದೆ ನೀವು ತಂದೆ ತಾಯಿಯಿಂದ ಹುಟ್ಟಿದ ಮಗು ಅವರ ಕರುಣೆಯ ಶಿಶು ಅನ್ನುವುದಕ್ಕೆ ಸಾಕ್ಷಿ ಇದೆ ಇದಿರೋ ತನಕ ಮಾಡಬೇಕು ಯಾವುದಾದೊಂದು ರೀತಿಯಲ್ಲಿ ಮಾಡಬೇಕು ಹಾಗೆ ಅತಿ ಕೇಳಿದ ಒಂದು ಈ ಶಬ್ದಗಳಿಗೆ ಕೆಲವು ಭಾಷಾಂತರ ಇಲ್ಲ ಗ್ರಹತಾರ ನಕ್ಷತ್ರಗಳು ಸುತ್ತುವ ಕ್ರಮ ಇದೆ ಭೂಮಿ ಇದಕ್ಕೆ ಪ್ರೀತಿ ಅನ್ನೋದು ಇದೆಯೇ ಇಲ್ಲವೇ ಇದು ಇಸ್ಕಾನ್ ಅವರು ಯಾರೋ ಬಂದಿದ್ರು ಅವ್ರ ಜೊತೆ ಅವರು ಅಲ್ಲಿ ಸೈನ್ಸ್ ಚೆನ್ನಾಗಿ ಓದಿದವರು ಎಂ ಟೆಕ್ ಮಾಡಿದವರೆಲ್ಲ ಇದ್ದಾರೆ ಇಸ್ಕಾನ್ನಲ್ಲಿ ಸಾಮಾನ್ಯ ವ್ಯಕ್ತಿಗಳಿಲ್ಲ ಅವ್ರ ನಮ್ಮ ಮನೆಗೆ ಒಂದು ಹಿಂಡು ಜನ ಬಂದಿದ್ರು ಇಲ್ಲೇ ಬೆಂಗಳೂರಿನಲ್ಲಿ ಅವ್ರ ಜೊತೆಯಲ್ಲಿ ಹೇಳಿದೆ ಅವರು ಹೋಗಿ ಬೊಂಬಾಯಿನಲ್ಲಿ ಒಬ್ಬರಿಗೆ ಹೇಳಿದ್ದಾರೆ ಆಚಾರ್ಯರು ಹೀಗಂದ್ರು ಭೂಮಿ ಭಾವನೆ ಇಲ್ಲದೆಯೇ ಪ್ರೀತಿ ಇಲ್ಲದೆಯೇ ಸೂರ್ಯನ ಸುತ್ತ ಸುತ್ತದೆಯೇ ಅದನ್ನು ಕೇಳಿದವರು ಯಾರು ಅಲ್ಲೊಬ್ಬರು ಇಸ್ಕಾನ್ ಸ್ವಾಮಿಗಳು ಅವರು ಕೆನೇಡಿಯನ್ ಸ್ವಾಮಿ ಶ್ರೀಧರ ಸ್ವಾಮಿ ಅಂತ ಅವರ ಹೆಸರು ತೀರ್ಗೆ ಹೋಗ್ಬಿಟ್ರು ಪಾಪ ಐ ಮಸ್ ಸಿ ದಟ್ ಆಚಾರ್ಯ ಈ ಮಾತನ್ನು ಹೇಳಿದವರು ನಾನು ನೋಡಬೇಕು ನನಗೆ ಫೋನ್ ಮಾಡ ಮೈಸೂರಲ್ಲಿದ್ದೇನೋ ಬೇರೆ ಒಂದು ಕಡೆ ಇದ್ದೆ ಇಲ್ಲ ನೀವು ಧಾರವಾಡಕ್ಕೆ ಯಾವಾಗ ಬರ್ತೀರಿ ಧಾರವಾಡದಲ್ಲಿ ಇದ್ದಾಗ ಹದಿಮೂರು ಹಿಂದೆ ಇಂಥ ದಿವಸ ಬರ್ತೇನೆ ಬೆಳಗ್ಗೆ ರೈಲಲ್ಲಿ ಎಳೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ರಾತ್ರೋ ರಾತ್ರಿ ಹನ್ನೆರಡು ಗಂಟೆ ಬೊಂಬಾಯಿಂದ ತಮ್ಮ ಸ್ವಂತ ಕಾರಲ್ಲಿ ಪ್ರಯಾಣ ಮಾಡ್ಕೊಂಡು ಐಮ ಸಿ ಆಚಾರ್ಯ ಬಂದ್ಬಿಟ್ಟಿದ್ದಾರೆ ನರಸಿಂಹನ ಭಕ್ತರು ನಮ್ಮ ಮನೆಯವರು ಅತ್ಯಂತ ಸಾತ್ವಿಕ ಆಹಾರವನ್ನು ಮಾಡಿ ಹಾಲು ಖೀರು ಅದು ಇದು ಎಲ್ಲ ಬಡಿಸಿದ್ರೆ ಅಮ್ಮ ಈ ಹಾಲು ಖೀರು ಎಷ್ಟು ಕೊಟ್ಟರು ಕುಡಿತೇನಮ್ಮ ನಾ ಡಯಾಬಿಟಿಕ್ ರೋಗದವನು ಆದರೆ ದೈವ ಪ್ರಸಾದ ನಾನು ತಗೊಳ್ತೇನೆ ಅನ್ಯಾಯವಾಗಿ ನನ್ನ ತಾಯಿ ಕೆನಡಾದಲ್ಲಿ ನಾ ಹುಟ್ಟಿದ ಆರಭ್ಯ ನನಗೆ ಗೋಮಾಂಸವನ್ನು ತಿನ್ನಿಸಿ ತಿನ್ನಿಸಿ ನನ್ನ ಕೆಟ್ಟ ಹಾದಿಯಲ್ಲಿ ಹಾಕಿಬಿಟ್ರು ಪ್ರಭುಪಾದರು ನನ್ನನ್ನು ಈ ದಾರಿಗೆ ತಂದರು ಹೇಳಿ ಗೋಳಾಡ್ತಾರೆ ಅವರು ಭೂಮಿಗೆ ಭಾವನೆ ಇಲ್ಲವೇ ಅಂತ ಕೇಳಿದ ಒಂದು ಮಾತು ಅವರನ್ನು ಎಷ್ಟು ದೂರ ಕೇಳ್ಕೊಂಡು ಹೋಯಿತು ನಾ ಭೂಮಿ ಅಲ್ಲ ಆದರೆ ಭೂಮಿ ಜಾಗದಲ್ಲಿ ನಾನಿದ್ರೆ ಖಂಡಿತ ನಾನು ಸೂರ್ಯನನ್ನು ಪ್ರೀತಿ ಮಾಡಿಯೇ ಸುತ್ತುತ್ತಾ ಇದ್ದೆ ಇದು ಪ್ರದಕ್ಷಿಣೆ ಆಗೋದಿಲ್ಲ ಅದು ಮಗು ತಾಯಿ ಸುತ್ತ ಪ್ರದಕ್ಷಿಣೆ ಮಾಡುತ್ತೆ ಎಲ್ಲ ಕೋಳಿಯ ಮರಿಗಳು ಕೋಳಿಯ ಸುತ್ತ ಪ್ರದಕ್ಷಿಣೆ ಮಾಡ್ತವೆ ಕೆದಕಿ ಕೆದಕಿ ಎಂಜಲನ್ನ ಗೊಬ್ಬರವನ್ನು ತಿನ್ನು ಹೊಳ ಹುಪಟ ತಿನ್ನುವಂತಹ ಪ್ರಾಣಿ ಕೂಡ ತಾಯಿಯ ಪರಿಸರವನ್ನು ಬಿಟ್ಟು ಹೋಗೋದಿಲ್ಲ ಬಾಯಿಗೆ ಮನಸ್ಸಿಗೆ ಗೊತ್ತಿಲ್ಲದೆ ಪ್ರೀತಿ ಎಂಬ ಯಾವುದೋ ಒಂದು ಒಳಬೆಸಗೆಯನ್ನು ದೇವರು ಬೆಸೆದಿದ್ದಾನೆ ಆ ಪ್ರೀತಿಯೇ ದೇವರು ಅದು ರಕ್ತದ ಒಳಗಡೆ it may be instinctive love it may be intellectual love it may be metaphysical love it may be love extraordinary like the love of God for you ದೇವರು ಇದು ಭಗವದ್ಗೀತೆಗೆ ಹೋಗುತ್ತೆ ಒಂಬತ್ತನೇ ಅಧ್ಯಾಯ ಏಳನೇ ಅಧ್ಯಾಯ ದೇವರು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಯಾರೊಬ್ಬರು ನನಗೆ ಹೇಳಬಲ್ರ ನಿರೂಪಣೆ ಮಾಡೋಕೆ ಆಗ್ತದ್ಯಾ ನೀವೆಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿ ಮಾಡ್ತೀರಾ ಅದನ್ನಾರು ಹೇಳ್ತೀರಾ ಆಗೋದಿಲ್ಲ ಪ್ರೀತಿ ಮಾಡ್ತೀವಿ ದೇವರಲ್ಲಿ ಭಕ್ತಿ ಇದೆಯನ್ರಿ ಇದೆ ಸ್ವಾಮಿ ಎಲ್ಲರೂ ಇದೆ ಅನ್ನೋರೆ ಒಬ್ಬರು ಇಲ್ಲ ಅನ್ನೋದಿಲ್ಲ ಪರೀಕ್ಷೆ ಆಗುವುದರಲ್ಲಿ ನಿಮಗೆ ಕಷ್ಟ ಬಂದಾಗ ಪರೀಕ್ಷೆ ಆಗ್ತದೆ ಆ ದೇವರಿಗೆ ಬುದ್ಧಿ ಇದೆಯೇ ಶುರು ಮಾಡ್ತೀರಾ ಅಲ್ಲಿ ಹೋಯಿತು ನಾನಿಷ್ಟೆಲ್ಲ ದೇವ್ರಿಗೆ ಒಡವೆ ಮಾಡಿಸ್ದೆ ವಸ್ತ್ರ ಮಾಡಿಸ್ದೆ ದೇವರು ನನ್ನ ಇವತ್ತು ಕೈ ಬಿಟ್ಟು ಬಿಟ್ಟ ಹೋಯ್ತು ನಿಮ್ಮ ಭಕ್ತಿ ನಿಮ್ಮ ನಾಮಕ ಅರ್ಥವಿಲ್ಲ ನಿಮ್ಮ ವಿಭೂತಿಗೆ ಅರ್ಥವಿಲ್ಲ ಭಕ್ತಿ ಎಂಬುದು ಹೃದಯಾಂತರಾಳದಿಂದ ಮನುಷ್ಯನ ಎಂಟೈರ್ ವ್ಯಕ್ತಿತ್ವ ಟ್ಯೂನ್ ಮಾಡಿದಾಗ ಬರುವಂತಹ ಒಂದು ಪ್ರೀತಿ ಅಷ್ಟು ಪ್ರೀತಿ ಕೈ ಕೈಗೆ ದಶರಥನಲ್ಲಿ ಇತ್ತೆ ರಾಮನಲ್ಲಿ ಲಕ್ಷ್ಮಣನಿಗಿದ್ದಷ್ಟು ಪ್ರೀತಿ ಸೀತೆಗೆ ರಾಮನಲ್ಲಿದ್ದಷ್ಟು ಪ್ರೀತಿ ಕೈ ಕೈಗೆ ದಶರಥನಲ್ಲಿ ಇತ್ತೆ ಆ ದೃಷ್ಟಿಯಿಂದ ಇಲ್ಲ ಅಂತ ಹೇಳಿದ ಅವಳು ಅವಳು ಅವಳ ಸ್ವಭಾವ ಎಷ್ಟು ವಿಚಿತ್ರ ಮುಗ್ಧೆ ಅವಳಿಗೇನೂ ಗೊತ್ತಿಲ್ಲ ನಿನ್ನೆ ಹೇಳಿದೆ ನಿಮ್ಮ ಸುದೈವ ನಿನ್ನೆ ಹೇಳಿದ ರಿಪೀಟ್ ಮಾಡೋ ಭಾಗ್ಯ ಬಂತು ಇವಳೇನಿದ್ದು ಬಾಲಿಕೆ ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ನೋತಾ ಇರೋಳು ತನ್ನ ರೂಪ ನೋಡಿ ಬೆಳಗ್ಗೆ ಎದ್ದು ಕೂಡಲೇ ತಲೆಗಿರೆ ಎಲ್ಲ ಸರ್ ಮಾಡ್ಕೊಂಡ್ಬಂದು ಆ ಮಂತ್ರೆ ಬಾಗಲ ಹತ್ರನೇ ಕೂತವಳು ಅಂತಃಪುರದ ಹತ್ರ ಅವಳಿಗೆ ಆ ನಾಯಿ ಇದ್ದಾಗ ಏನಪ್ಪ ಕೆಲಸ ಅಲ್ಲಿ ಗಂಡ ಹೆಂಡು ಒಳಗೆ ಮಲಗಿದ್ದಾರೆ ಇವಳಿಗೇನು ಕೆಲಸ ಇವಳು ಮದುವೆ ಆಗಿಲ್ಲ ಇವಳಿಗೆ ಇಪ್ಪತ್ತೆಂಟು ವಿಕೃತಿ ಮನಸ್ಸಿನಲ್ಲಿ ವಯಸ್ಸಿಗೆ ತಕ್ಕಂತೆ ಆಯಾ ಆಶ್ರಮಕ್ಕೆ ಮುಂದಕ್ಕೆ ಹೋಗದೆ ಇದ್ದವರು ಮನಸ್ಸು ವಿಕೃತಿ ಬಂದು ಬಿಡುತ್ತದೆ ತುಂಬ ವಯಸ್ಸಾಗಿ ಎಪ್ಪತ್ತು ಎಂಬತ್ತು ಮದುವೆಯಲ್ಲದೆ ಉಳಿದು ಬಿಟ್ರೆ ಮದುವೆ ಕಂಡ್ರೆ ಅಸಹನೆ ಉಂಟಾಗ್ತದೆ ಮಂತ್ರೆಯ ಮನಸ್ಸಲ್ಲಿ ಏನು ವಿಕೃತಿ ಇತ್ತು ಅದು ಹೊಲಸು ಲೇ ನಿನ್ನ ಗಂಡ ನಿನ್ನನ್ನು ಹೇಗೆ ಮುದ್ದು ಮಾಡಲಿ ಅವಳು ಕೇಳಬೇಕು ಇದು ಹೇಳೋ ವಿಷಯವೇ ಇವತ್ತು ನನ್ನ ಗಂಡ ನನ್ನನ್ನು ಹೀಗೆಲ್ಲ ಮುದ್ದು ಮಾಡಿದ ಹೀಗೆಲ್ಲ ಅನುಭವ ಮಾಡಿದ ಇಂತಿಂತ ಕಥೆ ಹೇಳಿದ ಅದನ್ನೆಲ್ಲ ಇವಳು ಸಿಡಿ ಹಾಗೆ ರಿಕಾರ್ಡ್ ಜ್ಞಾಪಕ ಇಟ್ಕೊಂಡು ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂತ ಪ್ರಯೋಗ ಮಾಡುವವಳು ಗಂಡ ಹೆಡ್ರ ಮಧ್ಯೆ ಛಿದ್ರವನ್ನು ಹುಡುಕುವವಳು ಚಾಡಿಯನ್ನು ಕೇಳುವವಳು ಕೆದಕಿ ಕೆದಕಿ ಕೇಳುವವಳು ಇವಳೇನು ಸಾಮಾನ್ಯರಲ್ಲ ಮನೆ ಮುರುಕಿ ಇವಳು ನನ್ನ ಸಂಸಾರವನ್ನು ಹಾಳು ಮಾಡ್ತಾರೆ ಎನ್ನುವ ತಿಳುವಳಿಕೆ ಕೂಡ ಇಲ್ಲ ಕೈಗೆ ಅವಳನ್ನು ನಂಬಿದಳು ತೀರ ಆಪ್ತಳು ಅಂತ ಭಾವನೆ ಮಾಡಿದಳು ಆದರೆ ಇಲ್ಲಿ ಕೈ ಕೈ ನಮಗೆ ಆಗುವುದು ನಾಲ್ಕೈದು ದೃಷ್ಟಿಯಿಂದ ಇದನ್ನು ಮೊದಲು ಹೇಳಿಬಿಟ್ಟು ಮುಂದೆ ಕಥೆ ಬೇಗ ಓಡಿಸ್ತೇನೆ ಬೇಗ ಅಂದ್ರೂ ಇನ್ನು ಅರ್ಧ ಗಂಟೆ ಆಗುತ್ತೆ ಕೈ ಕೈಯ ಸ್ವಭಾವ ನಿಮಗೆ ಚೆನ್ನಾಗಿ ಮನದಟ್ಟಾಗಿ ಬಿಡಲಿ ಒಂದ್ಸಲಕ್ಕೆ ಅಟ್ ಒನ್ಸ್ ಇವಳಿಗೆ ಹತ್ತಿರದಲ್ಲಿ ತಾನು ಹಣದ ಮಗ ಭರತ ಇಲ್ಲ ಆ ಮಗನನ್ನು ಹೇಗೆ ಬಿಟ್ಲಿ ಇವಳು ತಾಯಿ ಭರತನಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಹುಟ್ಟಿದಾಗ ಮಗುವಾಗಿದ್ದಾಗಲೇ ಕರ್ಕೊಂಡು ಹೋಗ್ಬಿಟ್ಟ ಅವನು ಸೋದರ ಮಾವ ಕರ್ಕೊಂಡು ಹೋಗ್ತೀನಿ ಮಹಾರಾಜ ಹೇಳಿದ ಕರ್ಕೊಂಡು ಹೋಗು ಒಂದು ಮಾತು ಕೇಳ್ಬಿಡಪ್ಪ ಕೈಕೇಯನ್ನ ದಶರಥ ಹೇಳಲಿಲ್ಲ ಕೈ ಏ ನಾ ಹಡಿದ ಮಗು ಕಾಣೋ ಇದು ಒಂದೇ ಮಗು ಹ್ಯಾಕ್ ಕರ್ಕೊಂಡು ಹೋಗ್ತೀಯೋ ಅಂತ ಅಣ್ಣನನ್ನ ಅವಳು ಕೇಳಲಿಲ್ಲ ಪ್ರಾಯಶಃ ಮಗುವನ್ನ ತನಗೆ ದಶರಥನಿಗೆ ಇದ್ದ ಸಂಬಂಧದಲ್ಲಿ ಅಡಚಣೆ ಅಂತ ಭಾವಿಸಿದಳು ಗೊತ್ತಿಲ್ಲ ಬಿಗ್ ಕ್ವಶನ್ ಮಾರ್ಕ್ ನಾ ಹೇಳಿದ್ದು ತಪ್ಪಾಗಿದ್ರೆ ರಾಮಚಂದ್ರ ಸ್ವಾಮಿ ನನ್ನನ್ನು ಕ್ಷಮೆ ಮಾಡಲಿ ಅವಳ ಮನಸ್ಸಿನ ವಿಕೃತಿಗೋಸ್ಕರ ಹೇಳ್ತೇನೆ ಚಿಕ್ಕ ವಯಸ್ಸು ಇವಳಿಗೆ ಒಂದು ಮಗು ಇನ್ನೊಂದು ಮಗು ಆಗುತ್ತೆ ಕನ್ನಡೀತಲ್ಲ ಬೇಲೂರು ಶಿಲಾ ಬಾಲಿಕೆಯರು ಅಲ್ಲ ಅಲ್ಲಿ ಓಡಿ ಅಂತಃಪುರ ಗೀತೆ ಬರೆದಿದ್ದಾರೆ ಡಿ ವಿ ಜಿ ಅವರ ಕೃತಿ ಅತ್ಯುತ್ತಮ ಕೃತಿ ಒಳ್ಳೆ ಎಂದು ಬರೆದಿದ್ದಾರೆ ನನಗನ್ಸುತ್ತೆ ಅಲ್ಲಿ ಹೋದಾಗ ಬೇಲೂರು ಹತ್ಸಲ ಹೋಗಿದ್ದೇನೆ ಒಳಗಡೆ ಕೇಶವ ಇದ್ದಾನೆ ಅವನ ರೂಪವನ್ನು ನೋಡುವುದ್ರ ಬದಲು ತನ್ನ ರೂಪ ನೋಡ್ಕೋತಾ ನಿಂತಿದ್ದಾರೆ ಈ ಕೋತಿಗಳು ದೇವಸ್ಥಾನ ಸುತ್ತ ಒಬ್ಬಳಿಗೆ ಬಟ್ಟೆಯಲ್ಲಿ ಚೇಳು ಹೊಕ್ಕಿಬಿಟ್ಟಿದೆ ಬಟ್ಟೆಯನ್ನು ಒದರ್ತಾ ಇದ್ದಾಳೆ ಒಳಗೆ ಕೇಶವ ಇದ್ದಾನೆ ಎನ್ನುವ ಜ್ಞಾನವಿಲ್ಲ ಆ ಬೇಲೂರು ಶಿಲಾಬಾಲಿಕೆ ಎಲ್ಲ ತಮ್ಮ ತಮ್ಮ ರೂಪದಲ್ಲಿ ಮಗ್ನರಾಗಿರುವ ನಾರಿಯರು ಜಕಣಾಚಾರಿ ಶಿಲ್ಪವನ್ನು ಕಳೆದ ಅವರವರ ಭಾವದಲ್ಲಿ ಏನೋ ಭಕ್ತಿ ಹಾಕಿ ಬರೆದಿದ್ದಾರೆ ಮಾನ್ಯ ಕವಿಗಳು ಗುಂಡಪ್ಪನವರು ಇರಲಿ ಆ ರೀತಿ ಶಿಲಾ ಶಿಲಾಬಾಲಿಕೆ ತನ್ನ ಕನ್ನಡಿ ಮುಂದೆ ನಿಂತುಕೊಳ್ಳೋದು ನೋಡೋದು ಸಾಯಂಕಾಲವಂತೆ ಮಹಾರಾಜ ಬರ್ತಾನೆ ಗೂಢಚಾರರು ಬಂದು ಏ ಕೌಶಲ್ಯರ ಮನೆಗೆ ಹೋಗಿದ್ದೇನೆ ಯಜಮಾನ ಎಲ್ಲ ಬುದ್ಧಿ ಎಲ್ಲ ಬರ್ತಾರೆ ಎಲ್ಲ ಬರ್ತಾ ಇದ್ದಾರೆ ಊಟಕ್ಕೆಲ್ಲೇ ಬರ್ತಾರೆ ಹಾ ಹಾಗೆ ಬರಬೇಕು ಬರಬೇಕು ಆ ಗಂಡನ ವಶೀಕರಣ ಮಾಡಿಕೊಳ್ಳುವುದರಲ್ಲೇ ಆಯುಷ್ಯ ಕಳೆದಿದ್ದಾಳೆ ತನ್ನ ಯೌವನ ರೂಪ ಇದಕ್ಕೆ ಒಂದು ದಿವಸವೂ ತಪ್ಪದಂತೆ ದಶರಥ ಮರಳಾಗಬೇಕು ಅಂತ ಆಶೆ ಪಡ್ತಿದ್ದಾಳೆ ಭರತನ ಮೇಲೆ ಜ್ಞಾನ ಹೋಗದಂತೆ ಅವಳಿಗೆ ಆ ಭೋಗದ ಪ್ರವೃತ್ತಿ ಇದೆ ಇದರ ಒಂದು ಒಳ್ಳೆಯ ಮುಖ ಪ್ರತಿನಿತ್ಯ ರಾಮಚಂದ್ರ ಮೂರು ಸಲವಾದರೂ ಚಿಕ್ಕ ತಾಯಿ ಭೇಟಿಯನ್ನು ಮಾಡಿ ತಾಯಿಗೆ ನಮಸ್ಕಾರ ಮಾಡಿ ಅಮ್ಮ ಅಪ್ಪ ಬರೋ ತಡವಾಯ್ತಾ ಊಟ ಮಾಡ್ತೀಯಾ ಬಡಿಸ್ಲಾ ಎಷ್ಟೊಂದು ಬಗೆಯಲ್ಲಿ ಸೇವೆಯನ್ನು ಮಾಡಿದ್ದ ರಾಮಚಂದ್ರ ಸ್ವಾಮಿ ಆ ರಾಮನನ್ನು ನೋಡ್ತಾ ನೋಡ್ತಾ ನೋಡ್ತಾ ಕೈ ಕೈಗೆ ಭರತನನ್ನು ಮರೆಯುವಷ್ಟು ನೀನಿದ್ಯಲ್ಲೋ ಮಗು ಹತ್ತಿರದಲ್ಲಿ ಇವನ ಜ್ಞಾಪಕ ಮಾಡಿ ಯಾಕಮ್ಮ ಭರತನೇನು ಬರಲಿಲ್ವೇ ನೀನಿದ್ಯಲ್ಲೋ ರಾಮ ಗುಣನಿಧಿ ಭರತನೇನು ನೀನೇನೋ ಇಬ್ರು ಒಂದೇ ಕಾರಣ ಅಷ್ಟು ಮುದ್ದು ಮಾಡಿ ರಾಮನನ್ನ ತೊಡೆ ಮೇಲೆ ಕೂರಿಸಿಕೊಂಡಿದ್ದವಳು ಅವಳಿಗೆ ರಾಮನಲ್ಲಿ ಕೆಟ್ಟ ಬುದ್ಧಿ ಉಂಟಾಗುವಷ್ಟು ಮಟ್ಟಿಗೆ ಮನಸ್ಸನ್ನು ತಿರುಗಿಸಲು ಅಂದ್ರೆ ಈ ಮಂತ್ರ ಬುದ್ಧಿ ಎಷ್ಟು ಉತ್ಪಾದಕ ಬುದ್ಧಿ ಇರುವೋ ಯೋಚನೆ ಮಾಡಿಕೊಳ್ಳಿ ಮೂರನೇ ಅಂಶ ಕೈಕೆಯಲ್ಲಿದ್ದದ್ದು ಊರಿಗೆ ಬಂದಳು ಅಯೋಧ್ಯೆಗೆ ಆ ದೊಡ್ಡ ರಾಣಿಯಲ್ಲಿ ಅದೇನು ಕಾರಣವೋ ವಿನಾಕಾರಣವೋ ಮಾತ್ಸರ್ಯವೆಂಬುದು ಉಂಟಾಯಿತು ಇದಕ್ಕೆ ಮರುಂದಿಲ್ಲಾದ ಮಹಾವ್ಯಾಧಿ ಅಣ್ಣಂಗರಾಚಾರ್ಯ ಸ್ವಾಮಿಗಳು ತಮಿಳಲ್ಲಿ ಔಷಧಿ ಇಲ್ಲದ ರೋಗ ಮಾತ್ಸರ್ಯ ಅನ್ನೋದಕ್ಕೆ ಮಾತ್ಸರ್ಯ ಅಂದ್ರೆ ಏನು ಹೇಳಬೇಕಾ ಎಲ್ಲರಿಗೂ ಗೊತ್ತಿದೆಯಲ್ವ ನೀವು ಗೊತ್ತಿದೆಯಲ್ವ ಮಾತ್ಸರ್ಯ ಅಂತ ಮಾಡ್ತೀರಾ ಇಲ್ಲ ಅಂತ ಕಾಣಿದೆ ಅದು ಮಾತ್ಸರ್ಯ ಅಂತ ಗೊತ್ತಾಯ್ತು ನಿಮಗೆ ಮಾತ್ಸರ್ಯ ಬಂದ್ರೆ ಗುಣೇಶ್ವಪಿ ದೋಷತ್ವ ಬುದ್ಧಿ ಗುಣದಲ್ಲಿಯೂ ದೋಷವನ್ನೇ ಹುಡುಕುವುದು ಬಹಳ ಒಳ್ಳೆ ಅಡಿಗೆ ಮಾಡಿ ಒಬ್ಬರು ಬಡಿಸಿದ್ರು ಎಲ್ಲರೂ ಚೆನ್ನಾಗಿದೆ ಅಂತಿದ್ರು ನಿಮ್ಮ ಮನಸ್ಸಿಗೂ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆದರೂ ನಮಗಿಂಥ ಅಡಿಗೆ ಮಾಡೋಕೆ ಬರೋದಿಲ್ವಲ್ಲ ಅನ್ನೋ ಹೊಟ್ಟೆ ಉರಿಯಿಂದ ಅದರಲ್ಲಿ ಏನಾದರೂ ಒಂದು ಇದ್ದದ್ದನ್ನು ಹುಡುಕೋದು ಪಕ್ಕದಲ್ಲಿದ್ದ ಒಂದು ಇರುವೆಯನ್ನು ತೆಗೆದುಕೊಂಡು ಪಾಯಸದಲ್ಲಿ ಹಾಕಿ ಬಡಿಸೋರನ್ನ ಏನ್ರಿ ಪಾಯಸಕ್ಕೆಲ್ಲ ಇರುವೆ ಹಾಕಿದ್ದೀರಾ ಅಂತ ಅವರನ್ನು ಕೇಳುವುದು ಇಲ್ಲದೇ ಇದ್ದದರಲ್ಲಿ ತಪ್ಪನ್ನು ಹುಡುಕುವುದು ಇದು ಮನುಷ್ಯ ಸಹಜವಾದ ಒಂದು ದುರ್ಬುದ್ಧಿ ಇದು ಶೇಕ್ಸ್ಪಿಯರ್ನ ಒಥೆಲೋ ನಾಟಕದಲ್ಲಿ ಇಯಾಗೋ ಎಂಬ ದುಷ್ಟನಿಗೆ ಆ ಡೆಸ್ಲಿಮುನ ಮತ್ತು ಒಥೆಲ್ಲು ಗಂಡ ಹೆಂಡರು ಪ್ರೀತಿ ಎಂದಿದ್ರೆ ಸಹನೆ ಆಗದಷ್ಟು ಹೊಟ್ಟೆ ಕಿವಿಚಿತ್ತು ಗಂಡ ಹೆಂಡರನ್ನು ಪ್ರೀತಿ ಬೇರೆ ಮಾಡಬೇಕು ಗಂಡನ ಕೈಲಿ ಹೆಂಡತಿಯನ್ನು ಕೊಲೆ ಮಾಡಿಸಬೇಕು ಅನ್ನುವ ಮಟ್ಟಿಗೆ ಅವನು ಹೇಗೆ ಯಶಸ್ವಿಯಾದ ಅವರು ಏನು ಭಯಂಕರ ಕೆಲಸ ಮಾಡಿತು ಶೇಕ್ಸ್ಪಿಯರ್ ಬರೆದಿಟ್ಟಿದ್ದಾರೆ ಶೇಕ್ಸ್ಪಿಯರ್ನ ಯಾಕೆ ಗೌರವ ಮಾಡ್ತೇವೆ ಭಾರತೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿದಂತೆ ಬರೆದಿದ್ದಾನೆ ಅಲ್ಲಿ ವಿಮರ್ಶಕ ಬ್ರಾಡ್ಲಿ ಹೇಳ್ತಾನೆ ಇಷ್ಟು ದುಷ್ಟತನ ಯಾಕೆ ಬಂತು ಇವನಿಗೆ ಅಂತ ಕೇಳಿದ್ರೆ ಮೋಟಿವ್ ಇತ್ತೆ ಇದಕ್ಕೆ ಏನಾದ್ರು ಕಾರಣ ಐತೆ ಅಂದ್ರೆ ಮೋಟಿವ್ಲೆಸ್ ಮ್ಯಾಲಿಗ್ನಿಟಿ ಕಾರಣ ಇಲ್ಲದೆ ಒಂದು ವೈರ ಕಾರಣ ಇಲ್ಲದೆ ವೈರ ಯಾಕ್ರಿ ಅಳ್ತಾ ಕೂತಿದ್ದೀರಿ ಯಾರೋ ಸೊತ್ತು ಹೋದ್ರು ಯಾರಪ್ಪ ಗೊತ್ತಿಲ್ಲ ಸ್ವಾಮಿ ಇದಕ್ಕೆ ಅರ್ಥ ಇದೆ ಹೇಳಿ ಇದು ನಾನ್ ಸೆನ್ಸ್ ಇದು ನಮ್ಮೆಷ್ಟು ಬಯ್ಯೋರು ಆನರ್ಸ್ ಇಂಗ್ಲಿಷ್ ಕ್ಲಾಸಲ್ಲಿ sentiments also must have meaning ಯಾರನ್ನೋ ನೋಡ್ತೀರಿ ಗೌರವ ಬರ್ತದೆ ಯಾಕ್ರಿ ಅವ್ರನ್ನ ಕಂಡ್ರೆ ಇಷ್ಟು ಕೈ ಮುಗಿತೀರಿ ಅವರು ವಿದ್ವಾಂಸರು ಅವರು ಉಪಕಾರ ಮಾಡಿದವರು ಅವರು ತುಂಬಾ ಒಳ್ಳೆಯವರು ಒಳ್ಳೆ ಕುಲದಿಂದ ಬಂದು ಏನೋ ಒಂದು ಹೇಳಬೇಕು ಯಾಕ್ರಿ ಕೈ ಮುಗಿದ್ರಿ ಗೊತ್ತಿಲ್ಲ ಸ್ವಾಮಿ ಸುಮ್ಮನೆ ಹಾಗೆ ಕೈ ಮುಗಿದವು ನಾವು ಚಿಕ್ಕ ವಯಸ್ಸಲ್ಲಿ ಮೇಸ್ಟ್ಗಳನ್ನು ಕೊಯ್ಯಕೊಳ್ತಿದ್ವು ಪ್ರೈಮರಿ ಸ್ಕೂಲಲ್ಲಿ ಎದುರಿಗಿಂದ ಮೇಷ್ಟು ಒಳ್ಳೆ ಶಾಲೆಗೆ ಇರೋದಕ್ಕೆ ಬಂದ್ರೆ ಸರ್ ನಮಸ್ಕಾರ ಅವರೆಲ್ಲೋ ನೋಡ್ತಾ ಹೋಗ್ತಿದ್ರೆ ಪಕ್ಕದ ಬೀದಿಯಿಂದ ಅಂಟಿಸ್ಕೊಂಬ ಸರ್ ನಮಸ್ಕಾರ ತಿರುಗಿ ತಿರುಗಿ ತಿರುಗಿ ನಮಸ್ಕಾರ ಅವ್ರು ಆಯ್ತಪ್ಪ ಅವ್ರು ನಿನಗೊಂದು ನಮಸ್ಕಾರ ಅಂತ ಹೇಳೋ ತನಕ ಬಿಡ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ ಈ ಎಲ್ಲ ಓಡಾಡಿಸಿದ್ದೀವಿ ರಾಮಶಾಸ್ತ್ರಿಗಳು ಅಂತ ಮೇಷ್ಟ್ರು ಶಿವಗಂಗೆ ಮಠಕ್ಕೆ ಆದ್ರು ಮಗು ಯಾಕೋ ಗೋಳೆ ಕೂತಿದೆಯೋ ಹತ್ತು ಬಿಟ್ರು ಒಂದು ದಿವಸ ಹತ್ತು ಬಿಟ್ರು ಹೇಳಿದ್ರು ನಿಮ್ಮಪ್ಪ ನಾನು ಕ್ಲಾಸ್ಮೇಟ್ಸ್ ಅಪ್ಪ ಒಟ್ಟಿಗೆ ಓದಿದ್ವು ಗೋಳೆ ಕೋಬೇಡಪ್ಪ ಕಿವಿಯಲ್ಲಿ ಮೊರೆಯುತ್ತೆ ನಮಗೆ ಹುಚ್ಚು ಆ ವಯಸ್ಸಲ್ಲಿ ಮೇಷ್ಟ್ರ ಕೈಲಿ ಒಂದು ನಮಸ್ಕಾರ ತಗೋಬೇಕು ನಾವು ಮಾಡಿದ್ರೆ ಪ್ರತಿ ನಮಸ್ಕಾರ ಮಾಡ್ತಾರಲ್ಲ ಇದು ಕೀಟ್ಲೆ ಬುದ್ಧಿ ಈ ಕೀಟ್ಲೆ ಬುದ್ಧಿಗೆ ಏನು ಕಾರಣ ಅಂದ್ರೆ ಹುಡುಗತನ ವಯಸ್ಸು ಕಾರಣ ಅಪಕ್ವವಾದ ವಯಸ್ಸು ಕೈಕೇಯಿ ಪಕ್ವವಾಗಲೇ ಇಲ್ಲ ಯಾವಾಗ ಪಕ್ವ ಆದಳು ಒಂದು ಅನಾಹುತ ಆದ ಮೇಲೆ ಆದಳು ಆ ಅನಾಹುತ ಯಾವಾಗಾಯಿತು ಆ ಪ್ರೀತಿಯ ಪರೀಕ್ಷೆ ಎಲ್ಲಿ ಬಂತು ದಶರಥ ಮಂಚದಿಂದ ಉರುಳಿ ರಾಮದರ್ಶನ ನೋಡಿದ್ವಲ್ಲ ಚಿತ್ರಕೂಟದಲ್ಲಿ ಅದೇನು ಚಿತ್ರ ಮಾಡಿದ್ದಾರೆ ನೀವು ಬರಬೇಕು ಚಿತ್ರಕೂಟಕ್ಕೊಂದ್ಸಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಟಿಕೆಟ್ ಇಟ್ಟು ರಾಮಾಯಣದ ಉತ್ತಮೋತ್ತಮ ಸನ್ನಿವೇಶಗಳನ್ನೆಲ್ಲ ತ್ರೀ ಡೈಮೆನ್ಷನಲ್ ಫಿಗರ್ಸ್ ಮಾಡಿ ಅಲ್ಲಿ ಮಾಡಿ ಎರಡು ಸಲ ದರ್ಶನ ಮಾಡಿದ್ರು ಶ್ರೀನಿವಾಸೇನವರು ನಾವು ಮಾಡಿರುವ ಬಿಟ್ಟು ಬರೋಕ್ ಆ ಕೈ ಕೈ ವರ ಕೇಳುವ ಪ್ರಸಂಗ ಅಪ್ಪ ಇಷ್ಟು ಗೋಡೆಯಷ್ಟು ಉದ್ದಕ್ಕೆ ಮಾಡಿಟ್ಟಿದ್ದಾರೆ ಒಂದು ಕಡೆ ತಲೆ ತಗ್ಗಿಸಿಕೊಂಡು ದಶರಥ ಬಿದ್ದಿದ್ದಾನೆ ಇಂದು ಕಡೆ ಕೈ ಕೈ ನೆಲದಲ್ಲಿ ಬಿದ್ದಿದ್ದಾಳೆ ರಾಮ ಬಂದು ಏನಾಯಿತು ಅಂತ ಕೇಳುವ ತಬ್ಬಿಬ್ಬಾಗುವ ಸನ್ನಿವೇಶ ಅವನು ಹೇಗೆ ಮಾಡಿಟ್ಟಿದ್ದಾನು ಮಹಾನುಭಾವ ಅದನ್ನು ದರ್ಶನ ಮಾಡೋಕೆ ಹೋಗ್ಬಿಟ್ಟು ಚಿತ್ರಕೂಟಕ್ಕೆ ತಾವು ಉತ್ತರ ಭಾರತದಲ್ಲಿ ಎಂತೆಂಥ ಕಲೆಯೆಲ್ಲ ಭಗವಂತನಿಗೆ ಮೀಸಲು ಆ ಸನ್ನಿವೇಶ ಅಂತಹದ್ದು ಅವನು ಹೇಳ್ತಾರೆ ಮುಂದೆ ನಿನ್ನ ಕಾಲಿಗೆ ಬೀಳ್ತೇನೆ ಚಕ್ರವರ್ತಿ ದೇವಾಸುರಿದ್ದ ಗೆದ್ದವನು ಅದೇ ನೆನ್ನೆ ಸಾಯಂಕಾಲ ರಾಮನ ಪಟ್ಟಾಭಿಷೇಕ ಅಂತ ಹೇಳಿ ಇವತ್ತು ಬೆಳಗ್ಗೆ ಅವನ ಕಾಡಿಗೆ ಅಂತಂದ್ರೆ ಪುತ್ರ ಮೂಲ್ಯೇನ ಮಗನನ್ನ ಮಾರಿ ಹೆಂಡತಿ ಸುಖವನ್ನ ಕೊಂಡವನು ನನಗೆ ಪಟ್ಟ ಕಟ್ಟು ಇದು ಬೇಡ ಕಾಣೆ ರಾತ್ರಿಯೇ ನೀ ಮುಗಿಯಲೇ ಬೇಡ ಸೂರ್ಯನೇ ಉದಯ ಆಗಲೇಬೇಡ ಬಗಬಗೆಯಲ್ಲಿ ಗೋಳಾಡಿ ಅಂಜನೇನ್ ಕುರ್ಮಿ ಕೈ ಕೇಯಿ ಪ್ರಸಾದಂ ಕುರು ನಾನು ಪ್ರಸಾದ ಮಾಡು ಅಂತ ಕೇಳ್ತಾನೆ ಚಕ್ರವರ್ತಿ ಆಮೇಲೆ ಹೇಳ್ತಾನೆ ಮೃತೇಯಮಯಿ ಗತೇ ರಾಮೆ ನೀನು ರಾವಣನ್ ಕಾಡಿಗೆ ಕಳಿಸಿದರೆ ನಾ ಸಾಯೋದು ಖಂಡಿತ ನನಗಿಷ್ಟವಾದ ಕೌಸಲ್ಯ ಸುಮಿತ್ರ ಇಲ್ಲಿ ಇನ್ನೇನೇನು ಅನರ್ಥ ಮಾಡಬೇಕು ಅಂತಿದ್ದೀಯ ಹೇಳು ಅಂತ ಕೇಳಿದ್ರೆ ನೀವು ಮೊದಲು ಸಾಯಿರಿ ಆಮೇಲೆ ನೋಡೋಣ ಅಂತ ಹೇಳೋದು ಇದು ಪ್ರೀತಿಯೋ ನೀವು ಸತ್ರು ಪರವಾಗಿಲ್ಲ ಭರತನಿಗೆ ರಾಜ್ಯ ಕೊಡಿ ಅಂತ ಕೇಳ್ತಾಳಲ್ಲ ಅಲ್ಲಿ ಪರೀಕ್ಷೆ ಆಗ್ತದೆ ದಶರಥನಲ್ಲಿ ಕೈಗೈಗೆ ಪ್ರೀತಿ ಇತ್ತೆ ಎಂಬುದು ರಾಮ ಕಾಡಿಗೆ ಹೋಗಲೇ ಇಲ್ಲ ಅಂತಲೂ ದಶರಥ ಸಾಯಲೇ ಇಲ್ಲ ಅಂತಲೂ ವರವನ್ನು ಇವಳು ಕೇಳಲೇ ಇಲ್ಲ ಅಂತಲೂ ಯಾವ ಕವಿಯೂ ಬರೆದಿಲ್ಲ ಬರೆದಿರೋದು ಆ ಸಂದರ್ಭಕ್ಕಿರೋ ಅರ್ಥವೇನು ನೀವು ಸತ್ರು ಪರವಾಗಿಲ್ಲ ವರ ಕೊಡಿ ಅಂತ ಕೇಳುವ ಹೆಂಡತಿ ನಿಜವಾಗಿ ಗಂಡನಲ್ಲಿ ಪ್ರೀತಿ ಮಾಡೋದಿಲ್ಲ ಮಹಾರಾಯರೇ ನೀವು ಚೆನ್ನಾಗಿರಬೇಕು ಅಂತ ಕೇಳುವ ಹೆಂಡತಿ ಆ ಗಂಡ ಹೇಗಿರಬೇಕು ಇಲ್ಲ ಕಾಣೆ ನೀ ಚೆನ್ನಾಗಿರಬೇಕು ವೃದ್ಧರು ಪರಸ್ಪರ ಮಾತನಾಡ್ತಾರೆ ತುಂಬಾ ವಯಸ್ಸಾಗಿ ನಡುಗುವವರು ಯಜಮಾನ ಹೆಂಡತಿಗೆ ಹೇಳ್ತಾನೆ ನೀ ಮೊದಲು ಹೋಗ್ಬೇಕಾಣೆ ಯಾಕೆಂದ್ರೆ ನಿನ್ನನ್ನು ಬಿಟ್ಟು ನಾನು ಹಾಗೋ ಸೌರಿಸ್ಕೊಂಡು ಹೋಗ್ತೇನೆ ನಾನು ಹೋಗೋವನೆ ನಾ ಮೊದಲು ಹೋಗ್ಬಿಟ್ಟ ನೀ ಪರಾಧನ ಆಗ್ಬಿಡ್ತೀಯೇ ಅದಾಗಬಾರದು ನೀ ಮೊದಲು ಹೋಗು ಅವಳು ಹೇಳ್ತಾಳೆ ಇಲ್ಲ ಯಜಮಾನ್ರೆ ಇದು ಹೀಗೆ ಹೇಳೋದು ಕಷ್ಟ ನಾನು ಹೇಗಿದ್ರು ಆರೋಗ್ಯದಿಂದ ಸ್ವಲ್ಪ ಮಟ್ಟಿಗೆ ಬದುಕಬಲ್ಲೆ ಮಕ್ಕಳು ಮರಿಯನ್ನು ನೋಡಿಕೊಂಡು ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ನಾನು ಹೋಗಿಬಿಟ್ರೆ ನೀವು ಈ ರೀತಿಯ ಸಂಭಾಷಣೆ ನಾನು ಕೇಳಿದ್ದೇನೆ ಹಿರಿಯರು ಮಾತನಾಡುವುದು ಅದರ ಸ್ವಾಯುವುದರಲ್ಲಿ ಸ್ಪರ್ಧೆ ಇದು ಯಾವ ದೃಷ್ಟಿ ನೀ ಮರಳು ಸಾಯಿ ನೀ ಮರಳು ಸಾಯಿ ಅಂತ ಅದನ್ನು ಹೊಲ್ಗರ ದೃಷ್ಟಿಯಿಂದ ನೋಡಬೇಡಿ ಸಾಯುವಾಗಲೂ ಇನ್ನೊಬ್ಬರ ಚಿಂತೆ ಆ ಪ್ರೀತಿ ಎನ್ನುವುದು ಅಷ್ಟರ ಮಟ್ಟಿಗೆ ದಶರಥನಿರಬೇಕಾದವಳು ಹೇಳಿದ್ದಲ್ಲ ಅಂದ್ರೆ ಇದು ಹಠಮಾರಿ ಕೈ ಕೈಯಲ್ಲಿದ್ದುದು ಮೂರನೇ ನಾಲ್ಕನೇ ಅಂಶಗಳನ್ನು ಹೇಳ್ತೇನೆ ಅತ್ಯಂತ ಕೋಮಲವಾದ ಹೃದಯ ಕಪಟ ಗೊತ್ತಿಲ್ಲದೆ ಇರುವ ಹೃದಯ ರಾಜಕಾರಣ ಸುತರಾಂ ತಿಳಿಯದೇ ಇರುವಂತಹ ಹುಡುಗಾಟಿಕೆಯ ಮನಸ್ಸು ಅಪ್ಪಟ ಬೆಣ್ಣೆ ಅದರಲ್ಲಿದ್ದು ಒಂದೇ ದೋಷ ಅಂದರೆ ಸವತಿ ಮಾತ್ಸರ್ಯ ಅವನ ಕಂಡ್ರಾಗ್ತಿರ್ಲಿಲ್ಲ ಕೌಶಲ್ಯ ಕಂಡ್ರಾಗ್ತಿರ್ಲಿಲ್ಲ ಯಾಕಾಗ್ತಿರಲಿಲ್ಲ ನನಗಿಂತ ಮೊದಲು ಎರಡು ಪತ್ನಿಯರ ಮೇಲೆ ಮೊದಲು ಬಂದಿದ್ದಾಳೆ ಅವಳು ಜ್ಯೇಷ್ಠ ಪತ್ನಿ ಊರಿನವರೆಲ್ಲ ಅವಳು ಗೌರವ ಕೊಡ್ತಾಳೆ ನನಗಿಲ್ಲವಲ್ಲ ನಾ ಜೂನಿಯರ್ ಆಗಿಬಿಟ್ಟಲ್ಲ ಇದಕ್ಕೆ ಯಾರೇನ್ ಮಾಡೋಕ್ಕಾಗುತ್ತೆ ಹೊಟ್ಟೆ ಪಡ್ಕೊಂಡ್ರಾಗುತ್ತೆ ಕೌಶಲ್ಯದಾಗಳು ಬರುತ್ತೆ ಇದು ಒಂದು ಮಾತ್ಸರ್ಯವೆಂಬ ದೋಷವಿತ್ತು ಅವಳಲ್ಲಿ ಆ ಮಾತ್ಸರ್ಯದ ಬೀಜವನ್ನು ಕಂಡುಕೊಂಡು ಮಂತ್ರೆ ಅದಕ್ಕೆ ಬೇಕಾದ ಹುಳಿಯನ್ನು ಹಿಂಡುತ್ತಾಳೆ ಇದಕ್ಕೆ ಚಂಪೂರಾಮಾಯಣಕಾರರು ನಾವು ಬರ್ತಾ ಮಾತಾಡ್ಕೊಂಡು ಬಂದವಲ್ಲ ಅವರು ಉದಾಹರಣೆಯನ್ನು ಕೊಡ್ತಾರೆ ಎರಡು ಉದಾಹರಣೆ ಚಂಪು ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕೆ ಹೇಗೆ ಬಿಕ್ಕಿದ್ದಾರೆ ನೋಡ್ಕೊಳ್ಳಿ ಯಾಮೇವಾಹು ನಿಶಿಚರ ಕುಲೋನ್ಮೂಲನೇ ಮೂಲಹೇತು ಯಶ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜನ್ಯ ಶಿಶಿರ ಸರಸಃ ಕಾಸರೀವಾಚ್ಯಮಂಭ कैकेय्यासा ಹೃದಯಮದಯಂ ಮಂಥರಾ ನಿರ್ಮಮಂಥ ಯಾವ ಮಂಥರೆಯನ್ನು ಕುರಿತು ಯಾಮೇವ ಆಹು ನಿಶಿಚರ ಕುಲ ಉನ್ಮೂಲನೆ ಮೂಲ ಹೇತು ರಾಕ್ಷಸರ ಕುಲ ನಿರ್ಮೂಲವಾಗುವುದಕ್ಕೆ ಯಾವಳು ಮೂಲ ಕಾರಣ ಅಂತ ದೇವ ರಹಸ್ಯವನ್ನು ಹೇಳ್ತಾರೆಯೋ ಆ ಮಂಥರೆ ಹೇಗಿದ್ದಳು ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಮನಸ್ಸು ಹುಟ್ಟಿದಂದಿನೆಂದರೆ ವಿಕೃತಿ ಇತ್ತು ನಮ್ಮೆಲ್ಲರ ಪ್ರಕೃತಿ ಪ್ರಗತಿ ವಿಗತಿಗಳಿಗೆ ಕಾರಣವಾದದ್ದು ಮನಸ್ಸು ಎಷ್ಟು ನೂರು ಸಲ ಹೇಳಿದ್ದೇನೆ ಭಗವದ್ಗೀತೆಯ ಪ್ರವಚನದಲ್ಲಿ ಆ ಮನಸ್ಸನ್ನು ಚೆನ್ನಾಗಿ ನೋಡಿಕೊಳ್ಳಿ ಮನಸ್ಸು ವಿಕಸಿತವಾಗಬೇಕು ಹೂವು ಕೆಲವೊಂದು ಹೂವು ಅದು ಹೀಸಿದ್ದಾಗಿರುತ್ತೆ ಅರಳೋದೇ ಇಲ್ಲ ಕೆಲವೊಂದು ಕಾಯಿ ಅಡೆ ಹಾಕಿದರೂ ಹಣ್ಣಾಗೋದಿಲ್ಲ ಅಂಥ ಕೆಟ್ಟ ಜಾತಿಯ ಕಲ್ಲಿನಂತ ಹೃದಯ ಇರೋವರಿದ್ದಾರೆಯೇ ಇದ್ರೆ ಮಾಡಿ ಸಂಸ್ಕಾರ ಇಲ್ಲದೆ ಇದ್ರೆ ಇರುತ್ತೆ ಏನ್ ಮಾಡ್ತೀರ ಅದನ್ನ ಪಂಡಿತರ ಮನೆಯಲ್ಲೇ ಹುಟ್ಟುತ್ತಾರೆ ಎಷ್ಟು ಹೇಳಿದ್ರು ರಾಮಾಯಣವನ್ನು ಕೇಳಿದ್ರು ಪಂಡಿತರು ರಾಮಾಯಣವನ್ನು ಹೇಳುವ ಸಭಾಮಂಟಪದ ಕಂಬಗಳಂತೆ ಇರುತ್ತಾರೆ ಅದಕ್ಕೇನು ಮಾಡ್ತೀರಿ ಮೈಕ್ರೋಫೋನ್ ಏನು ನಾ ಹೇಳುವುದು ಆ ಕಥೆ ಹೇಳಿದ್ನಲ್ಲ ಪ್ರೀತಿ ಮಾಡಿದ್ದೀನಿ ಅಂತ ಗಂಡ ಕೇಳಿದ್ರೆ ಇಲ್ಲ ಇಲ್ಲ ನಿಮ್ಮ ಆಣೆ ನಾ ಮಾಡಿಲ್ಲ ಅಂತ ಹೇಳಿದ ಹಾಗೆ ಹೇಳಿದ್ರೆ ಡಿ ಮಾಡಿಕೊಡುತ್ತೆ ಅಷ್ಟೇ ಅದಕ್ಕೆ ಗೊತ್ತು ಸೀಡಿಯಲ್ಲೇನಿದೆ ಡಿಯಲ್ಲೇನಿದೆ ನನಗೇನು ಗೊತ್ತು ಅನ್ನುತ್ತೆ ಅದು ಈ ಯಂತ್ರಕ್ಕೆ ಹೇಗೆ ಸ್ವಬುದ್ಧಿ ಇಲ್ಲವೋ ಮನುಷ್ಯನ ಮನಸ್ಸಿಗೆ ಬುದ್ಧಿ ಇಲ್ಲದೆ ಹೋದರೆ ಅದು ಶರೀರ ವಕ್ರವು ಪ್ರಕೃತಿ ಕುಟಿಲಂ ಗಾತ್ರ ಬಭೂವ ಶರೀರಕ್ಕೆ ಸ್ನೇಹಿತವಾಗಿತ್ತು ಶರೀರವೇ ನೀನೂ ವಕ್ರ ಸುಮ್ಮನೆರು ನಾನೂ ವಕ್ರ ಅಂತ ಹೇಳಿ ಮನಸ್ಸು ಶರೀರದಂತೆ ಅನುಸರಿಸಿ ಹೋಗಿಬಿಡಿತು ಹೇಗಿತ್ತು ಅಂಬೋಜಿನ್ಯಾಹ ಶಿಶಿರ ಸರಸಃ ಕಾಸರೀವ ಅಚ್ಚಮಂಭ ತಾವರೇ ಚೆನ್ನಾಗಿ ಬೆಳೆದಿದ್ದಂತಹ ಒಂದು ಸರೋವರ ಆದರೆ ತುಲಾಮಾಸ ಬಂತು ಇನ್ನು ಮಳೆಯೆಲ್ಲ ನಿಂತು ಶರದ್ ಋತುವಿನಲ್ಲಿ ನೀರು ತಿಳಿಯಾಗಿದೆ ಆದರೆ ನೀರು ಆಳ ಇಲ್ಲ ಮಳೆಗಾಲದಷ್ಟು ಆಳ ಇಲ್ಲ ಎಮ್ಮಿ ಕೇರಿ ಅಂತ ಹೊಂದಿದೆ ನಮ್ಮ ಧಾರವಾಡದಲ್ಲಿ ಇವತ್ತಲ್ಲಿ ನೀರಿಲ್ಲ ಎಮ್ಮೆಗಳು ಬಿದ್ದು ಆಡ್ತಾ ಇದ್ದ ಜಾಗ ಅದು ಅಜ್ಞಾಪ ಬರುತ್ತೆ ನೋಡಿದ್ರೆ ಎರಡು ಇಂಚ್ ಮೂರು ಇಂಚ್ ನೀರಿರಬಹುದು ತಾವರೆ ಹೂವುಗಳು ಇದ್ದದ್ದು ಒಂದು ಕಾಲ ಅಲ್ಲಿ ಒಂದು ಎಮ್ಮೆ ಬಂದು ಕಾಸರಿ ಕಾಸರಿ ಅಂದ್ರೆ ಎಮ್ಮೆ ಹೆಮ್ಮೆ ಬಂತು ಮೈ ಸಖೆ ತಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಕ್ಷಣದ ಮುಂಚೆ ಎರಡಿಂಚ್ ಮೂರಿಂಚ್ ಇದ್ದ ನೀರು ಸ್ವಚ್ಛವಾಗಿದ್ದರು ಎಮ್ಮೆ ಬಂದು ಬಿದ್ದ ಕೂಡಲೇ ರಾಡಿಯೆಲ್ಲ ಮೇಲಕ್ಕೆ ಬರುವಂತೆ ಕೈಕೇಯಿ ಹೃದಯದಲ್ಲಿ ಕರುಣೆ ಎಂಬುದು ಕೈಕೇಯಾಸ ಹೃದಯಂ ಅದಯಂ ದಯ ಪ್ರೀತಿಯಂತೂ ಹೋಗಲಿ ದಯ ಇರಬೇಕಾಗಿತ್ತಲ್ಲ ಚಕ್ರವರ್ತಿ ದೊರೆ ಸೊತ್ತೋಗ್ತಾನೆ ಅಯ್ಯೋ ಹಾಗಾಗಬಾರ್ದಲ್ಲ ಅಂತ ಕರುಣೆಯೂ ಇಲ್ಲದ ಹೃದಯದಲ್ಲಿ ಮಂಥರೆ ಎಮ್ಮೆಯಂತೆ ಬಿದ್ದು ಅದನ್ನ ರಾಡಿಯನ್ನ ಮೇಲೆ ಕೆತ್ತು ಬಿಟ್ಟಳು some people have very shallow emotions shallow ತುಂಬಾ ಕಡಿಮೆ ಆಳವುಳ್ಳದ್ದು ಯಾಕೆ ಅವರಿಗೆ ಕೋಪ ತಾಪ ಹೃದಯ ಸಂತೋಷ ಎಲ್ಲವೂ ಬೇಗ ಬೇಗ ಬಂದು ಬಿಡುತ್ತೆ ನಮಗೊಬ್ರು ಮೇಷ್ಟಿದ್ರು ರಾಮಸ್ವಾಮಿ ಶಾಸ್ತ್ರಿ ಅಂತ ಅವರು ಈಗಿಲ್ಲ ಪಾಪ ಒಳ್ಳೆ ಮೇಷ್ಟ್ರು ರೇಗಿಸ್ತಿದ್ವು ಅವರನ್ನು ಕ್ಲಾಸ್ನಲ್ಲಿ ಬರೀ ಇದೇ ಫಟಿಂಗ್ ಕೆಲಸ ಅವ್ರಿಗೇನು ಹೆಸರಿಟ್ಟಿದ್ದು ಸೂಪರ್ಲೇಟಿವ್ ಶಾಸ್ತ್ರಿ ಒಂದು ಏನಾದ್ರು ಪುಸ್ತಕ ತಗೊಂಡು ಕೊಟ್ಟು this is the best book I have seen in life ಒಂದು ಅಕ್ಷರ ಯಾರು ಬರೆದಿದ್ರು you are the worst fellow I have ever seen in life next ವರ್ಡ್ಸಲ್ಲೇ ಬೆಸ್ಟು ಟು ಬಿಟ್ಟು ಎರಡು ಶಬ್ದವೇ ಇಲ್ಲ ಅದಕ್ಕೆ ಸೂಪರ್ ಸೂಪರ್ಲೇಟಿವ್ ಶಾಸ್ತ್ರಿ ಕೋಪ ಬಂದು ಹೇಗೆ ಬಯ್ಯೋರು ಮನಸ್ಸು ಹೇಗಿದ್ರೆ you are the best fellow have ever seen ಹೇಳ್ಬಿಡೋರು ಅವರು ಜೀವನ ಪೂರ್ತಿ ಹಾಗೆಯೇ ಕಳೆದರು ಯಾರನ್ನೂ ನಂಬೋರು ಯಾರನ್ನೂ ಮೋಸಗೊಳ್ಳುವರು ಆ ಕೋಪವೂ ತಾತ್ಕಾಲಿಕ ಪ್ರೀತಿಯೂ ತಾತ್ಕಾಲಿಕ ಬಂತು ಆಮೇಲೆ ಏನ್ ಸರ್ ನೆನ್ನೆ ತಾನೇ ಬೈದ್ರಲ್ಲ ಬೈದ ಬೈದ್ನೆಲೆಯ I have never felt so sorry as in this situation ಅದಕ್ಕೂ ಒಂದು ಸೂಪರ್ ಲೇಟಿವ್ ಡಿಗ್ರಿ ಕೈ ಕೈ ಹೃದಯ ಆಗಿತ್ತು ವೆರಿ ಪೆಟ್ರೋಲೆಂಟ್ ಇಂಗ್ಲಿಷಲ್ಲಿ ಪೆಟ್ರೋಲೆನ್ಸ್ ಅಂತಾರೆ ನಾನು ಬರ್ತೇನೆ ಅಂತ ಅನ್ನತ್ತೆ ಒಂದು ಮಗು ಬೇಡ ಅಂದ್ರೆ ಅಂತ ಓದ್ರಾಕ ಕೂತಿರುತ್ತೆ ಅದು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಮ್ಮ ಮುದ್ದು ಮಾಡಿ ನಮ್ಮ ತಾಯಿ ಎಷ್ಟು ಚೆನ್ನಾಗಿ ನೀನು ಅದು ಮಾಡುತ್ತೆ ಕೇಳಿ ತಕ್ಕೊಟ್ರೆ ಅರಗಿಣಿ ಇಲ್ದೆ ಆದರೆ ನಾಗ್ರಹಾವು ಇಂಥದ್ದೊಂದು ಪರಿಸ್ಥಿತಿ ಇದು ಒಂದೇದು ಕಾರಣ ಇದೇ ಕವಿ ಚಂಪೂ ರಾಮಾಯಣದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾನೆ ಏವಂ ಭರ್ತ್ರ ಭರ್ಸಿತಾಪಿ ಆರ್ದ್ರಚಿತ್ತ ಆರ್ದ್ರಚಿತ್ತ ಕೈಕೇಯಿ ಹೃದಯ ಅಂದ್ರೆ ಒದ್ದೆಯಾಗಿತ್ತು ಒದ್ದೆ ಮನಸ್ಸೇ ಅದು ರಾಮ ಅಂದ್ರೆ ಪ್ರೀತಿ ತೋರಿಸುವ ಮನಸ್ಸು ನಾ ಭೂದೇಶ ಮಂಥರ ಆಕ್ರಾಂತ ವೃತ್ತಿ ಕೈಕೇಯಿ ಹೃದಯ ಮೊದಲು ಮೊದಲು ಮಂಥರ ಎಷ್ಟೊಂದು ಚಾಡಿ ಹೇಳಿದರು ಅದಕ್ಕೆ ಬಗ್ಗಲಿಲ್ಲ ಜಾತಕ್ಕೆ ಬಗ್ಗಲಿಲ್ಲ ರಾಕಾಚಂದ್ರೇ ರಾಜಮಾನೇಪಿ ಅಬಾಧಂ ವಿರುಚ್ಛನ್ನ ಚಂದ್ರಕಾಂತ ಸ್ಥಳೀವಾ ವಾಲ್ಮೀಕಿಗೆ ಆ ಧರ್ಮ ಹಿಡಿದು ಒಪ್ಪವಿಟ್ಟು ಕಾವ್ಯ ಬರೆಯತಕ್ಕ ಕವಿಗಳು ಇದು ಚಂಪು ರಾಮಾಯಣ ಇದೆಯಲ್ಲಿ ನಿನ್ನೆ ನೀವು ಭಾಸ ಕವಿ ಹೇಳಿದೆ ಭಾಸೆಯಲ್ಲಿ ವಾಲ್ಮೀಕಿಯಲ್ಲಿ ಭಾಸೋ ಅಭಾಸಯೇವಚ ಒಳ್ಳೆ ಭಕ್ತ ಕವಿ ಪ್ರತಿಮಾ ನಾಟಕದಲ್ಲಿ ಅಭಿಷೇಕ ನಾಟಕದಲ್ಲಿ ಮೂಲ ಕಥೆಯನ್ನು ಹಿದ್ವಾ ತದ್ವಾ ಹಿಗ್ಗ ಮುಗ್ಗ ತಿರುಗಿಸಿ ಇವತ್ತು ಭಾಸನನ್ನು ಓದುವುದಿಲ್ಲ ನಾಟಕ ಆಡೋದಿಲ್ಲ ವಾಲ್ಮೀಕಿಯನ್ನು ಮರೆಯೋದಿಲ್ಲ ಚಂಪು ರಾಮಾಯಣವನ್ನು ಬಿಡುವುದಿಲ್ಲ ಏಕಮೇವ ಚಂಪು ಗದ್ಯ ಪದ್ಯದಲ್ಲಿ ಅದ್ಭುತವಾದ ಗ್ರಂಥ ನಾನು ಹದಿನೈದನೇ ವರ್ಷದಲ್ಲಿ ಕೇಳಿದೆ ನವರಸವಲ್ಲಭ ಅಂತ ಬಿರುದು ಲಕ್ಷ್ಮೀನಾರಾಯಣ ಭಾಗವತರು ಮೈಸೂರಲ್ಲಿ ಒಬ್ಬರು ಮನೆಯಲ್ಲಿ ಒಂದು ಮೂವತ್ ನಲವತ್ತು ಜನಕ್ಕೆ ರಾಮಾಯಣ ಹೇಳುವರು ರಾಗವಾಗಿ ಓದುವರು ವಾಚೋ ವಿಧೇಯ ರಾಗ ರಾಗಗಳಲ್ಲಿ ನವರಸಗಳನ್ನು ನಿರೂಪಣೆ ಮಾಡುವವರು ಕಣ್ಣಲ್ಲಿ ನೀರು ಹಾಕು ರಾಮಾಯಣ ಇಷ್ಟು ಅಳಿಸುತ್ತೀಯ ಆಶ್ಚರ್ಯವಾಗುವುದು ಅವರು ಕೊಟ್ಟುವುದು ಆಮೇಲೆ ರಾಮಾಯಣ ತೆಗೆದು ನೋಡಿದೆ ಅದನ್ನ ಚಂದ್ರಕಾಂತ ಶಿಲೆ ಅಂತ ಒಂದು ಕಲ್ಲು ಕೇಳಿದ್ದೀರಾ ಕೇಳಿದ್ದೀರಾ ಅನುಮಾನವೇ ಚಂದ್ರಕಾಂತ ಶಿಲೆ ಅಂತ ಕೇಳಿದ್ದೀರಾ ನೋಡಿದ್ದೀರಾ ನೋಡಿಲ್ವಾ ಅಮೃತ ಶಿಲೆಗೆ ಅದು ಹೆಸರು ಅಮೃತ ಶಿಲೆ ಮನೆಯಲ್ಲಿ ಈಗ ಅದು ಫ್ಯಾಷನ್ ಐಶ್ವರ್ಯವಂತರು ಕಸ ಗುಡಿಸಿದ್ರೆ ಸ್ವಚ್ಛವಾಗುತ್ತೆ ಒರೆಸೋದು ಸುಲಭವಾಗುತ್ತೆ ಜಾರಿ ಬಿದ್ದರೆ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಬಹುದು ಮತ್ತೆ ಕಾಲು ಶೀತ ಗೀತ ಬರುತ್ತಲ್ಲ ಅದಕ್ಕೆಲ್ಲ ಬೇರೆ ಸ್ಪೆಷಲ್ ತರಹ ಸಪ್ರೆಗಳು ಸಿಕ್ಕುತ್ತೆ ಅಂಗಡಿ ಖರ್ಚಾಗಬೇಕಲ್ಲ ಈ ಅಮೃತ ಶಿಲೆಯ ಗುಣ ಏನು ಅಂದ್ರೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ತುಂಡು ಗಿಂಡು ಕಟ್ಟು ಬೀಸಿದ್ರೆ ಬೆಳೆದಿಂಗಳು ಬಂದ್ರೆ ಒಳ್ಳೆ ತುಂಬು ಹುಣ್ಣಿಮೆಯ ಬೆಳೆದಿಂಗಳಲ್ಲಿ ಕಲ್ಲನ್ನು ಇಟ್ಟು ನೋಡಿ ಅದರೊಳಗಿಂದ ಸಣ್ಣಗೆ ನೀರು ಒಸರುತ್ತದೆ ಕಲ್ಲಲ್ಲಿ ನೀರು ಒಸರುತ್ತದೆ ಇದು ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆ ಅಂತ ಒಂದಿದೆ ಕೇಳಿದ್ದೀರಾ ನೋಡಿದ್ದೀರಾ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಿಮಗೆ ಭಯ ಎಲ್ಲಿ ತಪ್ಪಾಗುತ್ತೆ ನಮಗಿದು ಅಭ್ಯಾಸ ಪ್ರಶ್ನೆ ಕೇಳಿ ಕೇಳಿ ಪೆದ್ದು ಮಾಡೋದಲ್ಲ ಇದ್ದದ್ದನ್ನು ಸೂರ್ಯಕಾಂತ ಶಿಲೆ ಅಂದ್ರೆ ಯಾವುದು ಆಗ್ರಾ ಫೋರ್ಟ್ ಕಟ್ಟಿದ್ದಾರಲ್ಲ ಆ ಕೆಂಪು ಕಲ್ಲು ಅದು ಬೆಳಗ್ಗೆ ಆರು ಆರೂವರೆ ಗಂಟೆಗೆ ಸೂರ್ಯ ಉದಯವಾದರೆ ಆ ಕಲ್ಲಿನ ಮೇಲೆ ನೆಲಕ್ಕೆ ಹಾಸಿದೆ ಕುರುಕ್ಷೇತ್ರದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಒಂದ್ಸಲ ಕುರುಕ್ಷೇತ್ರದಲ್ಲಿ ಟೆಂಪರೇಚರ್ ಇಳಿದ್ರೆ ಮೈನಸ್ ಜೀರೋ ಆಗ್ತದೆ ಮೈನಸ್ ಹೋಗ್ಬಿಡುತ್ತೆ ಕೆಳಗಡೆ ಅದು ಉಷ್ಣ ಬಂದ್ರೆ ಎಷ್ಟು ಸನ್ ಸ್ಟ್ರೋಕ್ ಆದ್ರೆ ಅಲ್ಲೇ ಆಗುವುದು ಭೂಮಿಯನ್ನ ಸೃಷ್ಟಿ ಮಾಡುವ ಬ್ರಹ್ಮ ಆ ಬಿಂದು ಸರೋವರದ ತಪಸ್ಸಿನಲ್ಲಿ ಅಲ್ಲಿ ಕೂತ್ಕೊಂಡು ಅದನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ಕುರುಕ್ಷೇತ್ರ ನಾನು ಹೋಗಿದ್ದೇನೆ ಅಲ್ಲಿಯೇ ಒಂದು ಸಪ್ತಾಹ ಮಾಡಬೇಕು ಅಂತ ಆಸೆ ಮೈಸೂರಿನ ಕೆಲವು ಮಿತ್ರ ಆಸೆ ಪಡ್ತಿದ್ದಾರೆ ಒಂದು ನೂರು ಕಿಲೋಮೀಟರ್ ಉದ್ದ ಒಂದು ನೀರು ಕಿಲೋ ಕಿಲೋಮೀಟರ್ ಅಗಲದ ಅಷ್ಟು ದೊಡ್ಡ ಯುದ್ಧ ಭೂಮಿಯಾಗಿದ್ದ ಜಾಗದಲ್ಲಿ ನಂಬಬೇಕು ನೀವು ಏಳೂವರೆ ಲಕ್ಷ ತೀರ್ಥಗಳಿವೆ ನೆಲ ಹೀಗಂದ್ರೆ ನೀರು ಬಂದ್ಬಿಡುತ್ತೆ ಅದು ಸಮುದ್ರ ಮಟ್ಟ ಇದ್ದ ಹಾಗೆ ಆ ಜಾಗದಲ್ಲಿ ಆ ಜ್ಯೋತಿ ಸರೋವರದಲ್ಲಿ ಇವತ್ತೆಲ್ಲ ಅಮೃಶಲೆ ಹಾಕಿದ್ದಾರೆ ಬಿಂದು ಸರೋವರದ ಸುತ್ತ ಬರೀ ಕೆಂಪು ಕಲ್ಲು ಹಾಕಿದ್ರು ಏಳು ಗಂಟೆ ಎಂಟು ಅಲ್ಲ ಕಾಲು ಕಲ್ಲು ಮೇಲೆ ನಿಂತುಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅದು ಅದು ಸೂರ್ಯನಿಗೆ ಸ್ಪಂದಿಸುವ ಶಿಲೆ ಬಿಸಿಲು ಬಂದರೆ ಬೆಚ್ಚಗಾಗಿ ಬಿಡುತ್ತೆ ಅದು ಇದು ಚಂದ್ರಕಾಂತ ಶಿಲೆ ಚಂದ್ರ ಉದಿಸಿದರೆ ಕಲ್ಲು ಕರಗುವಂತಹ ಶಿಲೆ ಅರಮನೆಗಳನ್ನು ಪೂರ್ವ ಕಾಲದಲ್ಲಿ ಏರ್ ನೀವು ಎಂಜಿನಿಯರ್ ಇದ್ದೀರಿ ಭಾರತೀಯರು ಕಟ್ತಾ ಇದ್ದ ಅರಮನೆಗಳು ಸೂರ್ಯಕಾಂತ ಶಿಲೆ ಚಂದ್ರಕಾಂತ ಶಿಲೆಗಳನ್ನು ಸಮಯೋಚಿತವಾಗಿ ಮಿಶ್ರ ಮಾಡಿ ಕಟ್ಟಿದ್ದರಿಂದ ಇದು ಏರ್ ಕಂಡೀಷನ್ ಆಗಿರ್ತಿತ್ತು ಮನೆ ಬೆಚ್ಚಗೆ ತಂಪಿಗೆ ಒಂದು ಕಾಲದಲ್ಲಿ ಈಗ ಪ್ರಕೃತ ಕೈಕೇಯಿ ಹೃದಯ ಅಂದ್ರೆ ಇದು ಸೂರ್ಯಕಾಂತ ಶಿಲೆಯೋ ಇದು ಚಂದ್ರಕಾಂತ ಶಿಲೆಯೋ ಅಂದ್ರೆ ಇದು ಚಂದ್ರಕಾಂತ ಶಿಲೆಯೇ ಅಮೃತ ಶಿಲೆಯೇ ಕಲ್ಲೇ ಕೈಕೇಯಿ ಹೃದಯ ಕಲ್ಲೆ ಆದರೆ ಚಂದ್ರನಿಗಾಗಿ ಕರುವ ಕಲ್ಲು ಯಾವ ಚಂದ್ರನಿಗೆ ರಾಮಚಂದ್ರನಿಗಾಗಿ ಕರುವ ಕಲ್ಲು ರಾಮ ಅಂದ್ರೆ ಕಣ್ಣ ನೀರು ಬಂದ್ಬಿಡೋದು ಬಾಗಲಲ್ಲಿ ದಾದಿ ಅಮ್ಮ ಪ್ರಭು ರಾಮಚಂದ್ರ ಸ್ವಾಮಿ ಬರ್ತಾ ಇದ್ದಾರೆ ನಮಸ್ಕಾರ ಮಾಡೋ ಹೊತ್ತಾಯ್ತು ಮಾಧ್ಯಾಹ್ನಿಕವಾಯ್ತು ರಾಮ ಬರ್ತಾನೆಯೇ ಬಾರೋ ಮಗು ಕೂತ್ಕೊಳ್ಳೋ ಏನು ಪ್ರೀತಿ ತೋರಿಸೋಳು ಮಾಡೋಳು ಆ ಚಂದನಿ ಕರಗಾವ ಕಲ್ಲು ಅಂಥ ಕಲ್ಲು ಇವತ್ತು ಪಟ್ಟಾಭಿಷೇಕ ಅಂದ್ರೆ ಯಾತಕ್ಕೆ ಕರಗಲಿಲ್ಲ ಅಂದ್ರೆ ಮಂಥರೆ ಎಂಬ ಬಳ್ಳಿ ಚಂದ್ರನಿಗೂ ಇವಳಿಗೂ ಅಡ್ಡವಾಗಿ ಕಲ್ಲಿನ ಮೇಲೆ ಸಿಂಬೀಸುತ್ತಕೊಂಡು ಮಲಗಿದ್ದರಿಂದ ಆ ಚಂದ್ರನ ಬೆಳದಿಂಗಳು ಬಿದ್ದರು ಈ ಕಲ್ಲು ಕರಗಲಿಲ್ಲ ರಾಕಾಚಂದ್ರೇ ರಾಜಮಾನೇಪಿ ಅಬಾಧಂ ವೀರು ಚನ್ನ ವೀರುಂದ್ರ ಬಳ್ಳಿ ವೀರು ಚನ್ನ ಚಂದ್ರಕಾಂತ ಸ್ಥಳೀವ <coughs> ಇನ್ನೊಬ್ಬ ಕವಿ ಬಹಳ ದೂರಕ್ಕೆ ಹೋಗ್ಬಿಟ್ಟಿದ್ದಾನೆ ಇದು ಅತಿರೇಕ ಅಂತ ಕಾಣುತ್ತೆ ತುಳಸಿದಾಸರು ಕೈಕೇಯನ್ನು ವರ್ಣನೆ ಮಾಡುವಾಗ ಸ್ತ್ರೀಯರ ಕುಲವೇ ಹೀಗೆ ಅಂತ ಹಿಡಿ ಹಿಡಿ ಶಾಪವನ್ನು ಹಾಕಿ ಆ ಕೈಕೇಯನ್ನು ಬೈದಿರುವ ಶಬ್ದಗಳು ಸಭೆಯಲ್ಲಿ ಓದುವುದಕ್ಕೆ ಯೋಗ್ಯವಲ್ಲ ಅಷ್ಟು ಕಠಿಣ ಶಬ್ದಗಳೆಲ್ಲ ಬೈದು ಬಿಟ್ಟಿದ್ದಾರೆ ಅದನ್ನು ಹೋಲುವಂತಹ ಒಂದು ಶ್ಲೋಕ ಶ್ಲೋಕ ಹೇಳುವುದಿಲ್ಲ ಇದನ್ನ ಹೇಳಿದ್ರೆ ರಾಮನಿಗೆ ಬೇಜಾರಾಗುತ್ತೆ ಚಿಕ್ಕ ತಾಯಿಯನ್ನು ಅಂತ ಆದ್ರೆ ಅವನು ಕ್ಷಮೆ ಮಾಡಲಿ ಪ್ರಭು ಕೈಕೇಯಿಯ ಹೃದಯವನ್ನು ಮಾಡುವಾಗ ಬ್ರಹ್ಮದೇವ ಶರೀರ ಮಾಡಿಬಿಟ್ಟ ರೂಪ ಸುಂದರ ಮಾಡಿದ ಹೃದಯವನ್ನು ಹಾಕುವಾಗ ಇದರಲ್ಲಿ ಏನೇನು ಹಾಕಬೇಕು ಅಂತ ನೋಡಿದ ತಲೆ ಕೆರ್ಕೊಂಡ ರಾಮಾಯಣದ ಕಥೆ ಮಾಡೋಳಿವಳು ಆದ್ದರಿಂದ ಆದ್ರಿಂದ ಅಗ್ನಿಯ ಸುಡುವ ಶಕ್ತಿಯನ್ನು ಹಾಲಾಹಲದ ವಿಷದ ತೀಕ್ಷ್ಣತೆಯನ್ನು ಕಲ್ಲಿನ ಕಠಿಣತೆಯನ್ನು ಪರ್ವತದ ಭಾರವನ್ನು ಶಸ್ತ್ರಗಳ ನಿಶಿತತೆಯನ್ನು ಹಾವಿನ ಹಲ್ಲಿನ ವಿಷವನ್ನೂ ಕೂಡಿಸಿ ಕೈಕೇಯಿ ಹೃದಯವನ್ನು ಮಾಡಿದ್ದನಂತೆ ಅದರಿಂದ ಏನಾಯಿತು ಎಲ್ಲ ಜಗತ್ತಲ್ಲಿದ್ದದ್ದೆಲ್ಲ ಇಲ್ಲೇ ಇದ್ದದ್ರಿಂದ ಮುಂದೆ ಅಗ್ನಿ ಸೀತೆಯನ್ನು ಸುಡುವ ಶಕ್ತಿಯನ್ನ ಕಳ್ಕೊಂಡು ಬಿಡಿತು ಇಲ್ಲೇ ಇತ್ತಲ್ಲ ಅಗ್ನಿ ಹನುಮಂತನ ಬಾಲಕ್ಕೂ ಅಗ್ನಿ ಸ್ಪರ್ಶ ಮಾಡಿದರೆ ಸುಡುವ ಶಕ್ತಿ ಹೋಗಿಬಿಟ್ಟಿತ್ತು ಯಾಕೆ ಅದೆಲ್ಲ ಇವಳ ಹೃದಯದಲ್ಲಿ ಕೂತಿತ್ತು ಮುಂದೆ ಪರಶಿವನಿಗೆ ಸಮುದ್ರ ಮಥನ ಕಾಲದಲ್ಲಿ ವಿಷವನ್ನು ಕುಡಿದರೂ ಸಾವು ಬರಲಿಲ್ಲ ಯಾಕೆಂದ್ರೆ ವಿಷವೆಲ್ಲ ಕೈಕೈ ಹೃದಯದಲ್ಲಿತ್ತು ರಾಮಾವತಾರ ಕಾಲದಲ್ಲಿ ಕಲ್ಲಿಗೂ ಭಾರ ಹೋಗಿತ್ತು ಅದಕ್ಕೆ ಸಮುದ್ರದಲ್ಲಿ ತೇರಿತು ಆ ಕಾಠಿಣ್ಯವೆಲ್ಲ ಇವಳು ಹೃದಯದಲ್ಲಿತ್ತು ಕೃಷ್ಣಾವತಾರದಲ್ಲಿ ಪರ್ವತವನ್ನೂ ಕೃಷ್ಣ ಎತ್ತಿಬಿಟ್ಟ ಅದರ ಭಾರವೆಲ್ಲ ಅವಳ ಹೃದಯದಲ್ಲಿತ್ತು ಶಸ್ತ್ರಗಳು ರಾಮನನ್ನು ಏನೂ ಮಾಡಲಿಲ್ಲ ಆ ತೀಕ್ಷ್ಣತೆಯೆಲ್ಲ ಕೈಕೈ ಹೃದಯದಲ್ಲಿತ್ತು ಆದಿಶೇಷನ ಬಾಯಲ್ಲಿ ವಿಷವೆಲ್ಲ ಹೋದದ್ರಿಂದ ಲಕ್ಷ್ಮಣನಾಗಿ ರಾಮನ ಸ್ತುತಿಯನ್ನು ಮಾಡುವಂತಹ ಸ್ಥಿತಿಯಾಯಿತು ಅಪ್ಪ ಕೈಕೇಯಿಗೆ ಕೈ ಮುಗಿಯಿರೋ ಕೊಳ್ಳೆಯದು ಮಾಡಿದರು ಎಂಬುದಾಗಿ ಶ್ಲೋಕ ಬರೆದಿದ್ದಾರೆ ಇನ್ನೊಂದನ್ನು ಹೇಳಿ ಮುಂದೆ ಹೋಗ್ತೇವೆ ಇವತ್ತು ಕೈಕೇಯಿ ಚರಿತ್ರೆ ಇಷ್ಟು ವಿಸ್ತಾರ ಯಾತಕ್ಕೆ ಹೇಳಿದ್ದೇನೆ ಅಂದ್ರೆ ನಾಳೆಯಿಂದ ನೀವು ಯಾರು ಬಾಯಿ ಬಿಚ್ಚಬಾರದು ಕೈಕೇಯಿ ವಿಷಯದಲ್ಲಿ ಕಂಬರಾಮಾಯಣದಲ್ಲಿ ರಾಮಚಂದ್ರ ಸ್ವಾಮಿ ವಾಪಸ್ ಬಂದ ಮೇಲೆ ಚಿಕ್ಕ ತಾಯಿಗೆ ನಮಸ್ಕಾರ ಮಾಡ್ತಾನೆ ರಾಮಾಯಣದಲ್ಲಿಯೂ ಇದೆ ಬಹಳ ಗಂಭೀರ ವಾಲ್ಮೀಕಿ ಡಿಸ್ಪ್ರಪೋರ್ಷನೇಟ್ ಎಲ್ಲಿಯೂ ಇಲ್ಲ ಏ ರೀರಂಡಂ ಅಂತ ಒಂದು ಪದ್ಯ ರಾಮಾಯಣದಲ್ಲಿ ಆ ಪದ್ಯಕ್ಕೆ ವ್ಯಾಖ್ಯಾನದಲ್ಲಿ ಶ್ರೀವಿಲ್ಲಿಬುತ್ತೂರ್ ಕ್ಷೇತ್ರದ ಮೇಲವಾಧ್ಯಾರ್ ತಿರುಮಲ ಅಯ್ಯಂಗಾರ ಸ್ವಾಮಿಗಳು ಆ ಪದ್ಯದ ಭಾವವನ್ನು ಹೊಂದುವಂತೆ ಒಂದು ಸಂಸ್ಕೃತ ಶ್ಲೋಕ ಮಾಡಿದ್ದಾರೆ ಒಬ್ಬರು ವಿದ್ವಾಂಸರು ನನಗೆ ಇದನ್ನು ಕೊಟ್ಟರು ಪ್ರವಚನದಲ್ಲಿ ಉಪಯೋಗ ಬರುತ್ತೆ ಸೇರಿಸ್ಕೋ ಅಂತ ಏನ್ ಹೇಳಿದ್ನಂತೆ ರಾಮಚಂದ್ರ ಕೋನ್ಫನು ಮಾಡಿದ್ದಾರೆ ನಮ್ಮ ತೊಡವೆ ರಾಮಾಯಣದಲ್ಲಿಯೂ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಸೂಚ್ಯ ಡೀಟೇಲ್ ಕೊಡೋಕೆ ಹೋಗಲಿಲ್ಲ ಕೈ ಕೈ ಪಶ್ಚಾತ್ತಾಪ ಪಟ್ಟಿದ್ಲು ಎಲ್ಲಿ ಪಟ್ಟಿದ್ಲು ಯಾವಾಗ ಭರತ ಹೀನಾಮಾನವಾಗಿ ತಾಯಿಯನ್ನು ಬೈದು ಹ ನೀ ತಾಯಿನೂ ಅಲ್ಲ ನಾನು ಮಗನೂ ಅಲ್ಲ ಆತ್ಮಕಾಮ ಸದಾ ಚಂಡಿ ಈ ಶಬ್ದ ತಾಯಿ ಆತ್ಮ ನಿನ್ನ ಹಠ ನಿನ್ನ ಮನಸ್ಸಿಗೆ ಬಂದಿದ್ದೇ ಮಾಡೋಳು ನೀನು ಮಂಡು ಬಹಳ ಮಂಡು ಮಾಡತಕ್ಕವಳು ಪುತ್ರ ಗರ್ಭಿಣಿ ಮಗ ಮಗ ಅಂತ ಹೇಳ್ತೀಯ ಮಗನ ಹೃದಯವನ್ನೇ ತಿಳ್ಕೊಳ್ಳದೆ ನನ್ನ ತಲೆ ಮೇಲೆ ದೊಡ್ಡ ಚಪ್ಪಡಿ ಹಾಕಿಬಿಟ್ಟಿಯಲ್ಲ ನೀನು ನಿನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಕೊಂದು ಬಿಡ್ತಿದ್ದೆ ರಾಮ ಆಮೇಲೆ ನನ್ನನ್ನು ಮಾತನಾಡಿಸೋದಿಲ್ಲ ಅಂತ ಕಾರಣಕ್ಕಾಗಿ ಬಿಟ್ಟಿದ್ದೇನೆ ಛಿ ನನ್ನ ಕಣ್ಣಿಗೆ ಬೇಡ ಹೋಗು ಅಂತ ಯಾವತ್ತು ಹೇಳಿದನೋ ಎನ್ನ ಶೈದು ಬಿಟ್ಟು ನಾನು ಏನು ಮಾಡಿಬಿಟ್ಟೆ ನಂಗೆ ಗೊತ್ತಾಗಲಿಲ್ಲ ಮಂತ್ರ ಮಾತು ಕೇಳ್ಕೊಂಡು ಹೇಗಾಯ್ತಲ್ಲ ಉತ್ತರ ಕ್ಷಣದಲ್ಲಿ ಪಶ್ಚಾತ್ತಾಪ ಎಷ್ಟು ಕೋಮಲ ಹೃದಯ ನೋಡಿಕೊಂಡು ತಪ್ಪು ಮಾಡಿದ್ಲು ಉತ್ತರ ಕ್ಷಣದಲ್ಲಿ ಪಶ್ಚಾತ್ತಾಪ ಹ್ಯಾಕ್ ಗೊತ್ತು ನಿಮಗೆ ವಾಲ್ಮೀಕಿ ಬರೆಯಲಿಲ್ಲ ರಾಮನನ್ನು ಕರ್ಕೊಂಡ್ ಬರ್ತೇನೆ ನಾನು ಅವನೇ ರಾಜ ಲೋಕವೆಲ್ಲ ತಿಳ್ಕೊಳ್ಳಿ ನನಗೂ ಅಣ್ಣನಿಗೂ ಇರೋ ಸಂಬಂಧ ಅಂತ ಭರತ ಚತುರಂಗ ಸೈನ್ಯ ಆನೆ ಕುದುರೆ ಮೊದಲಾದವನ್ನ ತೆಗೆದುಕೊಂಡು ಚಿತ್ರಕೂಟ ಪರ್ವತಕ್ಕೆ ಹೊರಟ್ರೆ ಅಷ್ಟೊಳಗೆ ಇವಳು ಚಿಕ್ಕ ತಾಯಿ ಅಂದ್ರೆ ಭರತನ ತಾಯಿ ಪಶ್ಚಾತ್ತಾಪ ಎಷ್ಟು ಮಟ್ಟಿಗೆ ಪಟ್ಟಿದ್ದಾಳೆ ಅಂದ್ರೆ ಇದು ಊಹ್ಯ ನಮಗೆ ಬಿಟ್ಟಿದ್ದಾರೆ ಆ ರಾಮಾಯಣ ಕಾದಂಬರಿ ಬರೆಯುವಾಗ ಸೇರಿಸಬೇಕು ವಾಲ್ಮೀಕಿ ಇಷ್ಟೇ ಹೇಳ್ತಾರೆ ಭರತನ ಸೈನ್ಯದ ಮುಂಚೂಣಿಯಲ್ಲಿ ನಾಗಸ್ವರ ಊದುವವರಿಗಿಂತ ಮುಂಚಾಗಿ ಕೈಕೇಯಿ ಸುಮಿತ್ರೆ ಕೌಸಲ್ಯರು ನಿಂತುಕೊಂಡು ಮೂವರು ವಿಧವೆಯರು ಒಂದು ದೃಷ್ಟಿಯಲ್ಲಿ ಅಮಂಗಳ ಅಂತೀರಿ ರಾಮನ ಮನಸ್ಸನ್ನು ಒಲಿಸಿ ಹೇಗಾದರೂ ಊರಿಗೆ ಬರಬೇಕು ಅಂತ ಕೈಕೇಯಿ ಅಗ್ರಪಂಕ್ತಿಯಲ್ಲಿ ನಿಂತಿದ್ದಳು ಅಂತ ಬರೆದಿದ್ದಾರೆ ವಾಲ್ಮೀಕಿ ಅವಳ ಮನಸ್ಸೆಷ್ಟು ಶುದ್ಧವಾಯಿತು ಹಾಗಿದ್ರೆ ಅವಳೇನು ಮಾಡಿದ್ಳು ಯಾವತ್ತು ಭರತನೂ ರಾಜ್ಯ ಬೇಡ ಅಂದ್ಬಿಟ್ಟ ರಾಮ ಕಾಡಿಗೆ ಹೋದ ಅಯ್ಯೋ ನನ್ನ ಗಂಡನನ್ನು ಕೊಂದೆ ವೈಧವ್ಯ ಒಂದೇ ಪ್ರಾಪ್ತಿ ಆಯಿತಲ್ಲ ಅಂತ ಸಂಕಟಪಟ್ಟು ಆ ಮಹಾರಾಜನ ಗುಣಕ್ಕಾಗಿ ಮರಗಿ that was the turning point ಅಲ್ಲಿಂದ ಆಚೆಗೆ ಪ್ರಾಯಶಃ ಕೌಸಲ್ಯ ಮನೆಗೆ ಹೋಗಿ ತಾಯಿ ನಾನು ನಿನ್ನ ಮಗನನ್ನ ಅಗಲಿಸಿ ಬೇರ್ಪಡಿಸಿಬಿಟ್ಟೆ ನಾನಾದರೂ ಮಗನನ್ನು ನೋಡ್ತಾ ಇರ್ತೇನೆ ನಾನು ಕ್ಷಮಿಸುವಂತ ಕ್ಷಮೆ ಕೇಳಿರಬೇಕು ಸುಮಿತ್ರೆಯಲ್ಲಿ ಕ್ಷಮೆ ಕೇಳಿರಬೇಕು ತಾಯಂದ್ರೆ ನಾನಂತೂ ರಾಮನ ಕರ್ಕೊಂಬರೋಕೆ ನಾ ಮೊದಲು ಹೋಗ್ತೇನೆ ನನಗೆ ಯಾರೇನು ಬೈತಾರೆಯೋ ಊರು ತುಂಬ ಕಲ್ಲು ಹೊಡಿತಾರೆ ನೀವು ಜೊತೆಯಲ್ಲಿ ಬನ್ನಿ ಅಂತ ಕರ್ಕೊಂಡು ಅಗ್ರ ನಿಂತಿರಬೇಕು ಭರತ ತಾನಾಗಿ ತನ್ನ ತಾಯ ನೀ ಅಂತ ನಿಂತಿರೋ ಶಕ್ಯವಿಲ್ಲ ಅವನಿಗಿಷ್ಟವಿಲ್ಲ ಅದು ಮಾತರಂ ರಕ್ಷ ವೈದೇಹಿ ಮಾತರಂ ರಕ್ಷ ಕೈಕೇಯಿ ಭರದ್ವಾಜರು ಮೊದಲುಗೊಂಡು ಎಲ್ಲರೂ ಲೇ ನೀನು ಕೋಪ ಕಾಣೋ ತಾಯಿನ ಸಂರಕ್ಷಣೆ ಮಾಡೋ ಸುಖೋ ಸುಖೋದರ್ಕಂ ಭವಿಷ್ಯತಿ ಲೋಕಕ್ಕೆ ಒಳ್ಳೇದು ಮಾಡಿದ್ದಾಳಪ್ಪ ಕೈಕೇಯಿ ಅವಳನ್ನು ಬೈಬೇಡ ನೀನು ಅಂತ ಎಲ್ಲರೂ ಸಮಾಧಾನ ಹೇಳಿದರು ಆದ್ದರಿಂದ ಕೈ ಕೈ ಮನಸ್ಸು ಎಲ್ಲಿ ಪರಿವರ್ತನೆ ಆಯಿತು ಭರತನ ಬೈಗಳ ದಶರಥನ ಸಾವು ರಾಮ ಪ್ರಭುರಾಜನ ಈ ಮೂರು ಸಂದರ್ಭದಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ಬಂತು ಮಹಾ ವ್ಯಕ್ತಿ ಯಾರು ಜೀವನದಲ್ಲಿ ತಪ್ಪು ಮಾಡಿಯೂ ಪಕ್ವತೆಗೆ ಅರ್ಹವಾಗಿ ಸಿದ್ಧವಾಗಿ ಬದಲಾಯಿಸಿಕೊಳ್ತಾರೆ ಅವ್ರಿಗೆ ನಾವು ಕೈ ಬದಲಾಗದೇ ಇದ್ದವ್ರಿಗೆ ಏನು ಮಾಡೋಕ್ಕಾಗೋದು ದುರ್ಯೋಧನ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ದುಶಾಸನಿಗೆ ಏನು ಮಾಡೋಕೆ ಬರೋದಿಲ್ಲ ಕರ್ಣನಿಗೆ ಏನು ಮಾಡೋಕೆ ಬರೋದಿಲ್ಲ ಸುಗ್ರೀವನನ್ನು ಕ್ಷಮಿಸ್ತೇವೆ ತಾರೆಯನ್ನು ಕ್ಷಮಿಸ್ತೇವೆ ವಿಭೀಷಣನನ್ನಂತೂ ಪ್ರೀತಿ ಮಾಡ್ತೇವೆ ರಾವಣನನ್ನು ಕ್ಷಮಿಸೋದಕ್ಕಾಗ ಕೊನೆಯ ತನಕ ಪಶ್ಚಾತ್ತಾಪ ಬರದೆ ಹೋದು ದುರ್ದೈವಿ ಪ್ರಾಣಿ ಆದ್ರಿಂದ ಈ ತಾಯಿಯೇ ವಾಪಸ್ ಬರುವಾಗ ರಾಮಚಂದ್ರ ಮತ್ತೆ ನಮಸ್ಕಾರ ಮಾಡ್ತಾನೆ ಅಮ್ಮ ನೀನು ಕಾಡಿ ಕಳಿಸಿದ್ರಿಂದ ನಾವು ಇಬ್ ನಾಲ್ಕು ಜನ ಅಣ್ತಮ್ಮಂದ್ರಿದ್ದವರು ಏಳು ಜನ ಆದವು ನೋಡ್ತಾಯಿ ನಮ್ಮಪ್ಪ ನನ್ನ ಕಾಡಿಗೆ ಅದಕ್ಕೆ ಕಳಿಸ್ತಾ ಪಾಯಸ ಹಂಚುವಾಗ ಮೂರೇ ಜನ ಪತ್ನಿಯರಿದ್ರು ಅದನ್ನು ನಾಲ್ಕು ಭಾಗ ಮಾಡಿಕೊಟ್ಟ ನಾಲ್ಕೇ ಜನ ಹುಟ್ಟಿದವು ನನ್ನ ಕಿವಿಲಿ ಕರೆದು ಹೇಳ್ದ ಅಪ್ಪ ಲೈ ಕಾಡಿಗೆ ಹೋಗ್ತೀಯ ಇನ್ನೊಂದಷ್ಟು ಅಮ್ಮದನ್ನು ಕರ್ಕೊಂಬಾರೋ ಮನೆ ತುಂಬ ಮಕ್ಕಳನ್ನು ನೋಡಬೇಕು ಆದ್ರಿಂದ ನೋಡಮ್ಮ ಗುಹನನ್ನು ಕರೆತಂದಿದ್ದೇನೆ ಇದೋ ಸುಗ್ರೀವನನ್ನು ಕರೆತಂದಿದ್ದೇನೆ ಇದೋ ವಿಭೀಷಣನ್ನು ಕರೆದಿದ್ದೇನೆ ನಾವು ಏಳು ಜನ ಅಣ್ಣ ತಮ್ಮಂದ್ರಮ್ಮ ಅಂತ ಹೇಳಿ ಕೈ ಕೈಗೆ ನಮಸ್ಕಾರ ಮಾಡ್ತಾನೆ ಮೊದಲನೆಯದು ಎರಡನೇ ಮಾತು ಅದಕ್ಕಿಂತ ದೊಡ್ಡದು ತಾಯಿ ನೀ ಲೋಕಕ್ಕೆ ಏನು ಉಪಕಾರ ಮಾಡಿದೆ ಅಂದ್ರೆ ನನಗೆ ಈ ಪ್ರಮೇಯಗಳನ್ನು ಗುರುತು ಮಾಡಿಕೊಟ್ಟೆ ನಮ್ಮ ಅಪ್ಪನಿಗೆ ದಶರಥನಿಗೆ ನನ್ನಲ್ಲಿ ಎಷ್ಟು ಪ್ರೀತಿ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ ಇವರಲ್ಲಿದ್ದಾಗ ತಾತ ಸ್ನೇಹೋ ನಾನು ಆ ಕಡೆ ಹೆಜ್ಜೆ ಇಟ್ಟೆ ಅಪ್ಪ ಪ್ರಾಣವನ್ನೇ ಕೊಟ್ಟು ಬಿಟ್ಟ ನನಗಾಗಿ ಪ್ರಾಣ ಕೊಟ್ಟು ಬಿಟ್ಟ ಎಷ್ಟು ಪ್ರೀತಿ ಇಟ್ಟಿದ್ದ ನಮ್ಮಪ್ಪ ಇದು ಪರೀಕ್ಷೆ ಮಾಡಿದ ಮೇಲೆ ಮತ್ತೆ ಜೀವಂತ ತರಿಸೋದಕ್ಕಾಗೋದಿಲ್ಲ ನಮ್ಮ ಅಪ್ಪ ನನ್ನಲ್ಲಿಟ್ಟಿದ್ದ ಪ್ರೀತಿ ನನಗೆ ಗೊತ್ತಾಗಿದ್ದು ನಿನ್ನ ಮಹಿಮೆಯಿಂದ ಕಾಡಿ ಕಳಿಸಿದ್ರಿಂದ ಭರತ ಮಹಿಮಾ ಎರಡನೇದು ಎಷ್ಟು ದೊಡ್ಡವನು ನನ್ನ ತಮ್ಮ ನನಗಿಂತ ಗುಣನಿಧಿ ಬಂದಿದ್ರಾಜ್ಯವನು ಬೇಡ ಅಂತ ಹೇಳಿದ್ನಲ್ಲ ಅದು ನನಗೆ ತಿಳಿಯುವಂತಾಯಿತು ನಿನ್ನ ಕರುಣೆಯಿಂದ ಪೌರುಷಂ ವಾಯುಸೂನೋ ಏಕಾಏಕಿ ಒಬ್ಬನೇ ಹನುಮಂತ ಉಪವಾಸ ಮಾಡಿ ಸಮುದ್ರ ಲಂಘನವನ್ನು ಮಾಡಿ ಒಂದು ಲೋಟ ಹಾಲು ಕಾಫಿ ಏನೂ ತಗೊಳ್ಳದೆ ಲಂಕೆಯಲ್ಲಿ ಆ ಊರನ್ನೆಲ್ಲ ಸುಟ್ಟು ಸೀತೆಯನ್ನು ಕಂಡು ಸಮಾಧಾನಪಡಿಸಿ ಸಮಯೋಚಿತ ಸ್ಫೂರ್ತಿಯಿಂದ ಮುದ್ರಿಕೆಯ ಗುರುವನ್ನು ಕೊಟ್ಟು ರಾಮನನ್ನು ಪರಿಚಯ ಮಾಡಿ ಅಲ್ಲಿ ಹೋಗಿ ರಾವಣನಿಗೆ ಬುದ್ಧಿ ಹೇಳಿ ಅಶೋಕವನ್ನು ಧ್ವಂಸ ಮಾಡಿ ಇಂದ್ರಜಿತ್ತಾದವರನ್ನೆಲ್ಲ ಎದುರಿಸಿ ಅಕ್ಷಯ್ ಕುಮಾರನನ್ನು ಕೊಂದು ಅಬ್ಬಾ ಒಬ್ಬ ಹನುಮಂತನಿಗೆ ಎಷ್ಟು ಪೌರುಷ ತಾಯಿ ನೀ ಕಾಳಿಗೆ ಕಳಿಸ್ತಾ ಇದ್ರೆ ಹನುಮಂತ ಎಂಥವನು ನನಗೇನು ಗೊತ್ತಾಗ್ತಿತ್ತು ಸಖ್ಯಂಚಾ ಪ್ಲವಗ ನೃಪತೇ ಚಪಲ ಚಿತ್ತ ಅಂತ ಹೇಳ್ತೇವೆ ಸುಗ್ರೀವನಿಗೆ ಚಪಲ ಇತ್ತು ನನ್ನ ಕೆಲಸ ನಾಲ್ಕು ತಿಂಗಳು ಲೇಟ್ ಮಾಡಿದ ಕರ್ನಾಟಕ ಸ್ಟ್ಯಾಂಡರ್ಡ್ ಟೈಮ್ ಅದು ಯಾವತ್ತೂ ಹೇಳಿದ ಟೈಮ್ ಕೇಳುವುದಲ್ಲ ಅದು ಆದರೆ ನನ್ನ ಜೊತೆಯಲ್ಲಿ ಸೈನ್ಯ ತಗೊಂಡು ಬಂದವನು ತಾನು ಸತ್ರು ಪರವಾಗಿಲ್ಲ ಅಂತ ಹೆಂಡತಿ ವಿಮಾನವನ್ನು ಬಿಟ್ಟು ಸುಗ್ರೀವಾಜ್ಞೆ ಅಪಣೆಯನ್ನು ಮಾಡಿ ಇದು ಇಂಡಿಸಿಪ್ಲಿನ್ಡ್ ಆರ್ಮಿ ಇದು ಬರೀ ಗೆರಿಲ್ಲ ಯುದ್ಧ ಮಾಡುವ ತಾಲಿಬನ್ ಹಾಗೆ ಕೋತಿ ಸೈನ್ಯ ಬಜರಂಗದಳ ಇದು ಅವ್ರನ್ನೆಲ್ಲ ಕಟ್ಕೊಂಡು ಬಂದು ನನಗೋಸ್ಕರ ಪ್ರಾಣದ ಹಂಗು ತೊರೆದು ಹೋರಾಡಿದನಲ್ಲ ಸಖ್ಯಂಚಾಪಿ ಪಿಪ್ಲವಗ ಹೇ ಇನ್ನೂ ಹಚ್ಚಿರ ಹತ್ತಿರದ್ದು ಕಾಪಿ ಸೌಮಿತ್ರಿ ಭಕ್ತಿ ಸುಮಿತ್ರೆ ಮಗ ನನ್ನ ಜೊತೆಯೇ ಬಂದುಬಿಟ್ಟ ಹಗಲು ರಾತ್ರಿ ಏನು ಸೇವೆ ಮಾಡಿದ ಊರಲ್ಲಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಅವನ ಹೆಂಡತಿ ಇರ್ತಿದ್ದ ತಾಯಿ ಆ ಸುಮಿತ್ರೆ ಮಗ ಎಷ್ಟು ಪ್ರೀತಿ ಉಳ್ಳವನು ನೀ ತೋರಿಸಿಕೊಟ್ಟೆ ಇನ್ನೂ ಮೇಲಿಂದು ಸೀತಾ ಸತ್ಯಂ ಸೀತಾದೇವಿ ಅಲ್ಲಿದ್ರು ಪರಪುರುಷನ ಮನೆಯಲ್ಲಿ ನನ್ನನ್ನ ಎಷ್ಟರ ಮಟ್ಟಿಗೆ ನೆನೆಸಿದಳು ಅಗ್ನಿಯಲ್ಲಿ ಬಿದ್ದರೆ ಸುಡಲಿಲ್ಲ ಸತ್ಯ ಮಾಡಿ ತೋರಿಸಿದಳು ಅಷ್ಟೇ ಅಲ್ಲ ನಿಜ ಭುಜ ಬಲಂ ನನಗೆಷ್ಟು ಶಕ್ತಿ ಇತ್ತು ಅಯೋಧ್ಯೆಯಲ್ಲೇ ಕೂತಿದ್ರೆ ಗೊತ್ತಾಗ್ತಾ ಇರಲಿಲ್ಲ ರಾವಣನ ಜೊತೆ ಯುದ್ಧ ಮಾಡಿದೆ ವಾಲಿಯನ್ನ ಕೊಂದೆ ಜಗತ್ತನ್ನ ಗೆದ್ದು ಬಂದೆ ಮಹಾವೀರ ಅಂತ ಹೇಳಿತು ನನ್ನ ಬಲ ನನಗೆ ತಿಳಿಯುವಂತಾದದ್ದು ನೀ ಮಾಡಿದ ಉಪಕಾರದಿಂದ ವೈರಿಣಾಂ ವೈರಿಭಾವ ನನ್ನ ದ್ವೇಷ ಮಾಡುವರೆಷ್ಟು ಮಟ್ಟಿಗಿದ್ದಾರೆ ಅವರ ವೈರ ಎಷ್ಟು ಆಳದ್ದು ರಾವಣಾದಿಗಳದ್ದು ಅದು ತಿಳಿದುದು ನಿನ್ನ ಕರುಣೆಯಿಂದ ಸರ್ವಂ ಜ್ಞಾತಂ ತವ ಚರಣಯೋ ತಾಯಿ ನಿನ್ನ ತಿರುವಡಿ ಪ್ರಸಾದದಿಂದ ನನಗಿಷ್ಟೋ ತಿಳಿಯಿತು ಮಾತರೇಶ ಪ್ರಸಾದ ನೀನು ಮಾಡಿದ ಪ್ರಸಾದ ತಾಯಿ ಅಂತ ರಾಮಚಂದ್ರ ಕಣ್ಣೀರು ಹಾಕಿ ಕೈ ಕೈ ಪಾದಗಳನ್ನು ತೊಳಿತಾನೆ ಅಂತ ಒಂದು ಶ್ಲೋಕ ಕಂಬರಾಮಾಯಣದ ರೂಪಾಂತರ ಕಂಬರಾಮಾಯಣ ಹೇಗಿದೆ ಅನ್ನೋಕ್ಕೊಂದು ಸ್ವಾರಸ್ಯ ಕೊಟ್ಟಿದ್ದೇನೆ ನಿಜವಾದ ಕವಿಗಳು ಮಾಡುವ ಕೆಲಸ ರಾಮಾಯಣದ ರಸಸ್ಪರ್ಶಿ ಸನ್ನಿವೇಶಗಳಲ್ಲಿ ನಿಮ್ಮ ಹೃದಯವನ್ನು ಒದ್ದೆ ಮಾಡಬೇಕು ತೀಡಬೇಕು ಸಂಸ್ಕಾರ ಕೊಡಬೇಕು ಕಥೆ ಆಲ್ಟರ್ ಮಾಡೋದು ದೊಡ್ಡದಲ್ಲ ಕಥೆ ಚೆನ್ನಾಗಿ ಕೊಟ್ಟಿದ್ದಾರೆ Valmiki why'd you meddle with the story ಅವರ ಹೃದಯ ಕಲಕುವಂತಹ ಪ್ರಸಂಗ ಏನಿದೆ ಇಂಥದ್ದಾಗಬೇಕಾದ್ದರಿಂದ ಇವತ್ತು ಕಥೆಯೇ ಹೇಳಲಿಲ್ಲ ನಾನು ಬರೀ ಮಂಥರೆ ಮಂಥರೆ ಅಂತ ಹೇಳಿಬಿಟ್ಟೆ ರಾಮ ರಾಮ ಅಂತ ಹೇಳಬೇಕಾದದ್ದು ಮಂತ್ರೇ ಮಂತ್ರೆ ಅಂತ ಹೇಳಿದ್ದೇನೆ ರಾತ್ರಿ ಸ್ವಪ್ನದಲ್ಲಿ ಬರದೇ ಇರಲಿ ಮಂತ್ರೆ ತಮಗೆ ಅವಳೇನು ಮಾಡಿದಳು ಒಂದು ಸರ್ಗ ಒಂದೆರಡು ಮಾತಲ್ಲಿ ಹೇಳಿ ನಿಲ್ಸ್ಕೊಳ್ತೇನೆ ದಶರಥ ಇನ್ನೇನು ಬರ್ತಾ ಇದ್ದಾನೆ ಕೈ ಕೈಗೆ ಹೇಳಬೇಕು ಊರೆಲ್ಲ ಅಲಂಕಾರ ಆಯಿತು ಅಲ್ಲಿ ಕೂತ್ಕೊಂಡು ಕರಿ ಅವಳನ್ನ ಹಾಗೆ ಹೇಳೋದಲ್ಲ ಅವಳ ಜೊತೆ ಹಾಸಿಗೆಯಲ್ಲಿ ಮಲ್ಕೊಂಡು ತಲೆ ನೇವರಿಸಿ ಮುದ್ದು ಮಾಡಿ ಸ್ವಲ್ಪ ಸುಖವನ್ನೂ ಅನುಭವಿಸಿ ಅದು ಒಂದು ಮೃತ್ಯು ದಶರಥನಿಗೆ ಆ ಹೊತ್ತಲ್ಲಿ ಹೆಂಡತಿ ಸುಖ ಬೇಕಾಗಿತ್ತೆ ಸೀತೆಯರಿಗೆ ಮದುವೆ ಆಗಿದೆ ಅವರಿಗೆ ಮಕ್ಕಳಾಗೋ ವಯಸ್ಸು ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಮುನ್ನಾ ದಿವಸ ಇವನು ವ್ರತದಲ್ಲಿರಬೇಕಾದವನು ಎಲ್ಲ ನಾಳೆ ಪಿತೃಶ್ರಾದ್ದ ಅಂತ ಇಟ್ಕೊಂಡು ಇವತ್ತು ನೀವು ಹೆಂಡತಿ ಸುಖ ಪಡ್ತೀರಾ ಯೋಚನೆ ಮಾಡಿ ಒಬ್ಬರ ಮನೆಯಲ್ಲಿ ತೀರ ಹತ್ತಿರ ಸಂಬಂಧ ತೀರ್ಕೊಂಡ್ರು ದೊಡ್ಡವರು ನಾವೆಲ್ಲ ಹೋದವು ಮಾಡಿದ್ವು ಸಮಾಧಾನ ಮಾಡಿದ್ವು ಹೊತ್ತು ದಿವಸ ಕೂತ್ಕೊಂಡು ಆ ಕ್ರಿಯೆ ಪುರೋಹಿತರು ಸರಿಯಾಗಿ ಮಾಡಿಸ್ತಾರಿಯೇ ತಪ್ಪು ಮಂತ್ರ ಹೇಳ್ತಾರಿಯೇ ನಾನೇ ಕೂತು ಸೂಪರ್ವೈಸ್ ಮಾಡಿದೆ ಹನ್ನೆರಡನೇ ದಿವಸ ಮುಗಿಯಿತು ಹದಿಮೂರು ಶುಭ ಸ್ವೀಕಾರ ಅವರಿಗೆಲ್ಲ ನಿಯಮಗಳನ್ನು ಹೇಳಬೇಕು ನೀವು ದೊಡ್ಡವರಿದ್ದೀರಿ ಹೇಳು ಅಂದ್ರು ಹೇಳಿದೆ ಅಪ್ಪ ಒಂದು ವರ್ಷ ಸಿಹಿ ತಿನ್ನಬಾರದು ಇನ್ನೊಬ್ಬರ ಮನೆಯಲ್ಲಿ ಫಲಾನ್ನವನ್ನು ವರ್ಜಿಸಬೇಕು ದೇವಸ್ಥಾನಕ್ಕೆ ಆದಷ್ಟು ಹೋಗಬಾರದು ಹೋದರೆ ಧ್ವಜಸ್ತಂಭದಿಂದ ಈಚೆಗೆ ಇರಬೇಕು ಮತ್ತು ಮರ ಹತ್ತಬಾರದು ಈಜೋಕ್ ಹೋಗಬಾರದು ಯಾಕೆ ವರ್ಷಾಬ್ದೀಕ ಮುಗಿಯೋ ತನಕ ಕರ್ತ ಗಟ್ಟಿಯಾಗಿರಬೇಕು ಕರ್ತನಾಶ ಕರ್ಮನಾಶ ಅಣ್ಣ ನಮ್ಮ ತಾಯಿಗೆ ವರ್ಷಾಬ್ದೀಕ ಮಾಡಿದೆಯೇ ಹೋಗ್ಬಿಟ್ರು ಒಂಬತ್ತನೇ ತಿಂಗಳಲ್ಲಿ ಮಹಾ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ದೂಷಣೆಗೆ ಹೇಳ್ತಿಲ್ಲ ನಾನು ಯಾಕೆಂದ್ರೆ ಇಂದ್ರ ಪ್ರೀತಿ ವಾಟ್ ಸ್ವಭಾವ ಕರ್ತ ತಾನು ಬದುಕಿರಬೇಕು ಅದಕ್ಕೋಸ್ಕರವಾಗಿ ಇದೆಲ್ಲ ನಿಯಮಗಳಪ್ಪ ಅಂತ ಹೇಳಿದೆ ಒಬ್ಬ ಹುಡುಗ ಹೊರಗಡೆ ಬಂದು ಕೇಳ್ತಾನೆ ಹೆಂಡಸಿ ಜೊತೆಯಲ್ಲಿ ಮಲ್ಕೋಬಹುದೇ I am shame to say this ಸಭೆಯಲ್ಲಿ ಪ್ರಶ್ನೆ ಅದಕ್ಕೆ ಹೇಳ್ತೇವೆ ಅಂದ್ರೆ ಅಲ್ಲ ಅವನ ಮನಸ್ಸಲ್ಲಿ ಇದು ಬರಬಾರ್ದಾಗಿತ್ತು ಮೊದಲನೇದು ಪ್ರಶ್ನೆ ಬಂದಿದ್ರು ನನಗೆ ಗೊತ್ತಿಲ್ಲದೆ ಅವನು ಏನಾರು ಮಾಡ್ಕೊಂಡಿದ್ರೆ ನಾನೇನು ಚೆಕ್ ಮಾಡ್ತಾ ಇರಲಿಲ್ಲ ನಾನೇನು ಮಂತ್ರಿ ಅಲ್ಲ ಇದನ್ನ ಅವನು ಪ್ರಾಮಾಣಿಕ ಅಂತಿರೋ ಅಪ್ರಾಮಾಣಿಕ ಅಂತಿರೋ ಅವನು ಇದನ್ನೇನೇ ಕೇಳೋ ಪ್ರಶ್ನೆ ಏನೇ ಅಂತ ಹತ್ತು ಜನಕ್ಕೆ ನಾವು ಒಪ್ಪಿಸ್ಬಿಟ್ಟಿದ್ರೆ ಸ್ವಾಮಿ ನಾ ಪ್ರಾಮಾಣಿಕವಾಗಿ ಕೇಳಿದ್ದೇನೆ ಹೌದೋ ಇಲ್ವೋ ನಿಮ್ಗೆ ಕೇಳಿದೆ ಮಾಡ್ಬೋದಾಗಿತ್ತು ಮಾಡಿದ್ನಾ ನಾ ಪ್ರಾಮಾಣಿಕ ಪ್ರಾಮಾಣಿಕತೆ ತಗೊಂಡು ಏನ್ ಮಾಡ್ತೀರಿ ಅವ್ರಿಗೆ ಆ ಚಪಲ ಬಿಡ್ಲಿಲ್ವಲ್ಲ ತಂದೆ ತಾಯಿ ಹೋಗಿದ್ದಾರೆ ವರ್ಷದ ಇವನು ವೈರಾಗಿ ಆಗಿರಬೇಕು ನಮ್ಮ ತಾಯಿ ನಮ್ಮ ತಂದೆ ಹೋದಾಗ ನಾವೆಲ್ಲ ಹೇಗಿದ್ದು ನೆನೆಸ್ಕೊಂಡ್ರೆ ಅದು ಅವರ ಪ್ರೀತಿ ತಾಯಿ ತಂದೆಯರ ಪ್ರೀತಿ ನಾ ಬಾಯಲ್ಲಿ ಹೇಳಲಾರೆ ದೇವರು ನನಗೆ ಕೊಟ್ಟ ಬಹಳ ದೊಡ್ಡ ಸೌಭಾಗ್ಯ ಅಂದ್ರೆ ತಾಯಿ ತಂದೆ ಪ್ರೀತಿ ಚಿಕ್ಕ ವಯಸ್ಸಲ್ಲಿ ಜಾತಕ ನೋಡಿದ್ರು ಹೇಳಿದ್ರು ನಿಂಗೆ ಪಿತೃ ಸೌಖ್ಯ ಬಹಳ ಇಲ್ಲ ಕಾಣೋ ಮಾತೃ ಸೌಖ್ಯ ದೀರ್ಘವಾಗಿದೆಯಪ್ಪ ಎಂಬತ್ತು ವರ್ಷ ಬದುಕಿದ್ಲು ತಾಯಿ ನಮ್ಮ ಅಪ್ಪ ಹೇಳ್ಕೊಡ್ದೆ ಅದು ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಿದ್ಲು ಸ್ವರ ಹೇಳ್ತಿರ್ಲಿಲ್ಲ ನೀವು ಓದು ತಪ್ಪಿದ್ರೆ ಹೇಳ್ತೇನೆ ನಿಮ್ಮಪ್ಪ ಹೇಗೆ ಹೇಳ್ತಿದ್ರು ಹಾಗೆ ಹೇಳಿಸ್ತೇನೆ ತಾಯಿ ಗುರು ಆ ಪ್ರೀತಿ ಅನುಭವಿಸಿದವರು ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೇವೆ ಅಂದ್ರೆ ದಶರಥನಿಗೆ ಆ ಮುನ್ನಾ ದಿವಸ ರಾಮಪಟ್ಟಾಭಿಷೇಕದ ದಿವಸ ಈ ಹೆಂಡತಿ ಮಲ್ಕೋಬೇಕು ಮಲ್ಕೋಬೇಕನ್ನುವಂಥದ್ದು ಬಂದದ್ದು ಹೇಗೆ ಸ್ವಾಮಿ ಕಾಮಿ ಕಮಲಪತ್ರ ಆಕ್ಷಿ ಮುಚ್ಚಿಟ್ಟಿಲ್ಲ ವಾಲ್ಮೀಕಿ ಕಾಮಿ ಅಂತ ಬರೆದ್ರು ಅವಧಿ ಕಾಮಮೋಹಿತಂ ಕ್ರಮಚತು ಪ್ರಸಂಗದಲ್ಲಿ ಕಾಮಮೋಹಿತರಿದ್ದವರಿಗೆ ಸುಖವಿಲ್ಲ ಅದನ್ನು ರಾಮಚಂದ್ರ ಸಾಬೀತು ಮಾಡ್ತಾನೆ ಆ ಪಕ್ಷಿ ಹೆಣ್ಣು ಪಕ್ಷಿಯ ಗೋಳಿನಲ್ಲಿ ಅಂತ ಕಥೆ ಅಯೋಧ್ಯೆಯಲ್ಲೇ ಕಾಮಿಗಳು ಲಂಕೆ ತನಕ ಯಾತಕ್ಕೆ ಹೋಗ್ತೀರಿ ರಾವಣ ಮಾಡಿದ ತಪ್ಪೇನು ಪರಪತ್ನಿ ವ್ರತ ತನ್ನ ಪತ್ನಿ ಸಾಲದು ಎಷ್ಟು ಬೇರೆ ಹೆಂಡತಿಯವರೇ ಬೇಕು ಜನಕ್ಕೊಬ್ಬಳು ಅವನಿಗೆ ದುಷ್ಟ ಗೌತಮರು ಸ್ವಂತ ಪತ್ನಿಯಲ್ಲಿ ನಡೆಕೊಂಡದ್ದನ್ನ ವ್ಯಭಿಚಾರ ಅಂತ ಹೇಳಿ ಅದು ಪ್ರಾಯಶ್ಚಿತ್ತ ಮಾಡಿಕೊಂಡು ಗಂಡ ಹೆಂಡತಿ ಅಂತ ಕೇಳ್ತೇವೆ ದಶರಥ ಮಾಡಿದ್ದೇನು ವೈರಾಗ್ಯ ಬರುವ ವಯಸ್ಸಿನಲ್ಲಿ ಆ ಇನ್ನೂ ಮೋಹ ಅವನು ಬರ್ತಾನೆ ಇದು ಗೊತ್ತಿವಳಿಗೆ ಯಾರಿಗೆ ಮಂಥರೆಗೆ ಯಾತಕ್ಕೆ she had studied Dasharatha more than ಕೈ ಕೈ ಹ್ಯಾಡ್ ಸ್ಟಡೀಡ್ ಹಿಮ್ ಇವಳೇ ಏನಾದರೂ ಕೈ ಕೈ ಬಂದು ದಶರಥನ ಹೆಂಡತಿ ಆಗಿಬಿಟ್ಟಿದ್ರೆ ಇನ್ನೆಂಥ ರಾಮಾಯಣ ಆಗ್ತಾ ಇತ್ತೋ ನಮಗೆ ಗೊತ್ತಿಲ್ಲ ಅವಳೇನ್ ಮಾಡಿದ್ದಾಳೆ ಆಗಿ ಎಲ್ಲೋ ಹುಟ್ಟಿದವಳು ಇವಳೇನ್ ಮಾಡಿದ್ರು ಪ್ರಾಸಾದಂ ಚಂದ್ರ ಸಂಕಾಶಂ ಅವತ್ತು ಹುಣ್ಣಿಮೆ ಬೆಳದಿಂಗಳು ಆ ಬೆಳದಿಂಗಳಿನ್ನೂ ಬೆಳಗ್ಗೆ ಸ್ವಲ್ಪ ಉಳಿದಿದೆ ಅದೇ ಯೋಗದ ಸಂದರ್ಭ ರಾಮಪಟ್ಟಾಭಿಷೇಕಕ್ಕೆ ಆ ಬೆಳದಿಂಗಳಲ್ಲಿ ರಾತ್ರಿ ಎರಡು ಗಂಟೆ ಆಗ್ತಾ ಇದೆ ಇವಳಿಗೆ ನಿದ್ದೆ ಹತ್ತಲಿಲ್ಲ ಮುದುಕಿ ಏನೋ ಗುಜುಗುಜು ಅಂತ ಇದ್ದಾರೆ ಊರಲ್ಲಿ ಎಲ್ಲ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ದೀಪಾಲಂಕಾರ ಮಾಡಿದ್ದಾರೆ ರಾತ್ರಿ ಎಲ್ಲ ನೀರು ಸಿಂಪಡಿಸಿದ್ದಾರೆ ಏನೋ ಉತ್ಸವ ಇರಬೇಕಲ್ಲ ಏನನ್ನಿಸ್ತೋ ಫ್ಲಾಶು ಅಕಸ್ಮಾತ್ ಆಗಿ ಅರಮನೆ ಮಹಡಿಯನ್ನು ಹತ್ತುಬಿಟ್ಲು ಇದು ಕೈಕೈ ಅರಮನೆ ಇದು ಕೌಸಲ್ಯ ಅರಮನೆ ಆ ಕಡೆ ಸುಮಿತ್ರ ಅರಮನೆ ರಾಣಿಯರು ಎಲ್ಲ ಅರಮನೆ ಅಷ್ಟು ದೊಡ್ಡ ಅಯೋಧ್ಯೆ ಇವತ್ತು ನೀವು ಕಾಣೋಕ್ಕಾಗೋದಿಲ್ಲ ಪಕ್ಕ ಅರಮನೆಗಳು ಸ್ವತಂತ್ರವಾದ ಕಾಂಪೌಂಡು ಅದು ಹೇಗಿತ್ತು ಪ್ರಾಸಾದಂ ಚಂದ್ರ ಸಂಕಾಶಂ ಭೂಮಿ ಮೇಲೆ ಒಂದು ಚಂದ್ರ ಬಂದಂತೆ ಕಾಣಿಸ್ತಾ ಇದೆ ಅದ್ಭುತವಾದ ಮಾಳಿಗೆ ಬಿಳಿ ಬಣ್ಣ ಬಳದಿದ್ದಾರೆ ಗೂನು ಬೆನ್ನವಳು ಮುದುಕಿ ಕೈಯಲ್ಲಿ ಕೋಲ್ಬೇರು ಇವಳಿಗೆ ಆ ಅರಮನೆ ಮೆಟ್ಲು ಮೂರು ಮಹಡಿ ನಾಲ್ಕು ಮಹಡಿ ಹತ್ತುವಷ್ಟು ಶಕ್ತಿಯನ್ನ ದೇವರು ಎಲ್ಲಿಂದ ಕೊಟ್ಟನೋ ಅಥವಾ ಯಮನೆ ಕೊಟ್ಟನೋ ಹತ್ತು ಬಿಟ್ಟಿದ್ದಾಳೆ ದಡ ದಡ ದಡ ಅಂತ ಈ ದೆವ್ವ ಹಿಡಿದವರಿಗೆ ವಿಶೇಷ ಶಕ್ತಿ ಬರುತ್ತಂತೆ ಆರುರೋಹ ಎದೃಚ್ಛಯ ರಾಮಾಯಣದಲ್ಲಿ ಎದೃಚ್ಛ ಅಂತ ಶಬ್ದ ಪ್ರಯೋಗ ಅಕಸ್ಮಾತ್ ಅಂತ ಅರ್ಥ ದೇವರ ಇಷ್ಟ ಅಂತ ಒಂದರ್ಥ ಅಮೃಕೋಶ ತೆಗೆದು ನೋಡಿ ರಾಮಾಯಣದ ಕಥೆ ಮೊದಲನೇ ತಿರುವು ಎರಡನೇ ತಿರುವು ಶೂರ್ಪಣಿಕೆ ಕೊಡ್ತಾಳೆ ಆದಗಾಮಹ ತಂದೇಶಂ ರಾಕ್ಷಸೀ ಯದೃಚ್ಛಯ ಹದಿಮೂರು ವರ್ಷದ ಮೇಲೆ ಎರಡು ತಿಂಗಳು ವನವಾಸ ಮುಗಿದ ಸಂದರ್ಭದಲ್ಲಿ ಗೋದಾವರಿ ನದಿ ಸ್ನಾನ ಮಾಡಿ ಪ್ರಾತರಾಹ್ನಿಕ ಮುಗಿಸಿ ಹಾಸುಗಲ್ಲಿನ ಮೇಲೆ ಕೂತುಕೊಂಡು ರಾಮಚಂದ್ರ ಸೀತಾದೇವಿ ಜೊತೆಯಲ್ಲಿ ಪಂಚವಟಿ ಆಶ್ರಮದಲ್ಲಿ ಆ ಭರ್ತನ ಗುಣ ತಾಯಿ ಗುಣ ತಂದೆ ಗುಣ ನೆನೆಸಿಕೊಂಡು ಮಾತನಾಡ್ತಾ ಇರುವಾಗ ಎಲ್ಲಿಂದಲೋ ಬಂದು ಸೇರಿದಳು ಶೂರ್ಪಣಿಗೆ ಎದುಚ್ಛಯ ಅದೇ ಶಬ್ದ ಹಾಕ್ತಾರೆ ಕಥೆಯ ಎರಡನೇ ತಿರುವು ಇಲ್ಲಿ ಎದುಚ್ಛ ದೈವ ಅಂತ ಅರ್ಥ ಕೃತ ಅಂತ ಅಂದ್ರು ಇದು ದೇವರಿಚ್ಛೆ ರಾಮನಿಚ್ಛೆ ಕಥೆ ಇದು ಹೀಗೇ ನಡೀಬೇಕು ನಾ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋಕೆ ಬಂದಿಲ್ಲ ಪಟ್ಟಾಭಿಷೇಕ ಕೊನೆಯಲ್ಲಾಗುತ್ತೆ ಪಟ್ಟಾಭಿಷೇಕ ಮಾಡ್ಕೊಳ್ಳೋದು ಇಟ್ಸ್ ಮಿಯರ್ ರಿಚುವಲ್ ರಿಚುವಲ್ ಮುಖ್ಯವಲ್ಲ ಸ್ವಾಮಿ ರಾಮಾಯಣ ಶುರು ಮಾಡಿದ್ರಲ್ಲ ಮಂಗಳ ಯಾವತ್ತು ನೀವು ಮಂಗಳಕ್ಕೆ ಬರಬೇಕಾಗಿದ್ದು ಇನ್ನೊಂದು ತಿಂಗಳು ಬಂದು ನಮ್ಮ ಪ್ರಾಣ ಯಾಕೆ ತೆಗಿತೀರಿ ಮಂಗಳ ಆಗೋದು ಕೊನೆಯಲ್ಲಿ ಆ ಲಾಜಾಕ್ಷತೆ ಏನಾದ್ರು ಒಂದು ಸ್ವಲ್ಪ ಸಿಹಿ ಪದಾರ್ಥ ಕೊಡು ಅದು ಮೊದಲೇ ಕೊಟ್ಟು ನೀವು ಅದಕ್ಕೆ ಬಂದಿದ್ದ ಪಕ್ಷದಲ್ಲಿ ರಾಮಾಯಣ ಕೇಳು ಸುತರಾಮ್ ನಾಲೈಕ ರಾಮಾಯಣ ಪಟ್ಟಾಭಿಷೇಕ ಹೇಳೋದು ದೊಡ್ಡದಲ್ಲ ಅಯೋಧ್ಯಾಕಾಂಡ ಹೇಳೋದು ದೊಡ್ಡದು ರಾಮಲೀಲೆ ಹೇಳೋದು ದೊಡ್ಡದು ಅದೆಲ್ಲ ಹೇಳಿ ಪಟ್ಟಾಭಿಷೇಕಕ್ಕೆ ಬಂದರೆ ನಿಮ್ಮ ಹೃದಯ ಬಿರುದು ಹೋಗ್ತದೆ ಕೊನೆಯಲ್ಲಿ ಹೇಳಬೇಕು ಇವಳು ಅಕಸ್ಮಾತ್ ಮೇಲೆ ಕತ್ತಿದ್ರು ಸಿಕ್ತ ರಾಜಪಥಾಂ ಕೃಷ್ಣಾಂ ಪ್ರಕೀರ್ಣ ಕಮಲೋತ್ಪಲಾಂ ಗಂಧದ ನೀರು ಸಿಂಪಡಿಸಿದ್ದಾರೆ ಎಷ್ಟು ಬಕೆಟ್ ಹಾಕಿರಬೇಕು ಊರು ತುಂಬ ಹನ್ನೆರಡು ಮೈಲಿ ಉದ್ದ ಒಂಬತ್ತು ಮೈಲಿ ಅಗಲದ ಅಷ್ಟು ದೊಡ್ಡ ಊರಿಗೆ ಊರಿಗೆ ಊರೇ ಗಂಧ ಸಿಂಪಡಿಸಿದ್ದಾರೆ ಮೂಗಿಗೆ ಬಡಿತಾ ಇದೆ ಕುರೂಪಿಗೆ ಹಾ ಎಲ್ಲಿಂದ ಬಂತೆ ಇಷ್ಟು ಚೆನ್ನಾಗಿರೋದು ಏನು ರಾಜರ ಉತ್ಸವ ಇದು ಪ್ರಕೀರ್ಣ ಕಮಲೋತ್ಪಲ ಬೀದಿ ತುಂಬ ಕಮಲ ಪುಷ್ಪಗಳು ಕನ್ನೈದಿರೆ ಪುಷ್ಪಗಳನ್ನು ನೆರೆಸಿದ್ದಾರೆ ಅಯೋಧ್ಯಾ ಮಂಥರ ತಸ್ಮಾತ್ ಪ್ರಾಸಾದ ಪ್ರಾಸಾದನ್ವೇಕ್ಷತ ಅರಮನೆ ಮೇಲಿಂದ ನೋಡಿದಳು ಪತಾಕಾಭಿ ವರಾರ್ಹಾಭಿ ಧ್ವಜೈಶ್ಚ ಸಮಲಂಕೃತ ಮನೆ ಮನೆ ಮೇಲೆ ಭಗವದ್ ಧ್ವಜ ಹಾರಿಸಿದ್ದಾರೆ ಪತಾಕೆ ಫೆಸ್ಟೂನ್ಸ್ ಹಾಕಿದ್ದಾರೆ ಎಲ್ಲ ನೋಡಿದಳು ಜನ ಓಡಾಡ್ತಾ ಇದ್ದಾರೆ ಶಿರಸ್ನಾತ ಜನೈಹಿಯುತ ರಾತ್ರಿ ಎರಡು ಗಂಟೆ ಹೊತ್ತಲ್ಲಿ ಜನ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಜೊಟ್ಟಿಟ್ಕೊಂಡ ಬ್ರಾಹ್ಮಣರು ಕೂಡ ಕ್ಷೌರ ಮಾಡಿಸಿಕೊಂಡು ಬೆಳಿಗ್ಗೆ ಹಣೆ ತುಂಬ ನಾಮಾದಿಗಳನ್ನು ಧರಿಸಿ ಆಗತಾನೆ ಶುದ್ಧ ಸ್ನಾನ ಮಾಡಿದ್ದಾರೆ ರಾಮ ಪಟ್ಟಾಭಿಷೇಕದ ಉತ್ಸವ ನೋಡೋಕೆ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಅಂತ ಅಷ್ಟೊತ್ತಿಗೆ ಸ್ನಾನ ಮಾಡಿ ಜಾಗ ಹಿಡ್ಕೊಂಡು ಕೂತಿದ್ದಾರೆ ತಲೆ ಜುಟ್ಟು ಕೊನೆಯಲ್ಲಿ ಗಂಟು ಹಾಕಿದ್ದಾರೆ ಒಣಗಬೇಕಲ್ಲ ತಲೆ ಕೂದಲು ನೋಡಿದ್ದೀರಾ ಹಳೆ ಕಾಲದ ಬ್ರಾಹ್ಮಣರು ನಮಗೂ ಇತ್ತು ಇಷ್ಟುದ್ದ ತಲೆ ಕೂದಲು ಯಾವ ಮುಂಡಿ ಅಕ್ಕಿ ತಿಂತೀರಿ ಸ್ವಾಮಿ ಅಂತ ಕೇಳೋರು ನಮ್ಮನ್ನ ಅಕ್ಕಿ ತಿಂದದ್ದೇ ಬಿಡೋದಿಲ್ಲ ಇನ್ನೊಬ್ರು ಹೇಳ್ತಿದ್ರು ಇವರು ಅಯ್ಯಂಗಾರು ಹೆಂಗ್ ತಿಂತಾರೆ ಅದಕ್ಕೆ ತಲೆ ಕೂದಲು ಉದ್ದಾಗಿದೆ ನೀವು ಹಿಂಗ್ ತಿನ್ನಿ ಮಂಗಾಗ್ತೀರಿ ಅಂತ ಹೇಳಿದೆ ಅವ್ರನ್ನ ತಲೆ ಕೂದಲು ದೇವರು ಕೊಟ್ಟಿದ್ದ ಜಡೆ ಸಂಕ್ರಾಂತ ಇಷ್ಟುದ್ದ ತಲೆ ಕೂದಲು ಜಡೆ ಕಟ್ಟಿದ್ರೆ ಮುಖಕ್ಕಿಂತ ದಪ್ಪನಾದ ಜುಟ್ಟು ಸ್ವಲ್ಪ ಚಂದ್ರನಂತ ಅರ್ಧ ಚಂದ್ರನಂತ ತೆಗೆದಿದ್ವು ಈ ಹುಡುಗ ಹೇಗಿದ್ದಾನೆ ಅಂತಿದ್ರು ಒಂದು ಕಾಲದಲ್ಲಿ ಹತ್ತು ಹನ್ನೊಂದನೇ ವಯಸ್ಸಿನ ಕಾಲ ಮಾತು ಹೇಳೋದು ಆಗ ಎಣ್ಣೆ ಹಚ್ಚಿ ಸ್ನಾನಗೇನ ಮಾಡಿಸಿಬಿಟ್ರೆ ತಾಯಿ ಅದು ಒಣಗಬೇಕಲ್ಲ ಇಷ್ಟು ದೊಡ್ಡ ಜುಟ್ಟು ಜಡೆ ಹಾಗೆ ಬಿಟ್ಟುಕೊಂಡು ಗಂಟು ಹಾಕದೆ ಓಡಾಡಬಾರ್ದು ಅಮಂಗಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅದಕ್ಕೇನ್ ಮಾಡೋಣ ನಮ್ಮಮ್ಮ ಅಂದ್ರೆ ಆ ಬಿಚ್ಚಿದ ಜಡೆಯ ತುದಿಯನ್ನ ಒಂದು ಗಂಟು ಹಾಕಿ ಬಾಕಿ ಇದನ್ನು ಸಳ್ಳ ಬಿಟ್ಬಿಡೋಳು ಅದು ಹಿಂದೆ ಬಾಲಾಂಗಚ್ಚಿ ಬರ್ತಾ ಇರ್ತಿತ್ತಲ್ಲ ನಮಗೆ ಆ ಗಂಟು ಹಾಕಿದ್ದನ್ನು ತಲೆ ಮೇಲೆ ಇಟ್ಟುಕೊಂಡು ದೆವ್ವದಂತೆ ಕಾಣಿಸ್ತಾ ಇದ್ದೆ ನಾನು ಅವರಲ್ಲಿ ಎಲ್ಲರೂ ಸ್ನಾನ ಮಾಡಿದ್ದಾರೆ ಇದು ಅಪರರಾತ್ರಿಗಾತ ಸ್ನಾನ ಮಾಡಿದ್ದಾರೆ ಜನ ಇಲ್ಲಿ ಮಾಲ್ಯಮೋದಕ ಹಸ್ತೈಶ್ಚ ದ್ವಿಜಂದೈ ದ್ವಿಜೇಂದ್ರೈ ಅವಿನಾಜಿತಾಂ ಈ ಕಡೆಯಿಂದ ಬ್ರಾಹ್ಮಣರು ಈ ಕಡೆಯಿಂದ ಊರಿನ ಜನ ಸರ ಪರಂಪರೆ ಹೋಗ್ತಾ ಇದ್ದಾರೆ ಸ್ವಾಮಿ ನಮಸ್ಕಾರ ಪಟ್ಟಾಭಿಷೇಕ ಅಷ್ಟೊತ್ತಿಗೆ ಅವರು ಮಂಗಳವಾಗಲಿಂದ ಆಯುಷ್ಮಂತ ಸೂಕ್ತ ಹೇಳಿ ಹೇಳ್ತಾ ಇದ್ರು ಇವಳಿಗೇನು ಅರ್ಥ ಆಗ್ತಿಲ್ಲ ವೇದ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ಶ್ರೀ ನವರ್ ಮಿಕ್ಸ್ಡ್ ವಿದ್ಯೆ ಅಯೋಧ್ಯ ಪೀಪಲ್ ಸಂಸ್ಕೃತಿ ಗೊತ್ತಿಲ್ಲ ನೋಡಿದ್ರು ಬ್ರಾಹ್ಮಣರು ಬೇರೆ ಓಡಾಡ್ತಾ ಇದ್ದಾರೆ ಜನ ಎಲ್ಲ ಸಂತೋಷವಾಗಿದ್ದಾರೆ ಯಾರೂ ಸತ್ತ ಲಕ್ಷಣವಿಲ್ಲ ಯಾರು ಸತ್ತಿದ್ರು ಮಾಡಬಹುದು ಯಾಕೆ ಹಣ ಹತ್ಕೊಂಡು ಹೋದ್ರೆ ದೊರೆಗಳದು ಬೀದಿ ತುಂಬಾ ಸಿಂಪಡಿಸಿ ದಶರಥ ಗಟ್ಟಿಯಾಗಿದ್ದಾನೆ ಏನೋ ಮಾಡಿದ್ದಾರೆ ಏನಾಗಿದೆ ಏನಾಗಿದೆ ತಿಳ್ಕೋಬೇಕು ಹೇಳುವುದಕ್ಕೊಬ್ರು ಸಮಾಚಾರ ಕೊಡುವುದಕ್ಕೊಬ್ರು ಗತಿ ಇಲ್ಲ ಮಂಥರೆಯ ದುಸ್ಥಿತಿ ನೋಡಿ ಮಂಥರಿಗೆ ಎಷ್ಟು ದೊಡ್ಡ ದುಸ್ಥಿತಿ ಆ ರಾಮ್ ರಾಮಪಟ್ಟಾಭಿಷೇಕ ಅಂತ ಹೇಳೋರೊಬ್ಬರು ಗತಿ ಇಲ್ಲ ಅವಳಿಗೆ ಕೇಳೋಕೆ ಇವಳಿಗೆ ಸಂಕೋಚ ಗೊತ್ತಿದ್ರೆ ಮೊದಲು ನಮ್ಮ ಯಜಮಾಂತಿ ಒಡತಿಗೆ ತಿಳಿಬೇಕು ಅವಳಿಂದ ನನಗೆ ಗೊತ್ತಾಗಬೇಕು ಯಾರೂ ಹೇಳಿಲ್ವಲ್ಲ ದಶರಥನ ಮೇಲೆ ಸಿಟ್ಟು ಆದ್ರೆ ಕುತೂಹಲ ಏನು ನಡಿ ತಿಳಿಬೇಕು ಆ ಕಡೆ ಈ ಕಡೆ ನೋಡಿದ್ರು ಕೌಸಲ್ಯ ಪುರದ ಮೇಲೆ ಮೂರ್ನಾಲ್ಕು ಜನ ದಾದಿಯರು ನಿಂತಿದ್ರು ಇವಳಿಗೆ ಸಮಾಚಾರ ಗೊತ್ತಿಲ್ಲ ಕೇಳ್ತಾಳೆ ಹೊಟ್ಟೆ ಉರಿಸಬೇಕು ಅಂತ ನಿಂತಿದ್ರು ಅವರವರಲ್ಲಿ ಸ್ಪರ್ಧೆ ನಾಳೆ ವಿಸ್ತಾರ ಮಾಡ್ತೇನೆ ಅದನ್ನ ಇದು ಫೋಕಸ್ ಕ್ಯಾಮ್ರಾ ಹೇಗೆ ಹಿಡಿದಿದ್ದಾರೆ ವಾಲ್ಮೀಕಿಯಪ್ಪ ಯಾವ ಇತರ ರಾಮಾಯಣಕಾರನು ನಿಮಗೆ ಈ ಚಿತ್ರ ಕೊಟ್ಟಿಲ್ಲ ಅವರೇನ್ ಮಾಡಿದ್ದಾರೆ ಕೌಶಲ್ಯ ಅಂತ ಪುರದಾದಿಯರು ಕೌಶಲ್ಯ ಕೊಟ್ಟ ಹೊಸ ಸೀರೆ ಎಲ್ಲ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ನಿಂತಿದ್ದಾರೆ ಮಂತ್ರ ತೋರಿಸ್ತಾ ಇದ್ದಾರೆ ಅವಳು ಕೇಳಲೇ ಇಲ್ವಲ್ಲ ಏನ್ ಹಬ್ಬ ಅಂತ ಕೇಳಿಲ್ವಲ್ಲ ಅವಳು ಹೊಟ್ಟೆ ಸೋದೆ ಯಾವಾಗ ಅವಳಿಗೆ ರಾಮನಿಗಾಗ್ತಾ ಇರಲಿಲ್ಲ ರಾಮ ಅವಳನ್ನು ಪ್ರೀತಿ ಮಾಡ್ತಿದ್ದ ಇವಳು ರಾಮನ ಪ್ರೀತಿ ತೋರಿಸ್ತಾ ಇರಲಿಲ್ಲ ಆಗ ಒಬ್ಬಳನ್ನು ಕರೆದು ಚಪ್ಪಾಳೆ ಹಾಕಿ ರೇ ಏನ್ ಸಮಾಚಾರ ಅಂತ ಕೇಳ್ತಾಳೆ ಕೇಳ್ತಕ್ಕಂತಹ ರೀತಿ ಹೇಗೆ ಸಾ ಹರ್ಷೋತ್ಫುಲ್ಲನಯನ ಪಾಂಡರಕ್ಷೌ ಮಮಾಸಿನೀಂ ಅವಿದೂರೇ ಸ್ಥಿತಾಂ ದೃಷ್ಟ ಧಾತ್ರಿ ಪಪ್ರಚ್ಛಮಂಥರ ಅವಿದೂರೆ ಆ ಕೌಸಲ್ಯ ಅಂತಃಪುರದ ಮಾಳಿಗೆ ಈ ಮಾಳಿಗೆ ಹೇಗಿತ್ತು ಇವಳಿಲ್ಲಿ ಮಾತಾಡಿದ್ರೆ ಅಲ್ಲಿ ಕೇಳಿಸ್ತಿತ್ತು ಫ್ಲಾಟ್ ಸಿಸ್ಟಮ್ ಇದ್ದ ಹಾಗೆ ಅವಳಲ್ಲಿ ಹೇಳಿದ್ರೆ ಇವಳು ಕೇಳಬೇಕು ಇವಳಿಲ್ಲಿ ಹೇಳಿದ್ರೆ ಅಲ್ಲಿ ಕೇಳಬೇಕು ಆ ಕೌಸಲ್ಯ ದಾದಿ ಹೇಗಿದ್ದಾಳೆ ಹರ್ಷೋತ್ಫುಲ್ಲನಯನ ಹರ್ಷದಿಂದ ಕಣ್ಣು ದೊಡ್ಡದಾಗಿದೆ ನಮ್ಮ ರಾಮನಿಗೆ ಪಟ್ಟಾಭಿಷೇಕ ನಮ್ಮ ಒಡತಿ ಕೌಸಲ್ಯಗೆ ಒಳ್ಳೆ ಕಾಲ ಬಂತು ದೇವರೇ ಒಳ್ಳೇದು ಮಾಡಪ್ಪ ಸಂತೋಷಪಟ್ಟಿದ್ದಾರೆ ಕೌಸಲ್ಯ ಗುಣ ಅವರಿಗೆ ಪಾಂಡರ ಕ್ಷೌಮ ಅವಳು ಬಿಳಿ ಬಟ್ಟೆ ಉಟ್ಕೊಂಡಿದ್ದಾಳೆ ಕೌಸಲ್ಯ ಹತ್ರ ಇದ್ದಿದ್ದೆಲ್ಲ ಬಿಳಿ ಸೀರೆ ನನ್ನ ಹೇಳಿದ್ದೇನೆ ಗಂಡನಿಗೆ ಒಳ್ಳೇದಾಗಬೇಕು ರೇಷ್ಮೆ ಸೀರೆ ಅವಳು ಅಂಥ ಸೀರೆಗಳನ್ನು ತನ್ನ ದಾಸಿಯರಿಗೆಲ್ಲ ಕೊಟ್ಟಿದ್ದಾಳೆ ಬಿಳಿ ಸೀರೆ ಉಟ್ಕೊಂಡಿದ್ದಾಳೆ ಕೌಸಲ್ಯ ಅಂತ ಕಾಣ್ತಾ ಇದ್ದಾಳೆ ಅವಳನ್ನ ಕೇಳಿದಳು ಲೇ ಹೊಟ್ಟೆವರಿ ಉತ್ತಮೇನಾಭಿ ಸಂವೃತ್ತ ಹರ್ಷೇಣ ಅರ್ಥಪರಾಸತಿ ರಾಮಮಾತಾ ಧನಂಚಿನ್ನು ಜಯ ಜನೇಭ್ಯ ಸಂಪ್ರಯಚ್ಛತಿ ಆ ಕಡೆ ನೋಡ್ತಾಳೆ ಕೆಳಗಡೆ ಮಹಡಿಯಲ್ಲಿ ಕೆಳಗಡೆ ಮೆಟ್ಲ ಮೇಲೆ ನಿಂತು ಕೌಸಲ್ಯೆ ಊರು ಜನ ಎಲ್ಲ ಬಂದು ಬಂದು ಬಂದು ಸ್ತ್ರೀಯರು ಪುರುಷರು ಅವಳಿಗೆ ನಮಸ್ಕಾರವನ್ನು ಮಾಡಿ ತಾಯಿ ರಾಮನನ್ನು ತಾಯಿ ಅಮ್ಮ ನೀನು ರಾಮ ಮಾತೆ ಇನ್ನು ಮೇಲೆ ರಾಜಮಾತೆ ನಿನಗೆ ಒಳ್ಳೇದಾಗಲಿ ಅಮ್ಮ ದೇವರು ಒಳ್ಳೇದು ಮಾಡಲಿ ತಾಯಿ ನಿನ್ನ ಕಷ್ಟ ಎಲ್ಲ ಬೈ ಅವಳ ಕಥೆ ಎಲ್ಲ ಗೊತ್ತಾಗಿದೆ ಊರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಇವಳು ಒಂದು ಕಡೆ ಕೂತ್ಕೊಂಡು ಈ ಕಡೆ ಆ ಕಡೆ ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿದ್ದಂತಹ ಬಂಗಾರದ ಒಡವೆಗಳು ಪಾತ್ರೆಗಳು ಬೆಳ್ಳಿ ಬಂದು ಕೇಳಿದವರಿಗೆಲ್ಲ ಸೀರೆ ಕೊಡ್ತಿದ್ದಾಳೆ ಬಂಗಾರದ ಒಡವೆ ಕೊಡ್ತಿದ್ದಾಳೆ ಅವತ್ತೊಂದು ದಿವಸ ಮಾತ್ರ ಬಹಳ ಬೆಲೆ ಬಾಳುವ ರೇಷ್ಮೆ ಬಣ್ಣದ ಸೀರೆ ಉಟ್ಕೊಂಡಿದ್ದಾಳೆ ಆಯುಷ್ಯದ ತುಂಬ ಬಿಳಿ ಸೀರೆ ಉಟ್ಟಿದ್ದವಳು ಉತ್ತಮೇನಾಭಿ ಸಂಯುಕ್ತ ಅದಕ್ಕೆ ಕೌಸಲ್ಯಗೆ ಇವಳು ಕಟ್ಟೋ ಅರ್ಥ ಅರ್ಥಪರಾಸತಿ ಜಪುಣಾಗ್ರೇಸರಳು ಯಾವತ್ತೂ ಒಳ್ಳೆ ಸೀರೆ ಉಳದೇ ಇದ್ದವಳು ಯಾವತ್ತೂ ಯಾರಿಗೊಂದು ಬಿಡುಗಾಸು ಕೊಡದೇ ಇದ್ದವಳು ಯಾರವಳು ಹೆಸರು ಹೇಳೋದು ಬೇಡ ರಾಮ ಮಾತಾ ನೋಡಿ ರಾಮನ್ ತಾಯಿ ಅವಳು ಕೋಪ ಬಂದ್ರೆ ಅಪ್ಪ ಮಗನಿಗೆ ಹೇಳ್ತಾರೆ ನಿಮ್ಮ ತಾಯಿನ ಕರೆಯೋ ಇವನು ತಾಯಿ ಇವಳಿಗೇನಾಗಬೇಕು ತನ್ನ ಹೆಂಡತಿ ಹೆಂಡತಿನ ಕರೆಯೋದು ಹಾಗೆ ಏ ಅನ್ಬೇಕು ಉಶ್ ಅನ್ಬೇಕು ಚಪಾಳೆ ಹಾಕಬೇಕು ಇದು ಹೆಂಡತಿನ ಕರೆಯೋ ರೀತಿಯೇ ಇದು ನಿಮ್ಮ ಅಮ್ಮನನ್ನು ಕರೆಯೋ ಆ ಮಗ ಬಂದು ಹೇಳ್ತಾನೆ ನನ್ನ ಅಮ್ಮನ ನಾನೇನು ಕರೆಯೋದೆ ನಿನ್ನ ಹೆಂಡತಿ ನೀನೇ ಕರೀನ್ಬೇಕು ಅವನು ರಾಮ ಮಾತಾ ತಿರಸ್ಕಾರ ಆ ರಾಮನ್ ತಾಯಿ ಗತಿಗೆಟ್ಟವಳು ಇವತ್ತು ಒಳ್ಳೆ ಬಟ್ಟೆ ಉಟ್ಕೊಂಡು ಎಲ್ಲರಿಗೂ ಏನೋ ಕೊಡ್ತಾ ಇದ್ದಾಳೆ ಧನಂ ಕಿನ್ನು ಜನೇಭ್ಯ ಸಂಪ್ರಯಚ್ಛತಿ ಯಾತಕ್ಕೆ ಹಣ ಕೊಡ್ತಾ ಇದ್ದಾಳೆ ಏನಾಯಿತು ಆ ದಾಸಿ ನೋಡಿದಳು ಇನ್ನೊಬ್ಬಳು ಮುಖವನ್ನ ಅಬ್ಬಾ ಇಷ್ಟು ಹೊತ್ತು ಈಗ ಆಪರ್ಚುನಿಟಿ ಬಂದುಬಿಡ್ತು ಇವಳು ಹೊಟ್ಟೆ ಉರಿಸಬೇಕು ಅಂತ ಏನೇ ಮಂಥರೇ ಮನಮುರುಕಿ ನಿನಗೆ ಗೊತ್ತಿಲ್ವೇನೆ ಬೆಳಗ್ಗೆ ಆದರೆ ಪುಷ್ಯಯೋಗದಲ್ಲಿ ದೊರೆಗಳು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಸ್ವಲ್ಪ ನಿಂತುಕೋ ಉರಿದುಕೊಂಡು ಸಾಯಿ ಒಳ್ಳೆ ಸಮಾಜ ಕೇಳು ಉರಿಬೇಕು ಈ ಚಿತ್ರ ಕೊಡ್ತಾರೆ ವಾಲ್ಮೀಕಿ ಟಿವಿದವ್ರು ಎಷ್ಟು ಚೆನ್ನಾಗಿ ತೆಗಿಬಹುದಾಗಿತ್ತು ಶಾರ್ಟ್ಸ್ ಅನ್ನು ಅವ್ರು ನಾನು ಕೇಳಲೇ ಇಲ್ಲ ಯಾವುದೋ ರಾಮಾಯಣ ಇಟ್ಕೊಂಡು ಮಾಡಿಬಿಟ್ರು ಇದನ್ನು ಕೇಳಿದಳು ಇಲ್ಲವೋ ಭೂತ ಹೇಳಿದವಳಂತೆ ದಡ ದಡನೆ ಹತ್ತುವಾಗ ಅಪ್ಪ ಅಮ್ಮ ಉಷಾ ಅಂತ ಕೋಲಿಟ್ಕೊಂಡು ಹತ್ತಿದವಳು ಹನ್ನೆರಡು ವರ್ಷದ ಹುಡುಗಿ ಅಂತ ದಡ ದಡನೆ ಕೆಳಗಿಳಿದು ಮಲಗಿದ್ದ ಆ ಕೈಕೈ ಅಂತ ಪೂರಕ್ಕೆ ನುಗ್ಗಿ ಅವಳನ್ನು ಉರುಳಿಸಿ ಉರುಳಿಸಿ ಉತ್ತಿಷ್ಟ ಮೂಢೆ ಕಿಂ ಶೇಷೆ ಭಯಂತ್ವಾಂ ವಿವರ್ತತೆ ಚಲಂಹಿ ಸೌಭಾಗ್ಯಂ ಬಹಳ ಆರೋಪ ಬಹಳ ಕೋಪ ಬರುತ್ತೆ ಮಲಗಿದ್ದವಳನ್ನು ಎಬ್ಬಿಸಿ ಕಿವಿಯಲ್ಲಿ ವಿಷವನ್ನು ಹಿಂಡುವ ಪ್ರಸಂಗಕ್ಕೆ ಲವಕುಶರು ಭಗವಂತನ ರಾಮಾಶಿವೇದ ಮಂಟಪದಲ್ಲಿ ಮಂಗಳಾಶಾಸ್ತ್ರ ಮಾಡುತ್ತಿದ್ದಾರೆ ಇನ್ನೊಂದು ವಾರ ದಯವಿಟ್ಟು ತಪ್ಪಿಸಿಕೊಳ್ಳಬೇಡಿ ಅಯೋಧ್ಯಾಕಾಂಡದ ಕಥೆ ಮನುಷ್ಯನ ಮನಸ್ಸಿಗೆ ಕನ್ನಡಿಯನ್ನು ಹಿಡಿತಾರೆ ದಶರಥನ ದಾರುಣ ಮರಣ ಸ್ಥಿತಿ ಹೆಂಡತಿಯನ್ನು ಕೈಕಲ್ಲಿ ಪ್ರಾರ್ಥನೆ ಮಾಡುವ ಸ್ಥಿತಿ ರಾಮಚಂದ್ರ ಸ್ವಾಮಿ ಇಷ್ಟು ಸಣ್ಣ ವಿಷಯಕ್ಕೆ ಯಾಕಮ್ಮರಂಪ ಹೋಗ್ತೇನೆ ಕಾಡಿಗೆ ಅಂತ ಹೇಳುವುದು ಅವಳ ಆಕ್ಷೇಪ ಮಾಡುವುದು ಜಗತ್ತಲ್ಲಿ ಯಾವ ಕಾವ್ಯದಲ್ಲಿ ಕಾಣಲಾರ್ರಿ ತಮಗೆಲ್ಲರಿಗೆ ಮಂಗಳವಾಗಲಿ ಅಂತ ಹೇಳಿ ಮಂಗಳಾಶಾಸನ ಶಾಸನ ಮಾಡ್ತೇನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ स्वस्य प्रजाभ्य परिपालयन्ताम् न्याय्येन मार्गेण महीम् महीषाः गोब्राह्मणेभ्य शुभमस्तु नित्यम् लोकाः समसासिकिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्